ನಮ್ಮ ಕಾಲದಲ್ಲಿ ಹಿಂದೂ ಧರ್ಮ ಸಂಸ್ಕೃತಿಗಳ ಪ್ರಖರ ಪ್ರತಿಪಾದಕರ ಅಗ್ರಪಂಕ್ತಿಯಲ್ಲಿ ಇರೋರು ಶ್ರೀ ಶ್ರೀ ರಂಗಪ್ರಿಯ ಶ್ರೀ ಶ್ರೀ ಸ್ವಾಮಿಗಳು ಇಂತಹ ಸಾಧಕ ವಿದ್ವಾಂಸರು ಬೆಂಗಳೂರಿನಲ್ಲಿ ನೆಲೆಸಿರುವುದು ನಮ್ಮೆಲ್ಲರ ಸೌಭಾಗ್ಯ ಬೆಂಗಳೂರಿನಲ್ಲೂ ರಾಜ್ಯದ ಇತರೆಡೆಗಳಲ್ಲೂ ನಡೆಯುವ ಎಲ್ಲ ಧರ್ಮೋತ್ಥಾನ ಪ್ರಯತ್ನಗಳಿಗೂ ಪೂಜ್ಯ ಶ್ರೀಗಳ ಮಾರ್ಗದರ್ಶನ ಕೃಪಾಶೀರ್ವಾದ ಸದಾ ಲಭ್ಯ ಇರುತ್ತದೆ ಪೂರ್ವಾಶ್ರಮದಲ್ಲಿ ಶ್ರೇಷ್ಠ ಬೋಧಕರಾಗಿ ಹೆಸರು ಮಾಡಿದ್ರು ಆ ದಿನಗಳಿಂದಲೇ ಇಲ್ಲಿ ತಾವೇ ಸ್ಥಾಪಿಸಿದ ಅಷ್ಟಾಂಗ ಯೋಗ ವಿಜ್ಞಾನ ಮಂದಿರದ ಮೂಲಕ ನಿರಂತರ ಧರ್ಮ ಪ್ರಸಾರ ಮಾಡಿದ್ದಾರೆ ಒಂದು ವಿಶೇಷ ಅಂದರೆ ವಿದ್ವತ್ ಸಂಪ್ರದಾಯ ಸಾಧಕ ಸಂಪ್ರದಾಯ ಎರಡೂ ಇವರಲ್ಲಿ ಸಮಾವಿಷ್ಟ ಆಗಿವೆ ನಂಜನಗೂಡು ಸಮೀಪದ ಹೆಡ್ತಲೆ ಕ್ಷೇತ್ರದ ಯೋಗಿವರೇಣ್ಯ ಅನುಭಾವಿ ಶ್ರೀರಂಗ ಮಹಾಗುರುಗಳ ಕರಕಮಲ ಸಂಜಾತರು ಪೂಜ್ಯರು ಆ ಯಶೋ ಯಶೋವಿಶಾಲ ಮಹಾಮಹಿಮರ ಬೋಧೆಗಳನ್ನು ಈಗಿನ ಮತ್ತು ಮುಂದಿನ ಪೀಳಿಗೆಗಳಿಗೆ ಉಳಿಸೋದರಲ್ಲಿ ಪೂಜ್ಯ ಶ್ರೀ ಶ್ರೀಗಳ ಪಾತ್ರ ದೊಡ್ಡದಿದೆ ಸಾವಿರಾರು ಕಡೆ ಇವರ ವ್ಯಾಖ್ಯಾನಗಳು ನಿರಂತರ ನಡೆದಿವೆ ಭಾರತ ದರ್ಶನ ಪ್ರಕಾಶನ ಮೊದಲಾದ ಹಲವಾರು ಸತ್ಪ್ರಯತ್ನಗಳಿಗೆ ಪೋಷಣೆ ಮಾರ್ಗದರ್ಶನ ನೀಡುತ್ತಾ ಬಂದಿದ್ದಾರೆ ಸ್ವಾಮಿಗಳು ಅಧ್ಯಾತ್ಮಾಸಕ್ತರಿಗೋಸ್ಕರ ಇವರು ಮಾಡಿರುವ ವಿಪುಲ ಲೇಖನ ಕಾರ್ಯ ಕೂಡ ತುಂಬಾ ಮಹತ್ವದ್ದು ಪೂಜ್ಯ ಶ್ರೀ ಶ್ರೀಗಳು ಇತ್ತೀಚೆಗೆ ಅನುಗ್ರಹಿಸಿದ ಭಾರತೀಯರ ಹಬ್ಬ ಹರಿದಿನಗಳು ಆ ಬೃಹತ್ ಗ್ರಂಥ ಈಗಾಗಲೇ ರಾಜ್ಯಾದ್ಯಂತ ಮನೆ ಮಾತಾಗಬಿಟ್ಟಿದೆ ಈಗ ಕೆಲವು ತಿಂಗಳ ಹಿಂದೆ ನಮ್ಮ ಮಿತ್ರರೊಬ್ಬರ ಗೃಹ ಪ್ರವೇಶೋತ್ಸವ ಆಯಿತು ನಾನು ಉಡುಗೊರೆಗೆ ಅಂತ ಈ ಪುಸ್ತಕ ತಗೊಂಡು ಹೋಗಿದ್ದೆ ಅಲ್ಲಿ ಹೋದ ಮೇಲೆ ಕಂಡು ಬಂದದ್ದು ಐದಾರು ಜನ ಹಿತೇಶ್ವರು ಆ ದಂಪತಿಗಳಿಗೆ ಇದೇ ಪುಸ್ತಕವನ್ನು ತಂದಿದ್ರು ಅಲ್ಲಿ ತಮ್ಮ ಸಾತ್ವಿಕ ತೇಜಸ್ಸಿನಿಂದ ಸದಾ ಸಮಾಜವನ್ನು ಅನುಗ್ರಹಿಸ್ತಾ ಇರುವ ಪೂಜ್ಯ ಶ್ರೀ ಶ್ರೀ ರಂಗಪ್ರಿಯ ಶ್ರೀ ಶ್ರೀ ಸ್ವಾಮಿಗಳ ಚರಣಗಳಿಗೆ ನಮ್ರ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ಗೋಖಲೆ ಸಂಸ್ಥೆಯ ಪರವಾಗಿ ನಮನಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಡಾಕ್ಟರ್ ಕೆ ಎಸ್ ನಾರಾಯಣಾಚಾರ್ಯರು ಈ ವೇದಿಕೆಗೆ ಸುಪರಿಚಿತರೇ ಆಗಿದ್ದಾರೆ ಆದರೂ ಅವರ ಕೆಲವು ಸಾಧನೆಗಳನ್ನು ಮೆಲುಕು ಹಾಕುವುದು ನಮಗೆ ಸಂತೋಷದಾಯಕವೇ ಆಗಿರೋದ್ರಿಂದ ಒಂದೆರಡು ಮಾತನ್ನು ಹೇಳ್ತೇನೆ ನಮ್ಮ ಕಾಲದ ಅತ್ಯಂತ ಲೋಕಪ್ರಿಯ ಪ್ರವಚನಕಾರರಲ್ಲಿ ಒಬ್ಬರು ಡಾಕ್ಟರ್ ಕೆ ಎಸ್ ನಾರಾಯಣಾಚಾರ್ಯರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಅಧ್ಯಯನ ಮುಗಿಸಿದ ಮೇಲೆ ಅಲ್ಪಕಾಲ ಬೆಂಗಳೂರಿನಲ್ಲಿ ಅನಂತರ ಮೂವತ್ತೈದು ವರ್ಷ ಧಾರವಾಡದ ಕರ್ನಾಟಕ ಆರ್ಟ್ಸ್ ಕಾಲೇಜಿನಲ್ಲಿ ಇಂಗ್ಲಿಷಿನ ಬೋಧಕರಾಗಿ ಸೇವೆ ಸಲ್ಲಿಸಿ ಪ್ರಾಧ್ಯಾಪಕರಾಗಿ ಉತ್ತರೋತ್ತರ ಪ್ರಾಚಾರ್ಯರೂ ಆಗಿ ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ನಿವೃತ್ತರಾದರು ಸಾಂಪ್ರದಾಯಿಕ ಶ್ರೀ ವೈಷ್ಣವ ಮನೆತನದವರಾದ ನಾರಾಯಣಾಚಾರ್ಯರು ಧಾರವಾಡದ ಪ್ರಸಿದ್ಧ ವೇದ ವಿದ್ವಾಂಸ ದಂಡಾವತಿ ಶಿವದೀಕ್ಷಿತ ಸ್ವಾಮೀಜಿಯವರಂತಹ ಶ್ರೇಷ್ಠರಲ್ಲಿ ತಮ್ಮ ಕೃಷ್ಣ ಯಜುರ್ವೇದ ಅಧ್ಯಯನವನ್ನು ಸಾಂಗಗೊಳಿಸಿಕೊಂಡಿದ್ದಾರೆ ಧರ್ಮ ಪ್ರಸಾರವನ್ನ ಜೀವನ ವ್ರತವಾಗಿ ಸ್ವೀಕರಿಸಿರುವ ನಾರಾಯಣಾಚಾರ್ಯರು ಕಳೆದ ನಾಲ್ಕು ದಶಕಗಳಿಂದ ಕರ್ನಾಟಕದೆಲ್ಲೆಡೆ ಮಾತ್ರವಲ್ಲದೆ ಹೊರ ರಾಜ್ಯಗಳಲ್ಲೂ ಕೂಡ ಸಂಚರಿಸಿ ರಾಮಾಯಣ ಭಾರತ ಭಾಗವತ ಭಗವದ್ಗೀತೆ ಉಪನಿಷತ್ತುಗಳು ವೇದ ಸಾಹಿತ್ಯ ಆಳ್ವಾರರ ಪ್ರಬಂಧಗಳು ಇವನ್ನೆಲ್ಲ ಕುರಿತು ನೂರಾರು ಸಾವಿರಾರು ಪ್ರವಚನಗಳನ್ನು ನಿರಂತರ ನಡೆಸಿದ್ದಾರೆ ಜೊತೆ ಜೊತೆಗೆ ವೇದ ರಾಮಾಯಣ ಭಾರತಾದಿ ವಾಂಗ್ಮಯ ಕುರಿತು ಕನ್ನಡದಲ್ಲಿ ಇಂಗ್ಲಿಷ್ನಲ್ಲಿ ಹತ್ತಿರ ಹತ್ತಿರ ಎಂಬತ್ತು ಕೃತಿಗಳನ್ನು ಬರೆದು ಪ್ರಕಟಿಸಿದ್ದಾರೆ ತರಂಗ ಕರ್ಮವೀರ ಉದಯವಾಣಿ ಮೊದಲಾದ ಜನಪ್ರಿಯ ಪತ್ರಿಕೆಗಳಲ್ಲಿ ಅನೇಕ ವರ್ಷ ಕಾಲ ಮಹಾಭಾರತ ರಾಮಾಯಣ ಚಾಣಕ್ಯ ಮೊದಲಾದ ವಿಷಯಗಳ ಮೇಲೆ ದೀರ್ಘಕಾಲ ಧಾರಾವಾಹಿ ಲೇಖನ ಮಾಲೆಗಳನ್ನು ಬರೆದಿದ್ದಾರೆ ಆ ಅನೇಕ ಲೇಖನ ಮಾಲೆಗಳು ಪುಸ್ತಕ ರೂಪದಲ್ಲೂ ಬಂದು ತುಂಬಾ ಜನಪ್ರಿಯ ಆಗಿವೆ ತೈತ್ರಿಯೋಪನಿಷತ್ತು ವಿಶಿಷ್ಟಾದ್ವೈತ ದರ್ಶನ ಟಿಎಸ್ ಎಸ್ ಮೇಲೆ ಭಾರತೀಯ ವಾಂಗ್ಮಯದ ಪ್ರಭಾವ ಸೆಮೆಟಿಕ್ ಪಂಥಗಳು ಮೊದಲಾದವನ್ನು ಕುರಿತು ಇಂಗ್ಲಿಷ್ನಲ್ಲಿಯೂ ಹಲವಾರು ಗ್ರಂಥಗಳನ್ನು ಬರೆದಿದ್ದಾರೆ ಹಲವಾರು ಮಠಗಳು ಧರ್ಮಪೀಠಗಳು ನಾರಾಯಣಾಚಾರ್ಯರಿಗೆ ವೇದಭೂಷಣ ವಾಲ್ಮೀಕಿ ಹೃದಯಜ್ಞ ಪ್ರವಚನ ಕಲಾನಿಧಿ ಮೊದಲಾದ ಬಿರುದಗಳನ್ನಿತ್ತು ಗೌರವಿಸಿವೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಸಂಗೀತ ನೃತ್ಯ ಅಕಾಡೆಮಿಗಳು ಆಚಾರ್ಯರಿಗೆ ಪ್ರಶಸ್ತಿ ನೀಡಿ ಗೌರವಿಸಿವೆ ಮಹಾಭಾರತಾದಿ ವಾಂಗ್ಮಯಕ್ಕೆ ಅತ್ಯಾಕರ್ಷಕ ಕಥಾರೂಪ ಕೊಟ್ಟಿರುವುದು ಆಚಾರ್ಯರ ಒಂದು ದೊಡ್ಡ ಸೇವೆ ಹೀಗೆ ಧರ್ಮಪ್ರಸಾರ ಶ್ರೇಷ್ಠ ಸಾಹಿತ್ಯ ನಿರ್ಮಾಣ ಇವು ಒಟ್ಟೊಟ್ಟಿಗೆ ಆಚಾರ್ಯರಿಂದ ನಡೆದಿವೆ ಕನಕದಾಸರ ಮೋಹನ ತರಂಗಿಣಿ ಹರಿಭಕ್ತಿ ಸಾರ ಮೊದಲಾದವುಗಳ ಮೇಲೂ ಆಳ್ವಾರರ ಸ್ತೋತ್ರ ಸಾಹಿತ್ಯದ ಮೇಲೂ ನಾರಾಯಣಾಚಾರ್ಯರು ನೀಡಿರುವ ವ್ಯಾಖ್ಯೆಗಳು ಹೃದಯಂಗಮವಾಗಿವೆ ಇಲ್ಲಿ ಈಗಾಗಲೇ ಅವರ ಮೂರು ಪ್ರವಚನ ಮಾಲೆಗಳು ಹಿಂದೆ ನಡೆದಿವೆ ಎರಡು ಸಾವಿರದ ನಾಲ್ಕರಲ್ಲಿ ರಾಮಾಯಣದ ಪಾತ್ರ ವಿಶೇಷಗಳು ಅದರ ಬಗ್ಗೆ ಒಂದು ವಾರ ಪ್ರವಚನಗಳು ನಡೆದಿತ್ತು ಎರಡು ಸಾವಿರದ ಐದರಲ್ಲಿ ಇಂದಿನ ಜೀವನದ ಮೇಲೆ ಮಹಾಭಾರತದ ಬೆಳಕು ಎರಡು ವಾರಗಳು ಹದಿನೈದು ದಿವಸಗಳ ಪ್ರವಚನಗಳು ನಡೆದಿದ್ದವು ಈ ವರ್ಷನೇ ಈ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಶ್ರೀಮದ್ ಭಗವದ್ಗೀತಾ ಗೂಢಾರ್ಥ ವಿಶೇಷಗಳು ಇದರ ಬಗ್ಗೆ ಮೂರು ವಾರ ಪ್ರವಚನಗಳು ಇಲ್ಲಿ ನಡೆದಿವೆ ಇವತ್ತಿನಿಂದ ಒಂದು ತಿಂಗಳ ಕಾಲ ಶ್ರೀಮದ್ ರಾಮಾಯಣದ ರಹಸ್ಯ ರಹಸ್ಯಾರ್ಥಗಳು ಇದರ ಬಗ್ಗೆ ಪ್ರವಚನ ನಡೆಯೋದಿದೆ ಒಂದು ತಿಂಗಳ ಅವಧಿಯ ಈ ದೀರ್ಘ ಜ್ಞಾನಸತ್ರದ ಪ್ರಾಯೋಜಕರು ಶ್ರೀ ಲಕ್ಷ್ಮೀ ನರಸಿಂಹನ್ ಮತ್ತು ಶ್ರೀಮತಿ ನಾಗರತ್ನ ಲಕ್ಷ್ಮೀ ನರಸಿಂಹನ್ ದಂಪತಿಗಳು ದಯವಿಟ್ಟು ನಿಂತ್ಕೋಬೇಕು ಆ ದಂಪತಿಗಳಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ಗೋಖಲೆ ಸಂಸ್ಥೆಯ ಪರವಾಗಿ ಕೃತಜ್ಞತೆಯನ್ನ ಅರ್ಪಿಸ್ತಾ ಇದ್ದೇನೆ ಎಲ್ಲರಿಗೂ ಶುಭಾಶಂಸನ ಪೂರ್ವಕ ಸ್ವಾಗತ ಕೋರ್ತೇನೆ ಈಗ ತಮ್ಮ ಅನುಗ್ರಹ ಭಾಷಣದ ಮೂಲಕ ಈ ಪ್ರವಚನ ಮಾಲೆಯನ್ನ ಉದ್ಘಾಟಿಸಬೇಕು ಉದ್ಘಾಟಿಸಬೇಕು ಅಂತ ಪೂಜ್ಯ ಶ್ರೀ ಶ್ರೀಗಳನ್ನ ಪ್ರಾರ್ಥಿಸ್ತೇನೆ आसनस्थम हृदयाब्जपीठे चिन्मुद्रया अलङ्कृत पाणिपद्मम् शुभोपवीतम् विफलोर्ध्वपुण्ड्रम् नमामि रङ्गम् गुरुमन्तरङ्गी सम्प्रज्ञातस्थितिमधिगते निर्विकल्पे समाधौ शान्तावध्यम् स्तिमितबहुलानन्दसन्दोहम् अन्तः यत्तद्ब्रह्मस्फुरतियमिनाम् पूर्णषाड्गुण्यरूपम् सा मे नित्यम् हृदि हयमुखी देवता सनिधत्ताम् कोरिदन्तम् राम रामेति मथुरम् मथुराक्षरम् आरुह्य कविताशाखाम् वन्दे वाल्मीकिकोकिलम् गीताखिलविषयेच्छ्यम् जातानन्दाश्रुपुलकमत्यच्छम् सीतापतिदूताद्यम् वातात्मजमध्यभावये हृद्यम् यत्र यत्र रघुनाथकीर्तनम् तत्र तत्र कृतमस्तकाञ्जलिम् बाष्पवारि परिपूर्णलोचनम् मारुतिन्नमतराष्ट्रसान्तकम् सत्यज्ञानान्तसुरपवाद परञ्ज्योति ಪರತತ್ವ ಪರಂಬ್ರಹ್ಮ ಪರಮಾತ್ಮ ಶ್ರೀರಾಮಚಂದ್ರನ ಪವಿತ್ರತಮೂ ಮಂಗಳತಮವಾದ ಪದಾರ್ಥಗಳಿಗೆ ಪ್ರಾಣವನ್ನು ಮಾಡಿ ಈ ಪವಿತ್ರವಾದ ಸತ್ರವನ್ನು ಏರ್ಪಾಡು ಮಾಡಿರ್ತಕ್ಕಂತಹ ಭಾಗವತ ದಂಪತಿಗಳಿಗೂ ಅಂತೆಯೇ ಈ ಧರ್ಮಸತ್ರದಲ್ಲಿ ಬ್ರಹ್ಮಸತ್ರದಲ್ಲಿ ಪ್ರವಚನ ರೂಪವಾದ ದಿವ್ಯವಾದ ಸೇವೆಯನ್ನು ಭಗವದರ್ಪಣ ಬುದ್ಧಿಯಿಂದ ಸಲ್ಲಿಸ್ತಾ ಇರ್ತಕ್ಕಂತಹ ವಿದ್ವನ್ಮಣಿಗಳು ಭಾಗವತ ಶ್ರೇಷ್ಠರು ಭಾರತೀಯ ಸಂಸ್ಕೃತಿಯ ಮಹದೋಪಾಸಕರು ಭಾಜನರು ಆಗಿರುವ ಶ್ರೀ ಕೆ ಎಸ್ ನಾರಾಯಣಾಚಾರ್ಯರಿಗೂ ಈ ಮೂಲಕ ಸಂಪನ್ನವಾಗುತ್ತಿರುವ ರಾಮಾಯಣ ಮಹಾಸತ್ಸದಲ್ಲಿ ಭಾಗವಹಿಸಿ ಪೂರ್ಣಾಹುತಿವರೆಗೂ ಇಲ್ಲಿ ಉಪಸ್ಥಿತರಾಗಿದ್ದು ಯಜ್ಞಶೇಷವನ್ನು ಸ್ವೀಕಾರ ಮಾಡತಕ್ಕವು ಯಾವ ಧನ್ಯರು ಇಲ್ಲಿದ್ದಾರೆ ಅವರೆಲ್ಲರೂ ಧನ್ಯತೆಯನ್ನು ಹೊಂದುವಂತಾಗಬೇಕು ಮತ್ತು ಮತ್ತು ಎಂಬುದಾಗಿ ಆಶಂಸೆ ಮಾಡುತ್ತಾ ಈ ಮಹಾಯಜ್ಞವು ಉದ್ಘಾಟಿತವಾಗಿದೆ ಎಂಬುದಾಗಿ ನಾವು ಆಶಂಸೆ ಮಾಡುತ್ತಿದ್ದೇವೆ ಶ್ರೀ ಕೆ ಎಸ್ ನಾರಾಯಣಾಚಾರ್ಯರ ಒಂದು ಪ್ರವಚನ ಕೇಳೋಣೆ ಮಾತಿರ್ತಕ್ಕಂತಹ ಜಾಡ್ಯ ತೊಲಗಿ ಹೋಗುತ್ತೆ ಹೊಸ ಬೆಳಕು ಉಂಟಾಗುತ್ತೆ ನೈ ಪೌಫಟಿ ರಾತಕಟಿ ಕಮಕಿ ಅಂತರಪಟಿ ಹಟಿ ಉಠೋ ಉಠೋ ಬೋಲೋ ಬೋಲೋ ಖೋಲೋ ಮನೋದ್ವಾರ ಖೋಲೋ ಎಂಬ ಕರುವಾಣಿಯಂತೆ ಮನಸ್ಸಿನ ಭಾಗ ತೆರೆದು ಅದರಲ್ಲಿ ಉತ್ತಮೋತ್ತಮವಾಗಿರುವ ಹೃದಯಂಗಮಾರು ವಿಷಯಗಳು ಪ್ರವೇಶ ಮಾಡತಕ್ಕಂತಹ ಒಂದು ವಾತಾವರಣ ತನ್ನ ತಾನೇ ಉಂಟಾಗೋಗ್ಬಿಡುತ್ತೆ ಇದನ್ನ ಅನೇಕ ಪ್ರವಚನಗಳ ಮೂಲಕವಾಗಿ ಸಿದ್ಧಪಡಿಸಿರ್ತಕ್ಕಂತಹ ಭಾಗವತ ಶಿರೋಮಣಿಗಳು ಶ್ರೀ ಕೆ ಎಸ್ ನಾರಾಯಣಾಚಾರ್ಯರು ಶ್ರೀ ವಾಲ್ಮೀಕಿ ದೇವರನ್ನ ಶ್ರೀ ಆಂಜನೇಯ ಸ್ವಾಮಿಯನ್ನ ಸದಾ ಕೊಂಡಾಡುವವರಾಗಿ ಅವರ ಅನುಗ್ರಹದಿಂದಲೂ ಆಚಾರ್ಯ ಅನುಗ್ರಹದಿಂದಲೂ ಕೂಡಿ ಬಂದಿರತಕ್ಕಂತಹ ಪವಿತ್ರವಾದ ವಾಣಿಯು ಅದರಿಂದ ಹೊರಬರ್ತಾ ಇರೋದನ್ನು ಅನೇಕ ಬಾರಿ ಕೇಳಿ ನಾವು ಸಂತೋಷ ಅನುಭವಿಸಿ ಇಂತಹ ಪ್ರವಚನಗಳು ನೂರಾರು ಸಾವಿರಾರು ನಮ್ಮ ದೇಶದಲ್ಲಿ ಆಗ್ತಾ ಇದೆ ಎನ್ನುವ ಆಶಂಸೆ ನಾವು ಮಾಡ್ತಾ ಇರೋದನ್ನೇ ಇಲ್ಲಿಯೂ ಮಾಡ್ತಾ ಇದ್ದೀವಿ ಹೇಳೋದನ್ನು ಚೆನ್ನಾಗಿ ಗಮನ ಇಟ್ಕೊಳ್ಳಿ ಪ್ರಶ್ನದ ಅನಂತರದಲ್ಲಿ ಪ್ರವಚನದ ಅನಂತರದಲ್ಲಿ ಪ್ರಶ್ನೆಗಳು ಇದ್ದರೆ ಕೇಳಬಹುದು ಒಳ್ಳೆಯ ಪ್ರಶ್ನೆಗಳು ಈ ಗೋಖಲೆ ಸಂಸ್ಥೆಯಲ್ಲಿ ನಾವು ಅನೇಕ ಬಂದಿರುವಾಗ ಇಲ್ಲಿ ಯಾರು ಕೇಳೋ ಬರ್ತಾರೆಯೋ ಅವರೆಲ್ಲರೂ ಕೂಡ ಶ್ರೇಷ್ಠ ಮಠದವರು ವಿದ್ವಾಂಸದಿಂದ ಗಾಣ ಮಾಡೋದು ಪೂರ್ವಭಾವಿಯಾಗಿಯೇ ತಾವೇ ವೈದುಷಿಕೆ ತಮ್ಮನ್ನು ಪೂರ್ತಿ ಕೊಟ್ಟುಕೊಂಡಿರ್ತಕ್ಕಂತಹ ಸುಸಂಸ್ಕೃತ ವ್ಯಕ್ತಿತ್ವಗಳು ಒಂದು ಘಟನೆ ಆಪ್ಕ ಬಂತು ಬೊಂಬಾಯಿನಲ್ಲಿ ಒಬ್ಬ ದೊಡ್ಡ ವಿದ್ವಾಂಸರು ಭಗವದ್ಗೀತೆಯ ಪ್ರವಚನ ಮಾಡ್ತಾ ಇದ್ರು ಎಲ್ಲರೂ ಸಂತೋಷನ ಕೇಳ್ತಾ ಇದ್ರು ಅದರ ಮಧ್ಯದಲ್ಲಿ ಒಬ್ಬ ನಿಂತುಕೊಂಡು ಏನಾದರೂ ಪ್ರಶ್ನೆಗಳು ಕೇಳಬಹುದೇ ಅಂತ ಕೇಳದ संतोष ಕೇಳಬಹುದು आपने प्रवचन में जो कुछ कहा बहुत अच्छा था सब कुछ हमने समझ लिया केवल एक संदेह है बताओ ना वो संदेह आपने प्रारंभ में कहा सर्वोपनिषदो गाव जोगधा गोपाल नंदन उस श्लोक में दो गधा काना दो गधे कौन कौन नहीं बताइए ಅವರು ನಗಬೇಕು ಹೊಳಬೇಕು ಹೇಗೆ ಗೊತ್ತಾಗಿಲ್ಲ ಅವರಿಗೆ पहला गधा तुम हो और तुम जैसे को पाठ पदा वाला दूसरा गधा मैं हूं समझ लिया ಈ ತರಹ ಶ್ರೋತೃಗಳು ಅನೇಕ ಕಡೆ ಕಂಡು ಬರ್ತಾರೆ ಅದಕ್ಕೆ ಪ್ರತಿಪಕ್ಷವಾಗಿರ್ತಕ್ಕಂತಹ ಒಳ್ಳೆಯ ಬುದ್ಧಿಮತ್ತರಾಗಿರ್ತಕ್ಕಂಥ ಶ್ರೋತೃಗಳು ನಾವು ನೋಡಿರತಕ್ಕದ್ದು ಈ ಗೋಖಲೆ ಸಂಸ್ಥೆಯಲ್ಲಿ ಚೆನ್ನಾಗಿ ಗ್ರಹಣ ಮಾಡಿ ಸಾರವತ್ತಾಗಿರೋ ಪ್ರಶ್ನೆಗಳನ್ನ ಕೇಳುತ್ತಾರೆ ಆ ಪ್ರಶ್ನೆ ಉತ್ತರ ಕಂಡು ಬಂದ್ಬಿಟ್ರು ಪರಮ ಸಂತೋಷ ಅನುಭವಿಸೋದು ಅವ್ರ ಮುಖದಲ್ಲಿ ನಗೆ ಇಳಿಕೊಂಡು ನಾವು ನೋಡ್ತಾ ಇದ್ದೀನಿ ಅಂತ ಶ್ರೋತೃಗಳು ಸೇರಿದಾಗ ಅಂತ ಪ್ರವಚನಕರ್ತಗಳು ಬಂದಿರೋದೊಂದು ಆಗಾಗ ಅದಕ್ಕೆ ವಿಷಯವಾಗಿರತಕ್ಕದ್ದು ಶ್ರೀಮದ್ ರಾಮಾಯಣ ಮೂರು ಸೇರಿ ಪೂರ್ವ ಸುಕೃತ ಎಂಬಂತೆ ಈ ಪ್ರವಚನ ಪ್ರವಚನವಾಗಿ ಸಂಪನ್ನವಾಗುತ್ತೆ ಎಂದು ಹೇಳಿ ಒಂದು ನಾನು ಓದಿದ್ದೇನೆ ಶ್ರೀಮದ್ ರಾಮಾಯಣವನ್ನು ಕುರಿತು ಒಳ್ಳೆಯ ಪ್ರವಚನಗಳು ಒಳ್ಳೆಯ ಗ್ರಂಥಗಳು ಬಂದಿರುವಂತೆಯೇ ಶ್ರೇಷ್ಠ ಶ್ರೇಷ್ಠತಮವಾದ ಈ ಗ್ರಂಥರತ್ನವನ್ನು ಕುರಿತು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ತಮ್ಮ ಮನಸ್ಸಿನ ಕೊಳಕನ್ನು ರಾಮಾಯಣದ ಮೂಲಕವೂ ಪ್ರವಚನದ ಮೂಲಕವಾಗಿ ತೋರಿಸುವ ಪ್ರಯತ್ನ ಅನೇಕ ನಡೆದಿದೆ ಅಂಥವರಿಗೆ ಶೂಲಪ್ರಾಯವಾಗಿರತಕ್ಕದ್ದು ಶ್ರೀ ನಾರಾಯಣಾಚಾರ್ಯರ ವಾಗಸ್ತ್ರಗಳು ಅಂಥವರ ದುಷ್ಟ ಸಂಸ್ಕೃತಿಯನ್ನು ಧ್ವಂಸ ಮಾಡಿ ಶ್ರೀ ರಾಮಾಯಣವನ್ನು ರಾಮದೇವರ ಅಂತರಂಗ ಪ್ರಕಾಶನವಾಗುವ ರೀತಿಯಲ್ಲಿ ಲೋಕವಿಡತಕ್ಕಂಥ ಕಲೆಯಲ್ಲಿ ನಿಷ್ಣಾತರಾದವರು ಶಾಸ್ತ್ರಗಳಲ್ಲಿ ಕಲೆಗಳಲ್ಲಿ ವಿಶೇಷವಾಗಿ ಪ್ರವಚನ ಕಲೆಯಲ್ಲಿ ನೃತ್ಯರಾಗಿದ್ದಾರೆ ಮತ್ತು ವಾಲ್ಮೀಕಿ ರಾಮಾಯಣ ಕೇವಲ ಒಂದು ಕಾವ್ಯವಲ್ಲ ಕಾವ್ಯವೂ ಹೌದು ಆ ಕಾವ್ಯದೇಶನ ತಗೊಂಡು ಶ್ರೇಷ್ಠತಮವಾಗಿರ್ತಕ್ಕಂತಹ ಕಾವ್ಯ ಕೇವಲ ಸತ್ಯವನ್ನೇ ಉದ್ಘೋಷಣೆ ಮಾಡತಕ್ಕಂತಹ ಕಾವ್ಯವಾಗಿ ನತೇವಾಗ ಅನೃತ ಕಾವ್ಯ ಕಾಚಿದ ಹತ್ರ ಭವಿಷ್ಯತಿ ಎಂಬುದಾಗಿ ಸತ್ಯಲೋಕದ ಸ್ವಾಮಿ ಹೇಳಿರ್ತಕ್ಕಂಥ ಸತ್ಯಾನಪೇತವಾದ ವಾಣಿ ಓ ವಾಲ್ಮೀಕಿ ನೀನು ಈ ಕಾವ್ಯದಲ್ಲಿ ಅನೃತವಾದದ್ದು ಒಂದು ಕೂಡ ಒಂದು ಪದ ಕೂಡ ಇರೋಲ್ಲ ಅಂತ ಆಶೀರ್ವಾದ ಪಡೆಯತಕ್ಕದ್ದು ಪ್ರತಿವಾದ ಆಶೀರ್ವಾದ ಪಡೆಯತಕ್ಕದ್ದು ಕಾವ್ಯವಾಗಿರುವಂತೆಯೇ ಶ್ರೇಷ್ಠತಮ ಧರ್ಮಗ್ರಂಥವೂ ಆಗಿದ್ದು ತ್ರಿಯಂಬ ಮುಖಿ ಎನ್ನುವರು ಶ್ರೀಮದ್ ರಾಮಾಯಣದ ವಿಷಯದಲ್ಲಿ ಇದು ಒಂದು ಧರ್ಮಗ್ರಂಥ ಎನ್ನುವ ಭಾವನೆಯಿಂದ ಬೆಳೀತಕ್ಕಂಥ ವ್ಯಾಖ್ಯಾನಗಳುಂಟು ಇದರ ಜೊತೆಗೆ ಬಗೆಯ ಕಲೆಗಳನ್ನು ವಿದ್ಯೆಗಳನ್ನು ಹೇಳ್ತಕ್ಕಂಥ विद्या कलात्म को आग्रंथ हो आदि प्रधानವಾಗಿ विद्याला മുർദ്ധനിമായിട്ട് കഥോ ആത്മവിദ്യ വിദ്യനാമനെ એനോ ആത്മവിദ്യ ബ്രഹ്മവിദ്യ പാരവിദ്യ ക്ഷുദ്രഹാ തൃശഷ്ടി വിദ്യാസി ഹോ തത്ഫലന്നൈശ്വരം ഭവേതേ चतुശ്ശഷ്ടകമേ ബ്രഹ്മവിദ്യാതോ അമൃതദായിനി એനോ ബ്രഹ്മവിദ്യ ಒಂದು ದಿವ್ಯವಾದ ವಸ್ತ್ರಗಳಿಂದ ವಸ್ತುಗಳ ಮೇಣದಿಂದ ಓತಪ್ರೋತವಾಗಿರುವ ಗ್ರಂಥ ಇದೆ ಎಂಬುದಾಗಿ ಕೇವಲ ಮನುಷ್ಯ ಶ್ಲೋಕ ಚಕಾರದಿಂದ ತುಂಬಿರತಕ್ಕದ್ದು ಅಂತ ಇಷ್ಟು ದೃಷ್ಟಿಯಿಂದಲೇ ವಾಲ್ಮೀಕಿ ಏನು ಏನು ಚಕಾರ ಕೊಕ್ಷಿಂಬರರು ಇರೋ ಅಂತ ಮಾಡಿರ್ತಕ್ಕಂಥ ಮಾತನ್ನ ಹೋಲಾಡಿಸಿ ಇಲ್ಲ ಇದು ತತ್ವವನ್ನು ಧರ್ಮವನ್ನು ಆನಂದವನ್ನು ತುಂಬಿರ್ತಕ್ಕಂಥ ಗ್ರಂಥ ಇದು ರಸಮಯವಾದ ಗ್ರಂಥ ಅದನ್ನ ತೋರಿಸ್ಕೊಟ್ರು ಸಂತೋಷಪಡಿಸಿರ್ತಕ್ಕವರು ಧರ್ಮ ಗ್ರಂಥವೂ ಹೌದು ಕಾವ್ಯವೂ ಹೌದು ವಿದ್ಯಾಕಾಲಗಳಾದರೂ ಹೌದು ಮತ್ತು ಅಧ್ಯಾತ್ಮ ಗ್ರಂಥವೂ ಹೌದು ಎಲ್ಲವೂ ಆಗಿ ಎಲ್ಲದರಲ್ಲಿಯೂ ಕೂಡ ಸರ್ವೋತ್ತಮವಾಗಿರೋ ಸ್ಥಾನ ಇರತಕ್ಕದ್ದು ಭಗವದ್ ರಾಮಾಯರು ಈ ಗ್ರಂಥವನ್ನು ತಮ್ಮ ಗುರುಗಳಲ್ಲಿ ಇಪ್ಪತ್ನಾಲ್ಕು ಬಾರಿ ಅಧ್ಯಯನ ಮಾಡೋದಂತೆ ಅಂಥದ್ದೇನಿದೆ ಇದರಲ್ಲಿ ಸುಲಭವಾಗಿರೋ ಸಾಹಿತ್ಯ ಅಂತ ಹೇಳ್ಬೋದಲ್ಲ ವ್ಯಾಖ್ಯಾನಕ್ಕೂ ಪ್ರಯತ್ನ ಪಟ್ಟಿದ್ದಾರೆ ಮತ್ತು ಆಚಾರ್ಯ ಶ್ರೇಷ್ಠರು ಸಕಲ ವಿದ್ಯಾ ಇಪ್ಪತ್ನಾಲ್ಕು ಬಾರಿ ಅಧ್ಯಯನ ಮಾಡಿ ಅದನ್ನು ರಸ ಪಡೆಯಬೇಕಾದ ವಿಷಯ ತುಂಬ ಇರಬೇಕಾದ ಆಚಾರ್ಯ ಅನುಗ್ರಹದಿಂದ ನಾವು ವಿಷಯ ತುಂಬಿಕೊಂಡಿದ್ದೇವೋ ಅಷ್ಟನ್ನು ಹೋಗೋದು ನಾವು ಹೇಳ್ತಾ ಇದ್ದೀವಿ ಅವರ ಅನುಗ್ರಹದ ಅವರ ಹೇಳುವ ವಿಷಯಗಳು ಮಾತ್ರವಲ್ಲದೆ ಅವರ ವಿಷಯ ಉಪಸಂಬಕವಾಗಿರ್ತಕ್ಕಂತಹ ಇತರೆ ವಿಷಯಗಳನ್ನು ಸೇರಿಸಿಕೊಂಡು ಅದು ಜನರಿಗೆ ಅಂತೆಯೇ ಜನರಲ್ಲಿ ಅಂತರ್ಗಾಮಿಯಾಗಿರ್ತಕ್ಕಂಥ ಶ್ರೀರಾಮಚಂದ್ರ ಮಹಾಪ್ರಭುವಿಗೆ ಆನಂದವನ್ನು ಉಂಟು ಮಾಡುವ ರೀತಿಯಲ್ಲಿ ಈ ಪ್ರವಚನ ನಡೆಯಿದೆ ಧಾರಾವಾಹಿ ಎಂಬುದಾಗಿ ಜ್ಞಾಪಿಸಿಕೊಂಡು ಮತ್ತೊಮ್ಮೆ ಈ ಪ್ರವಚನ ಮಾಲೆಗೆ ನಾವು ಮಂಗಳಂ ಮಂಗಲಾನ ಆಗಿರತಕ್ಕಂಥ ಶ್ರೀಮಾತೆಯ ಸ್ಮರಣೆಯ ಜೊತೆಯಲ್ಲಿ ಮಗಳನ್ನು ಹಾರೈಸುತ್ತೇವೆ ಶ್ರೀರಾಮ ಶ್ರೀರಾಮ ಶ್ರೀರಾಮ ಶ್ರೀರಾಮಚಂದ್ರ ಶ್ರೀ श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्ताम् सदा हृदि ज्ञानानन्दमयम् देवम् निर्मलस्फटिकाकृतिम् आधारम् सर्वविद्यानाम् हयग्रीवमुपास्महे कूजन्तम् राम रामेति मधुरम् मधुराक्षरम् आरुह्य कविताशाखाम् वन्दे वाल्मीकिकोकिलम् वाल्मीकेर्मुनिसिंहस्य कवितावनचारिणः शृण्वन् रामकथानादम् कोनयातिपराङ्गतिम् यः पिबन् सततम् रामचरितामृतसागरम् मुनिम् वन्दे प्राचेर्समकल्मषम् गोष्पदीकृतवाराशिम् मशकीकृतराक्षसम् रामायणमहामालारत्नम् वन्दे निनात्पजम् अञ्जनानन्दनम् वीरम् जानकी शोकनाशनम् कवीशमक्षान्तारम् वन्दे लङ्काभयङ्करम् मामिषीकृतमार्ताण्डम् गोष्पदीकृतसागरम् तृणीकृतदशक्री नमाम्यहम् मनोजवम् मारुततुल्यवेगम् जितेन्द्रियम् बुद्धिमताम् वरिष्ठम् वातात्मजम् वानरयूथमुख्यम् श्रीरामदूतम् शिरसा नमामि उल्लङ्घ्य सिन्धोः सलिलम् सलीलम् यशोकवह्निम् जनकात्मजायाः आदाय तेनैव ददाहलङ्काम् नमामि त्वम् प्राञ्जलिराञ्जनेयम् आञ्जनेयमतिपाटलाननम् ಕಾಂಚನ ಅದ್ರಿಕಮನೀಯ ವಿಗ್ರಹಂ ಪಾರಿಜಹಾದ ತರುಮೂಲವಾಸನಂ ಭಾವಯಾಮಿ ಪವಮಾನನಂದನಂ ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ತ ತತ್ತ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ರಾಕ್ಷಸಾಂತಕಂ ಜಾತೇ ದಶರಥಾತ್ಮಜೇ ವೇದ ಪ್ರಾಚೇರದಾದಾಸೀತ್ ಸಾಕ್ಷಾತ್ चरितम् रघुनाथस्य शतकोटिप्रविस्तरम् एकैकमक्षरम् प्रोक्तम् महापातकनाशनम् शृण्वन् रामायणम् भक्त्या यः पादम् पदमेव वासयाति ब्रह्मणस्थानम् ब्रह्मणा पूज्यते सदा वाल्मीकिगिरिसम्भूतः रामसागरगामिनी पुनाति भुवनम् पुण्या रामायणमहानदी श्लोकसारसमाकीर्णम् सर्गकल्लोलसङ्कुलम् काण्डग्रामहामीनम् वन्दे रामायणार्णवम् यः कर्णाञ्जलिसम्पुटैः ಅಹರಹ ಸಂವ್ಯಪಿಪತ್ಯಾದರಾತ್ ವಾಲ್ಮೀಕೇರ್ವದನಾರವಿಂದಗಳಿತಂ ರಾಮಾಯಣಾಖ್ಯಂ ಮಧು ಜನ್ಮವ್ಯಾಧಿಜರಾ ವಿಪತ್ತಿನಿಧನೇರತ್ಯಂತಸೋಪದರ್ವಂ ಸಂಸಾರಂ ಮಹಾನ್ ವಿಷ್ಣೋಃ ಪದಂ ಶಾಶ್ವತಂ ತದುಪಗತ ಸಮಾಸ ಸಂಧಿಯೋಗಂ ಸಮಮಧುರೋಪನತಾರ್ಥವಾಕ್ಯಬದ್ಧಂ ರಘುವರಚರಿತಂ ಮುನಿಪ್ರಣೀತಂ ದಶಶರದಶ್ಚ ವದಂ ನಿಶಾಮಯಧ್ವಂ ಶ್ರೀರಾಘವಂ ಸೀತಾ ಆಪಜಂ ರಘುಕುಲಾನ್ವಯರತ್ನದೀಪಂ अजानुबाहुमरविन्ददलायताक्षम् रामम् निशाचरविनाशकरम् नमामि वैदेही सहितम् सुरद्रुमतले हैमे महामण्डपे मध्ये पुष्पकमासने मणिमये वीरासने सुस्थितम् अग्रे वाचेति प्रभञ्जनसुते तत्त्वम् मुनिभ्यः परम् व्याख्यान्तम् भरतादिभिः परिवृतम् रामम् भजे श्यामलम् श्रीरामाय नमः ओम् श्रीरामचन्द्रपरब्रह्मणे नमः ओम् तपस्वाध्यायनिरतम् तपस्वी वाग्विदाम् वरम् नारदम् परिपप्रच्छ वाल्मीकिर्मुनिपुङ्गवम् तपस्वाध्यायनिरतम् तपस्वी वाग्विदाम् वरम् नारदम् परिपप्रच्छ वाल्मीकिर्मुनिपुङ्गवम् श्रीरामाय नमः ओम् श्रीरघुनन्दनपरब्रह्मणे नमः ओम् निखिलनिलयमन्त्रम् नित्यतत्त्वाख्यमन्त्रम् भवकुलहरमन्त्रम् भूमिजा प्राणमन्त्रम् पवनजनुतमन्त्रम् पार्वतीमोक्षमन्त्रम् पशुपतिनिजमन्त्रम् पातु माम् राममन्त्रम् प्रणवनिलयमन्त्रम् प्राणनिर्याणमन्त्रम् ಪ್ರಕೃತಿಪುರುಷಮಂತ್ರಂ ಬ್ರಹ್ಮರುದ್ರೇಂದ್ರಮಂತ್ರಂ ಪ್ರಕಟ ದುರಿತರಾಗದ್ವೇಷ ನಿರ್ನಾಶ ಮಂತ್ರಂ ರಘುಪತಿ ನಿಜ ಮಂತ್ರಂ ರಾಮ ರಾಮೇತಿ ಮಂತ್ರಂ ದಶರಥಸುತ ಮಂತ್ರಂ ದೈತ್ಯ ಸಂಹಾರ ಮಂತ್ರಂ ವಿಬುಧ ವಿನುತ ಮಂತ್ರಂ ವಿಶ್ವವಿಖ್ಯಾತ ಮಂತ್ರಂ मुनिगणनुतमन्त्रम् मुक्तिमार्गैकमन्त्रम् मुक्तिमार्गैकमन्त्रम् निजमन्त्रम् राम रामेति मन्त्रम् संसारसागरभयापहविश्वमन्त्रम् साक्षान्मुक्षुजनसेवितसिद्धमन्त्रम् सारङ्गहस्तमुखहस्तनिवास मन्त्रम् कैवल्यमन्त्रमनिषम् भज राममन्त्रम् जयतु जयतु मन्त्रम् जन्मसाफल्यमन्त्रम् जननमरणभेदक्लेशविच्छेदमन्त्रम् रघुपतिनिजमन्त्रम् राम रामेति मन्त्रम् राम रामेति मन्त्रम् राम रामेति मन्त्रम् ಪರಮ ಪೂಜ್ಯರಾದ ಆಚಾರ್ಯರ ಪಾದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಇಲ್ಲಿ ಸೇರಿರುವ ಸಮಸ್ತ ರಾಮಭಕ್ತರಿಗೆ ನಮ್ಮ ನಮಸ್ಕಾರಗಳನ್ನು ವಿಜ್ಞಾಪನೆ ಮಾಡಿಕೊಂಡು ಈ ಹೊತ್ತು ಶ್ರೀಮದ್ ರಾಮಾಯಣದ ಪ್ರವಚನಕ್ಕೆ ತಮ್ಮೆಲ್ಲರಲ್ಲಿ ಅಪ್ಪಣೆಯನ್ನು ಬೇಡ್ತಾ ಇದ್ದೇನೆ ಒಂದು ತಿಂಗಳು ನಡೆಯಬೇಕಾದಂತಹ ನಾಲ್ಕು ವಾರದ ಕಾಲದ ಈ ರಾಮಾಯಣ ಮಹಾಯಜ್ಞ ಪ್ರವಚನ ಯಜ್ಞ ಶ್ರವಣ ಮಹಾಯಜ್ಞ ನಿರ್ವಿಘ್ನವಾಗಿ ನೆರವೇರಲಿ ಎಂಬುದಾಗಿ ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ ಊರೋ ತುಂಬ ದೊಡ್ಡದು ಪ್ರವಚನ ಕಾಲವೋ ಅಗಾಧ ಮನುಷ್ಯರ ವಯಸ್ಸು ಆಯುಷ್ಯ ಪ್ರತಿ ಕ್ಷಣದಲ್ಲಿಯೂ ಹೇಗಿರ್ತದೆಯೋ ಗೊತ್ತಿಲ್ಲ ಅದರಲ್ಲಿ ಟ್ರಾಫಿಕ್ ಜಾಮ್ ಹೇಳುವವರು ಹೇಗೋ ಬಂದರು ಕೇಳುವವರು ಬಂದು ಕೂತ್ಕೊಳ್ಬೇಕು ಕೇಳಬೇಕು ತಮಗೆಲ್ಲರಿಗೆ ಭಗವಂತ ಇದಕ್ಕೆ ಬೇಕಾದ ಆಯುಷ್ಯ ಆರೋಗ್ಯ ಸೌಕರ್ಯಗಳನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡಿದ್ದೇನೆ ಪ್ರವಚನದ ವಿಷಯ ಬರೀ ರಾಮಾಯಣದ ಕಥೆಯಲ್ಲ ರಾಮಾಯಣದಲ್ಲಿ ರಹಸ್ಯ ರಹಸ್ಯಾರ್ಥಗಳ ನಿವೇದನೆ ಸ್ವಾಮಿಗಳು ಅಪ್ಪಣೆ ಕೊಡಿಸಿದರು ಮೂಲದಲ್ಲಿಲ್ಲದೆ ಇದ್ದೆಷ್ಟೋ ವಿಷಯಗಳನ್ನು ಸೇರಿಸಿಕೊಂಡು ಕೆಲವರು ರಂಜನೆಗೋಸ್ಕರವಾಗಿ ಹೇಳುವ ಒಂದು ಪರಿಪಾಠ ಬಂದಿದೆ ಎಂಬುದಾಗಿ ನಾನು ಅದನ್ನೇ ಮನಸ್ಸಲ್ಲಿಟ್ಟುಕೊಂಡು ಹೇಳ್ತೇನೆ ಕೇಳುವುದಕ್ಕೆ ತುಂಬಾ ಕಷ್ಟವಾಗ್ತದೆ ಭಗವದ್ಗುಣ ಕೀರ್ತನ ಮಾಡುವಾಗಿದೆ ಆತಕ್ಕೆ ನಡುವೆ ಈ ಮಾತನ್ನು ಹೇಳ್ತೀರಿ ತುಪ್ಪದ ಮಧ್ಯೆ ಕಡ್ಡಿ ಸಿಕ್ಕ ಅಂತ ಕೇಳಬಹುದು ಇನ್ನು ಹತ್ತು ವರ್ಷ ಹೋದರೆ ನಿಮಗೆ ರಾಮಾಯಣ ಮಹಾಭಾರತ ಭಾಗವತ ಪ್ರವಚನ ಮಾಡೋರು ಸಿಕ್ಕುವುದಿಲ್ಲ ಈ ದೇಶದಲ್ಲಿ ಅರವತ್ತು ವರ್ಷದ ಸಂಸ್ಕೃತದ ತೇಜೋವಧೆಯಿಂದ ಪಂಡಿತರ ಸಂಖ್ಯೆ ಕಡಿಮೆಯಾಗಿದೆ ಯಾರ್ಯಾರಿಗೋ ಪ್ರೆಸಿಡೆನ್ಷಿಯಲ್ ಅವಾರ್ಡ್ ಕೊಡೋದ್ರಿಂದ ರಾಮಾಯಣ ಭಾರತ ನಿಮಗೆ ದಕ್ಕೋದಿಲ್ಲ ಪ್ರತಿಯೊಂದು ಮನೆಯಲ್ಲಿ ರಾಮಾಯಣ ಓದಬೇಕು ಕೇಳಬೇಕು ಕಥೆ ಇಸ್ಕಾನ್ ಇಸ್ಕಾನ್ನವರು ಪುಸ್ತಕ ಬರೆದಿದ್ದಾರೆ ನನ್ನ ಮೊಮ್ಮಗನಿಗೆ ತಕೊಟ್ಟ ಐದು ಸಾವಿರ ರೂಪಾಯಿ ಪುಸ್ತಕ ಒಳ್ಳೆ ಚಿತ್ರಗಳು ರಾಮ ಪಂಚಾಯತ್ನ ಚಿತ್ರ ಹಾಕಿ ಅದರ ಕೆಳಗಡೆ ಬರೆದಿದ್ದಾರೆ ಯಾರಿಲಿ ರಾಮ ಲಕ್ಷ್ಮಣ ನಕುಲ ಸಹದೇವ ಭರತ ಶತ್ರುಘ್ನರಲ್ಲ ನಕುಲ ಸಹದೇವ ಹೀಗಿದೆಯೇ ಆಶ್ಚರ್ಯವಾಗುತ್ತೆ ಐದು ಸಾವಿರ ರೂಪಾಯಿ ಪುಸ್ತಕ ವಂಡರ್ಫುಲ್ ಪ್ಲೇಟ್ಸ್ ಇಸ್ಕಾನ್ನವರು ಒಳ್ಳೆ ಭಕ್ತರು ತುಂಬಾ ಬೇಕಾದವರು ನಮಗೆ ಮೊಮ್ಮಗನಿಗೆ ತಿಳಿಲಿ ಅಂತ ಕೊಟ್ರೆ ನಕುಲ ಸಹದೇವ ಭಾರತ ಶತ್ರು ನಕುಲು ಸಹದೇವ ಅದು ಪಶ್ಚಿಮದ ಅವ್ರಿಗೆ ಗೊತ್ತಿಲ್ಲ ಅದೆಲ್ಲೋ ಜರ್ಮನಿ ಅಚ್ಚು ಮಾಡಿದರು ಈ ದೇಶದವರಾದ್ರೂ ಹೇಳಬೇಡವೆ ನಕುಲ್ ಸಹದೇವರಲ್ಲಪ್ಪ ಈ ಸ್ಥಿತಿಗೆ ಬಂದಿದೆ ನಮ್ಮ ಜ್ಞಾನ ಅದು ಎಷ್ಟು ಸಾವಿರ ಪ್ರತಿ ಮುದ್ರಣವಾಯಿತೋ ವಿದ್ವಾಂಸರೇ ಮಾಡುವ ಸ್ಥಿತಿ ಹೀಗಿದೆ ಇದು ಪಂಡಿತರ ಮನೆಗಳಲ್ಲಿ ಎಲ್ಲಿಯೂ ಇವತ್ತು ರಾಮಾಯಣ ಮಹಾಭಾರತ ಭಾಗವತ ಹೇಳುವ ಕೇಳುವ ಪರಿಪಾಠವಿಲ್ಲ ನಮಗಂತ ನಮ್ಮಂಥವರಿಗೆ ಬಿಡದೆ ಚಟವಾಗಿ ಅಂಟಿಕೊಂಡಿದೆ ಅನ್ಯತ್ರ ಇನ್ನೊಂದು ಗ್ರಂಥವನ್ನು ನೀವು ಹೇಳಿದರೂ ನಾವು ಮುಟ್ಟುವುದಿಲ್ಲ ಅನೇಕ ಕಡೆ ಹೇಳಿದೆ ನನ್ನ ಹೃದಯವನ್ನು ವಾಲ್ಮೀಕಿಗೆ ಕೊಟ್ಟು ಬಿಟ್ಟಿದ್ದೇನೆ ಇನ್ನೊಬ್ಬರಿಗೆ ಹಾಕಿ ಆ ಹೃದಯವನ್ನು ನಾನು ವ್ಯಾಸರಿಗೂ ಕೊಡಲಿಲ್ಲ ಹೃದಯವನ್ನು ವಾಲ್ಮೀಕಿ ಕಿತ್ಕೊಂಡು ಬಿಟ್ರು ಚಿಕ್ಕ ವಯಸ್ಸಿನಲ್ಲಿ ವಾಲ್ಮೀಕಿ ತೋರಿಸಿದ ಬೆಳಕಿನಲ್ಲಿ ವ್ಯಾಸರಿಗೂ ಅಲ್ಲಲ್ಲಿ ವ್ಯಾಖ್ಯಾನ ಮಾಡ್ತೇವೆ ಶುಕಾಚಾರ್ಯರಿಗೆ ವ್ಯಾಖ್ಯಾನ ಮಾಡ್ತೇವೆ ನೀವು ಕೇಳಿ ಚಪ್ಪರಿಸ್ತೀರಿ ನಮ್ಮ ಕಳ್ಳತನ ಗುಟ್ಟು ನಿಮಗೆ ಗೊತ್ತಾಗೋದಿಲ್ಲ ನಮ್ಮ ಹೃದಯ ಇರೋದು ವಾಲ್ಮೀಕಿ ರಾಮಾಯಣದಲ್ಲಿ ರಾಮಾಯಣವನ್ನೇ ಎಷ್ಟೋ ಕವಿಗಳು ಕನ್ನಡದಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ ಹಿಂದಿಯಲ್ಲಿ ತಮಿಳಿನಲ್ಲಿ ತೆಲುಗಿನಲ್ಲಿ ಬರೆದರೂ ಅದ್ಯಾಪಿ ಬರೀತಾ ಇದ್ದಾರೆ ಅನೇಕರು ಗುರುಮುಖೇನ ರಾಮಾಯಣದಲ್ಲಿ ಹುದುಗಿರುವ ರತ್ನಾರ್ಥಗಳನ್ನು ಕೇಳದೆಯೇ ಸ್ವಾಮಿಗಳು ಹೇಳಿದ ಹಾಗೆ ಇದೊಂದು ಕಾವ್ಯ ಅಂತ ತಿಳ್ಕೊಂಡು ಅಲ್ಲಲ್ಲಿ ಕವಿ ಸಹಜವಾದ ಕೆಲವು ಕಲ್ಪನೆಗಳ ಬದಲಾವಣೆಯನ್ನು ಮಾಡಿ ಆ ಕಥೆಗಳು ಏನು ಹೆಚ್ಚು ರಂಜಕವಾಗಿವೆ ಅದರಿಂದ ನಮಗೆ ಮೂಲದ ವಾಲ್ಮೀಕಿಯ ಹೃದಯ ಮುಚ್ಚಿ ಹೋಗಿದೆ ಮುಟ್ಟಿದ ಕಡೆಯಲ್ಲಿ ರಸ್ಯಾರ್ಥ ಮುಟ್ಟಿದ ಕಡೆಯಲ್ಲಿ ರಹಸ್ಯಾರ್ಥ ನಮ್ಮ ಮನೆಯಲ್ಲಿ ಒಂದು ಸಣ್ಣ ಗೋಷ್ಠಿ ಮುಂಜಾನೆ ಮೊನ್ನೆ ದಿವಸ ಇಟ್ಟಿದ್ದವು ಒಂದೇ ಒಂದು ಪ್ರಮೇಯವನ್ನು ತೆಗೆದುಕೊಂಡು ದಶರಥನಿಗೆ ಯಾತಕ ಮೋಕ್ಷವಾಗಲಿಲ್ಲ ಕಾಮಾಧ್ಯಪೇತಂ ಹೃದಯ ರಾಗಾಧ್ಯಪೇತಂ ಹೃದಯಂ ರಹಸ್ಯ ರತ್ನಾವಳಿ ಗ್ರಂಥದಲ್ಲಿ ವೇದಾಂತೇಶಕರು ಈ ಭಗವಂತ ಒಲಿಯಬೇಕಾದ್ರೆ ಹೃದಯದಲ್ಲಿ ರಾಗದ್ವೇಷಗಳಿರಬಾರದು ವಾಗದುಷ್ಟ ದಿನ ಸುಳ್ಳು ಪಳ್ಳು ಹೇಳದೇ ಇರುವಂತಹ ಶುದ್ಧವಾದ ಬಾಯಿರಬೇಕು ಅಹಿಂಸಾ ವಿರತಂ ಕಾಯ ಅಹಿಂಸೆ ಅಹಿಂಸೆಯಲ್ಲಿ ವಿಶ್ರಾಂತಿ ಪಡ್ಕೊಂಡಿರಬೇಕು ಶರೀರ ಹೀಗಿದ್ರೆ ಭಗವಂತ ಒಲಿತಾನೆ ಕಾಮ ಕ್ರೋಧ ದೋಷಗಳ ಉಪಹತಿ ಇದ್ದವರಿಗೆ ಭಗವಂತ ಒಲಿಯುವುದಿಲ್ಲ ಮಗನೇ ಇದ್ರೂ ಮಗ ಅಂತ ಮೋಹದಲ್ಲಿ ಹೋಗ್ತಾನೆ ದಶರಥ ಕೈಕೇಯಿಯನ್ನು ನೆನೆಸ್ಕೊಂಡು ಪ್ರಾಣ ಬಿಟ್ಟ ಅಷ್ಟು ಸಮೀಪದಲ್ಲಿ ರಾಮನನ್ನು ಎತ್ತಿ ಆಡಿಸಿ ರಾಮನಿಗೆ ಪ್ರಾಣ ಕೊಟ್ಟ ಮೋಹದಲ್ಲಿ ಕೊಟ್ಟ ಕೋಮಾಸ್ನಲ್ಲಿ ಹೋದ ಕಾಮದಲ್ಲಿ ಹೋದ ಕೋಮಾಸ್ನಲ್ಲಿ ಹೋದ ವಸುದೇವನಿಗೂ ಹಾಗೆ ಆಯಿತು ಯಶೋದೆಗೆ ಹಾಗೆ ಆಯಿತು ದೇವಿಕೆಗೆ ಹಾಗೆ ಆಯಿತು ನರಸಿಂಹಾವತಾರದಲ್ಲಿ ಕಂಬಕ್ಕೂ ಹಾಗೆ ಆಯಿತು ಆ ಕಂಬಕ್ಕೂ ಇವ್ರಿಗೂ ಏನು ವ್ಯತ್ಯಾಸವಿಲ್ಲ ಬರೆದಿದ್ದೆ ನಾನು ಪುಸ್ತಕದಲ್ಲಿ ಇದೆ ಸ್ವಲ್ಪ ಜೋರಾಗುತ್ತೆ ಮಾತು ಯಾತಕ್ಕೆ ಅಂದರೆ ಹೃದಯ ಶುದ್ಧವಾಗಬೇಕು ಶುದ್ಧವಾದರೆ ಜಾತಿ ಕುಲ ಗೋತ್ರವೆಲ್ಲ ಅವಳೋ ಶಬರಿ ಕಾಪಿ ಶಬರಿ ಯಾವನೂ ಕುಚೇಲ ಭಾಗವತದಲ್ಲಿ ಯಾವನೋ ರಾಕ್ಷಸ ಜಾತಿಯ ವಿಭೀಷಣ ಭಗವಂತ ಕುಲ ನೋಡಲಿಲ್ಲ ಹನುಮಂತ ಇವರಿಗೆ ತಾನು ಯಾರು ಅಂತ ಮಂಡೋದರಿಗೆ ಶಂಖಚಕ್ರ ಗದಾಧರನಾಗಿ ದರ್ಶನವನ್ನು ಕೊಟ್ಟ ಇದು ರಹಸ್ಯ ಉದ್ಘಾಟನೆಗಳು ಎಷ್ಟು ಕಡೆ ಇವೆ ನನ್ನ ಕಷ್ಟ ನಿನ್ನೆಯಿಂದ ಜಪ ಮಾಡ್ತಾ ಇದ್ದೇನೆ ರಾಮನನ್ನ ಸ್ವಾಮಿ ನನ್ನ ಕಷ್ಟದಿಂದ ಪಾರು ಮಾಡು ಇಪ್ಪತ್ನಾಲ್ಕು ಸಾವಿರ ಶ್ಲೋಕದಲ್ಲಿ ಎಷ್ಟು ಸಾವಿರ ರಹಸ್ಯಗಳಿವೆ ಮುಟ್ಟಿದ ಕಡೆಯಲ್ಲಿ ಅಷ್ಟನ್ನು ಹೇಗೆ ಹೇಳಿ ತೀರಿಸುವುದು ನನ್ನ ಮೇಲೆ ಕರುಣೆ ಇಟ್ಟು ನೀವು ಒಂದು ವರ್ಷ ಕಾಲ ಕೊಟ್ಟರು ನನಗೆ ಅದೇ ಸ್ಥಿತಿ ವಾಲ್ಮೀಕಿ ಅಷ್ಟೊಂದು ಬರೆದಿಟ್ಟಿದ್ದಾರೆ ಎಲ್ಲ ಜಗತ್ತಿನಲ್ಲಿ ಇಂಥದೊಂದು ಕಾವ್ಯ ನಮ್ಮಲ್ಲಿ ದಿನಾ ಪಾರಾಯಣ ಮಾಡುವ ಹಾಗೆ ಆಯುಷ್ಯದ ಉದ್ದಕ್ಕೂ ಬೇರೆ ಜಗತ್ತೆ ಬೇರೆ ಕಡೆಯಲ್ಲಿ ಎಲ್ಲಿಯಾದರೂ ಒಂದು ಗ್ರಂಥವನ್ನು ಪಾರಾಯಣ ಮಾಡೋದು ಕೇಳಿದ್ದೀರಾ ಇಪ್ಪತ್ನಾಲ್ಕು ಸಾವಿರ ಶ್ಲೋಕ ಮಾಂಡವನ್ ಸ್ವಾಮಿಗಳು ತಿರುಕೊಡಂತೆ ಸ್ವಾಮಿಗಳು ತೋರಿಸ್ತಿದ್ರು ಈ ಪೀಠಿಗೆ ಅಂತ ಕ್ರಮ ತಿಳ್ಕೋಬೇಡಿ ಪೀಠಿಕೆಯನ್ನು ನಮ್ಮ ಮನೆಯಲ್ಲಿ ಗೂಟ ಹಾಕಿ ಬಂದುಬಿಟ್ಟಿದ್ದೀನಿ ನಾನು ದಿವಸ ಅಷ್ಟಷ್ಟು ತೇಪೆ ಎಲ್ಲೆಲ್ಲಿ ಬೇಕೋ ಅಷ್ಟು ಕೊಡ್ತೇನೆ ಒಂದೇ ದಿವಸ ಕೊಟ್ಟರೆ ಕಷಾಯ ಆಗಿಬಿಡುತ್ತೆ ಅದು ತಕಾರದಿಂದ ಆರಂಭ ತಪಸ್ವಾಧ್ಯಾಯ ನಿರತಂ ತ ಅಂತ ಶುರುವಾಗಿ ಉತ್ತರಕಾಂಡದ ಕೊನೆ ಶ್ಲೋಕದಲ್ಲಿ ತ್ ಅರ್ಧಾಕ್ಷರದಲ್ಲಿ ಮುಗಿಯುತ್ತೆ ವಾಲ್ಮೀಕಿ ರಾಮಾಯಣ ಇದು ಗಾಯತ್ರಿ ತತ್ಸವಿತರುವರೇ ಎಣ್ಯಂ ಧಿಯೋ ಯೋ ನಃ ಪ್ರಚೋದಯಾತ್ ಅರ್ಧಾಕ್ಷರ ಅದು ಇಪ್ಪತ್ನಾಲ್ಕು ಸಾವಿರ ಅಲ್ಲಿ ತಕಾರದಿಂದ ಆರಂಭ ತಕಾರಕ್ಕೆ ಮುಕ್ತಾಯ ನಮ್ಮ ಸಂಪ್ರದಾಯದಲ್ಲಿ ಬ್ರಹ್ಮಸೂತ್ರದಲ್ಲಿ ಐದುನೂರ ನಲವತ್ತೈದು ಸೂತ್ರಗಳು ವಾಲ್ಮೀಕಿ ರಾಮಾಯಣದಲ್ಲಿ ಐದು ನೂರ ನಲವತ್ತೈದು ಸರ್ಗಗಳು ಬ್ರಹ್ಮಸೂತ್ರ ಅರ್ಥ ನೋಡ್ತೀರಾ ಗಾಯತ್ರಿ ಅರ್ಥ ನೋಡ್ತೀರಾ ಕಾಂಡ ಕಾಂಡವಾಗಿ ನೋಡ್ತೀರಾ ದ್ವಯಮಾಂತ್ರಾರ್ಥ ಕ್ರಮದಲ್ಲಿ ನೋಡ್ತೀರಾ ಅಷ್ಟಾಕ್ಷರ ಕ್ರಮದಲ್ಲಿ ನೋಡ್ತೀರಾ ಯಾವ ಯಾವ ಕ್ರಮದಲ್ಲಿ ತಾಳೆ ಹಿಡಿತೀರಿ ಅದೆಲ್ಲರಲ್ಲಿ ಇದು ವೇದದ ಉಪಬ್ರಹ್ಮಣ ವೇದೋಪಬ್ರಹ್ಮಣ ಕುತೂಹಲಿನ ನಿಬದ್ಧಂ ವೇದೋಪ ವೇದಾರ್ಥಗಳನ್ನು ವಿಶದೀಕರಣ ಮಾಡಬೇಕು ಅಂತ ಈಗ ಕುತೂಹಲವಾಯಿತಂತೆ ಪರಂ ಕೌತೂಹಲಂ ಇಮೆ ಇಲ್ಲಿ ಪ್ರಾರಂಭದಲ್ಲಿ ಆ ಕುತೂಹಲ ಶಬ್ದವೇ ಬಂದಿದೆ ನಾರದ ಜೊತೆಯಲ್ಲಿ ಕೇಳ್ತಾ ವ್ಯಾಸರಿಗೂ ಕುತೂಹಲವಾಯಿತು ಪರಮಾತ್ಮತ್ವವನ್ನು ವಿಶದೀಕರಣ ಮಾಡಬೇಕು ಅಂತ ಅವರೇ ಸ್ವಯಂ ಭಗವಂತನ ಅವತಾರ ಒಂದು ಲಕ್ಷ ಶ್ಲೋಕದಲ್ಲಿ ಮಹಾಭಾರತ ಬರೆದರು ಹದಿನೆಂಟು ಸಾವಿರ ಶ್ಲೋಕದಲ್ಲಿ ಭಾಗವತ ಬರೆದರು ಅದರಲ್ಲಿ ಏನು ಬರೆದ್ರು ಇಲ್ಲಿ ವಾಲ್ಮೀಕಿ ಬರೆದದ್ದನ್ನೇ ಬರೆದರು ಏನು ಬರೆದ್ರು ಭಗವಂತನ ಪಾದುಕಾ ಪ್ರಭಾವವನ್ನು ಬರೆದರು ದ್ವೇಷಕ್ಷುಷೀ ತ್ವದನುಭಾವಮೇಕ್ಷಿತಂ ನಹ ಎರಡು ಕಣ್ಣು ಕೊಟ್ಟಿದ್ದಾರೆ ನಮಗೆ ಮೂರನೇ ಕಣ್ಣು ಬೇಡ ಲೋಕ ಸುಡುವ ಕಣ್ಣು ಶಿವನ ಕಣ್ಣು ಬೇಡ ಎರಡು ಕಣ್ಣು ಸಾಕು ನಮಗೆ ಶ್ರೀಮದ್ ರಾಮಾಯಣವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ನಿಮಗೆ ಮುಟ್ಟಿದ ಕಡೆಯಲ್ಲಿ ರಹಸ್ಯ ರಹಸ್ಯ ಯಾವ ಒಂದು ಚಮತ್ಕಾರ ಹೇಳಿದೆ ಅಂತ ತಿಳ್ಕೋಬೇಡಿ ಮಹಾಭಾರತದಲ್ಲಿ ಹಾಗೆ ಹದಿನೆಂಟು ಮುಖ್ಯವೋ ರಾಮಾಯಣದಲ್ಲೂ ಹದಿನೆಂಟು ಮುಖ್ಯ ಹದಿನೆಂಟನೇ ಸರ್ಗಲ್ ರಾಮಾವತಾರ ಪ್ರತಿಯೊಂದು ಹದಿನೆಂಟರಲ್ಲಿ ಏನೇನು ಬರುತ್ತೆ ನೋಡ್ತಾ ಹೋಗಿ ಒಂದು ಹಿಸ್ಟ್ರಿ ಬರೀರಿ ಅದು ಸಂಖ್ಯಾ ದೃಷ್ಟಿಯಿಂದ ಚಮತ್ಕಾರ ಹದಿನೆಂಟು ಇಪ್ಪತ್ತೆಂಟು ಐವತ್ತೆಂಟು ನೂರೆಂಟು ಇದೆಲ್ಲ ವಿಶೇಷ ಅದು ಗುರುಮುಖಿಯನ್ನು ಕೇಳಬೇಕು ಒಂದು ದಿವಸಕ್ಕೆ ಬೇಜಾರಾಗಿ ಹೋಗುತ್ತೆ ನಿಮಗೆ ಅದೆಲ್ಲ ಹೇಳೋದಿಲ್ಲ ಇದು ಶಾಸ್ತ್ರಾವತಾರ ವಾಲ್ಮೀಕಿ ರಾಮಾಯಣ ಅನ್ನೋದು ಒಂದು ಶಾಸ್ತ್ರ ಆದ್ರಿಂದ ಇದನ್ನು ಗಟ್ಟಲೆ ಹೇಳ್ತೇವೆ ಗಟ್ಟಲೆ ಕೇಳ್ತೀರಿ ಇಷ್ಟು ವಯಸ್ಸಾಯಿತು ಉಪಾಸನೆ ಮಾಡ್ತಿದ್ದೇವೆ ನಮಗಿನ್ನೂ ತಿಳಿಯೋದು ಬಹಳ ಇದೆಯಲ್ಲ ಇನ್ನೂ ತಿಳಿಯೋದು ಬಹಳ ಇದೆಯಲ್ಲ ಇನ್ನೂ ಹೇಳಬೇಕಾದಿದೆಯಲ್ಲ ಬರೆಯೋ ಬರಿ ಎಷ್ಟು ಬರೀತೀರಿ ರಾಮಾಯಣವನ್ನ ಪ್ರವಚನ ಕೇಳಿದ್ದನ್ನು ಯಾರೋ ಟೇಪ್ ಮಾಡಿದ್ರು ಪುಸ್ತಕ ಮಾಡಿದ್ರು ಆಂಡೋನ್ ಸ್ವಾಮಿಗಳದು ಅದು ಒಂದು ಸ್ವಲ್ಪ ಪರಿಚಯ ಮಾಡಿಕೊಡುತ್ತೆ ಸಂಪೂರ್ಣ ರಾಮಾಯಣದ ಪ್ರತಿಯೊಂದು ಶ್ಲೋಕದ ರಹಸ್ಯಾರ್ಥಗಳನ್ನು ಅದು ಬಿಡುಗಡೆ ಮಾಡುವುದಿಲ್ಲ ಇವತ್ತು ಒಂದು ಪ್ರಮೇಯವನ್ನು ಪೀಠಿಕೆಯಲ್ಲಿ ಪೀಠಿಕೆ ಇಲ್ಲ ಅಂತ ಹೇಳಿದೆ ಒಂದು ಪ್ರಮೇಯ ತಗೊಳ್ತೇನೆ ಇವತ್ತು ನೇರವಾಗಿ ಕಥೆಯೊಳಕ್ಕೆ ಪ್ರವೇಶ ಮಾಡಿಬಿಡ್ತೇನೆ ಇವತ್ತು ರಾಮಾವತಾರ ಆಗೋದಿಲ್ಲ ಭಯಪಡಬೇಡಿ ಇನ್ನು ಮೂರು ದಿವಸ ಬೇಕು ರಾಮಾವತಾರ ಆಗೋದಕ್ಕೆ ಒಂದು ತಿಂಗಳು ಪ್ರವಚನ ಇಟ್ಟರೆ ನಾಲ್ಕು ದಿವಸ ಇಲ್ಲೇ ಹೋಯಿತು ಇನ್ನೇನು ಬಾಲಕಾಂಡ ಹಾಗೆ ಮುಗಿಸ್ತಾರೆ ಇವರು ಅದು ಮುಗಿಸೋದು ದೊಡ್ಡದಲ್ಲ ಈ ಪೇಟ ಪುಟ ತಿರುಗಿದ್ರೆ ಮುಗಿದೋಗುತ್ತೆ ಹೋಗುತ್ತೆ ಅದೇನು ದೊಡ್ಡ ವಿಷಯ ಅಲ್ಲ ನಿಮಗೆ ತಿಳಿಸೋದು ಮುಖ್ಯ ಮೊನ್ನೆ ಒಬ್ಬರು ಹೇಳಿದ್ರು ಒಂದೇ ವೇದಿಕೆ ಮೇಲೆ ಕೂತಿದ್ದು ಅವ್ರು ದೊಡ್ಡ ಪಂಡಿತರು ಇಬ್ಬರು ವಿದ್ವಾಂಸರು ಕವಿಗಳು ತಪಸ್ವಿಗಳು ಸೇರಿದರೆ ಲೋಕೋತ್ತರವಾದಂತಹ ಕೆಲಸ ಅಲ್ಲಿ ಆಗ್ತದೆ ಬಹಳ ಸಂತೋಷ ಚಕಮಕಿಯೂ ಆಗ್ತದೆ ಇಬ್ಬರು ವಿದ್ವಾಂಸರು ಎರಡು ಬೇರೆ ಬೇರೆ ಮತದವರು ಸೇರಿದರೆ ಬೆಂಕಿ ಕಡ್ಡಿಯೇ ಬೇಡ ಅದೇ ವಾಕ್ಯಾರ್ಥಗೋಷ್ಠಿ ಅಂತ ಮಾಡ್ತಾರೆ ಒಂದು ಕಾಲದಲ್ಲಿ ಪ್ರಾಮಾಣಿಕವಾಗಿದ್ದು ಈಗ ಬರೀ ಚರ್ವಿತ ಚರ್ವಣ ಸ್ವಾಮಿಗಳಿಗೆ ನಾನು ವಿಜ್ಞಾಪನೆ ಮಾಡಿಕೊಂಡಿದ್ದೇನೆ ಇದನ್ನು ಗೋಷ್ಠಿಗಳು ಯಾತಕ್ಕೆ ಹೋಗೋದಿಲ್ಲ ಅಂದರೆ ಇವ್ರ ಪಕ್ಷನೂ ಹೋಗೋದಿಲ್ಲ ಅವ್ರ ಪಕ್ಷನೂ ಹೋಗೋದಿಲ್ಲ ಎದುರು ಕೂತವ್ರಿಗೆ ಏನೂ ತಿಳಿಯೋದಿಲ್ಲ ಬರೀ ಜಗಳ ಹೋಗಿ ಅರ್ಥ ವಿಶದೀಕರಣ ಮಾತ್ರ ಐತೆ ಅಂದರೆ ಅದು ಸರಿಯಾಗಿ ಓದ್ಕೊಂಡು ಬಂದಿರೋದಿಲ್ಲ ಕೇಳಿ ಸ್ವಾಮಿಗಳು ಕೇಳಿದ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡುವುದಕ್ಕೆ ಸಾಮರ್ಥ್ಯ ಇರುವುದಿಲ್ಲ ಆದರೆ ಬರೀ ವಿದ್ವಾಂಸರು ಸೇರಿದ್ರೆ ಪ್ರಯೋಜನ ಆಗೋದಿಲ್ಲ ಇಬ್ಬರು ಯೋಗೀಶ್ವರರು ಸೇರಬೇಕು ಅವರಾಗಲೇ ಪರಿಚಯ ಮಾಡುವಾಗ ಹೇಳಿದರು ರಾಮಸ್ವಾಮಿಗಳು ವಿದ್ವಾಂಸರಿಗಿಂತ ರಸಿಕರು ರಸಿಕರಿಗಿಂತ ಯೋಗೀಶ್ವರರು ಅದರಲ್ಲಿ ಜಿಜ್ಞಾಸುಗಳು ತಾವು ಅನುಭವಿಸಿದ ಭಗವನ್ಮುಖಗಳಲ್ಲಿ ಒಬ್ಬರೊಬ್ಬರಿಗೆ ಅದನ್ನು ಬಡಿಸಿಕೊಂಡು ಇನ್ನಷ್ಟು ಚಪ್ಪರಿಸಿ ಭಗವಂತನನ್ನು ಅನುಭವಿಸಬೇಕು ಅಂತಕ್ಕಂಥ ಕುತೂಹಲ ಇರತಕ್ಕಂಥ ಯೋಗಿಗಳು ಸೇರಿದಲ್ಲಿ ಖಂಡಿತವಾಗಿ ಲೋಕೋಪಕಾರಕವಾದ ಕೆಲಸ ನಡೆಯುತ್ತೆ ಅಂಥದೊಂದು ನಡೆಯಿತು ಎಂಬುದಾಗಿ ರಾಮಾಯಣ ಆರಂಭವಾಗುತ್ತೆ ಕೆಲವರು ಅಲ್ಲಲ್ಲಿ ಅಡ್ಡು ಪ್ರಶ್ನೆಗಳು ನಮಗಿದು ಗಂಟ್ಲಲ್ಲಿ ಏನೋ ಮುಳ್ಳು ಸಿಕ್ಕಾಕೊಂಡ ಹಾಗೆ ಇದು ಹೇಳೋಕ್ಕಿಲ್ಲ ಬಿಡೋಕ್ಕಿಲ್ಲ ಮೊದಲನೇ ನಾಲ್ಕೈದು ಸರ್ಗಗಳನ್ನು ವಾಲ್ಮೀಕಿ ಬರೀಲಿಲ್ಲ ಅಂತ ಒಂದು ವಾದ ಅವರೇ ಯಾಕೆ ಬರೀತಾರೆ ತಂಬಗೆಗೆ ತಪಸ್ವಿ ವಾಲ್ಮೀಕಿ ನಾರದಂ ಪರಿಪ ಪ್ರಚ ತಾವೇ ಬರ್ಕೊಂಡಿದ್ದಾರಲ್ಲ ಅವರು ಬರೆದಿರೋದು ಸಂಭವವಿಲ್ಲ ಕ್ರೌಂಚ ಮುಂದೆ ಪ್ರಸಂಗ ಅದನ್ನು ವಾಲ್ಮೀಕಿ ಬರೆದಿರಲಿಕ್ಕಿಲ್ಲ ಹಾಗಿದ್ರೆ ಏನು ಬರೆದರು ಬಾಲಕಾಂಡವನ್ನೇ ಬರೆಯಲಿಲ್ಲ ಆ ಶಾಬಾಸ್ ಉತ್ತರಕಾಂಡವನ್ನೇ ಬರೆಯಲಿಲ್ಲ ವಾಲ್ಮೀಕಿ ಅಗ್ನಿಪ್ರವೇಶ ಸಂದರ್ಭವನ್ನೇ ಬರೀಲಿ ಅವರವರ ಮನಸ್ಸಿಗೆ ಮೂಗಿಗೆ ತೋರಿದಂತೆ ಇದಕ್ಕೆಲ್ಲ ಉತ್ತರ ಕೊಟ್ಟಿದ್ದಾರೆ ಗೋವಿಂದರಾಜರು ನಾನು ಗಾಢವಾಗಿ ನಿದ್ರೆ ಮಾಡಿದನಂತೆ ಅಂಬುದಾಗಿ ತನಗೇ ಗೊತ್ತಿಲ್ಲದೆಯೇ ಒಂದು ಪ್ರಯೋಗವನ್ನು ಒಬ್ಬ ನಿದ್ದೆ ಮಾಡಿದ್ದಂತೆ ಎಬ್ಸಿದ್ರಂತೆ ನೋಡಪ್ಪ ಅಂತ ಹೇಳೋ ರೀತಿಯಲ್ಲಿ ತನ್ನ ಪೂರ್ವ ಚರಿತ್ರೆಯನ್ನೇ ವಾಲ್ಮೀಕಿ ಹೇಳಿದ್ರೆ ನಿಮ್ಮ ಗಂಟೇನು ಹೋಯಿತು ಅಂತ ಕೇಳ್ತಾರೆ ಸಂಸ್ಕೃತದಲ್ಲಿ ಕ್ರಿಯಾಪದಗಳಿಗೆ ಎಷ್ಟೊಂದು ಆಯಾಮಗಳಿರುತ್ತೆ ವ್ಯಾಕರಣ ಓದಿದವರು ಗೊತ್ತಾಗುತ್ತೆ ಪರೋಕ್ಷದಲ್ಲಿ ತಮ್ಮ ಬಗೆಗೆ ತಾವೇ ಬರ್ಕೊಂಡಿದ್ದರೆ ನಿಮ್ಮ ಗಂಟೆ ಹೋಯಿತು ವಾಲ್ಮೀಕಿ ತಮ್ಮ ಬಗೆಗೆ ಬಹಳ ಬರದೇ ಇಲ್ಲ ವಾಲ್ಮೀಕಿ ಯಾರು ಯಾರು ಅಂತ ಕೇಳ್ತಾರೆ ಅನೇಕರು ಇವರು ಗೋತರ ಬ್ರಾಹ್ಮಣ ಶಿಶು ಬೇರೆ ಪುರಾಣಗಳಲ್ಲಿ ಹೇಳಿರೋ ಕಥೆ ಒಂದು ಒಂದಕ್ಕೊಂದಕ್ಕೆ ವಿರೋಧವಿಲ್ಲ ಪ್ರಚೇಸಸನೆಂಬ ಮಹರ್ಷಿಯ ಹತ್ತನೆಯ ಮಗ ನನ್ನ ಹಾಗೆ ತಂದೆಗೆ ಹತ್ತನೇ ಮಗ ದಶಕುಮಾರ ಪ್ರಚೇತಸೋಹಂ ದಶಮಃ ಪುತ್ರ ರಾಘವನಂದನ ಕೊನೆಯಲ್ಲಿ ಸೀತಾದೇವಿಯನ್ನು ಕರ್ಕೊಂಡು ಬಂದು ತಮ್ಮ ಆಶ್ರಮದಿಂದ ಇವಳು ಪರಿಶುದ್ಧೆಯಪ್ಪ ಇವರು ನಿನ್ನ ಮಕ್ಕಳು ಲವಕುಶರು ರಾಮಾಯಣ ಹೇಳಿದವರು ಒಪ್ಪಿಸಿಕೋ ಅಂತ ರಾಮನಿಗೆ ಕೊಡುವಾಗ ಎದೆ ಮೇಲೆ ಕೈಯಲ್ಲಿ ಹೇಳ್ತಾರೆ ನಾನು ಪ್ರಚೇತಸನ ಹತ್ತನೆಯ ಮಗನಪ್ಪ ನಾನು ಯಾವತ್ತೂ ಸುಳ್ಳು ಹೇಳಿದವನಲ್ಲ ಇವಳು ನಿನ್ನ ಹೆಂಡತಿ ಪರಿಶುದ್ಧೆ ನೀನು ಪರಿತ್ಯಾಗ ಮಾಡಿದ್ದು ತಪ್ಪು ಇವರು ನಿನ್ನ ಮಕ್ಕಳು ನಿನ್ನ ಕತೆ ಹೇಳಿದವರು ಒಪ್ಪಿಸಿಕೋ ಅಂತ ಹೇಳುವಾಗ ಒಂದೇ ಒಂದು ಕಡೆ ತಾನು ಭಾರ್ಗವ ಅಲ್ಲಿ ಮುಂದೆ ನೀವು ವಿಚಾರಣೆ ಮಾಡಿದರೆ ಇದು ವರುಣ ಗೋತ್ರ ಭಾರ್ಗವ ಗೋತ್ರ ಭರ್ಗುರ್ವೈವಾರುಣಿ ಇದೆಲ್ಲ ಒಂದೇ ಪರಂಪರೆ ಪ್ರಾಚೇತಸ ಅಂದ್ರೆ ವರುಣ ಮಳೆಗರೆದು ಹುತ್ತದಿಂದ ಕರಗಿಸಿ ಇವರನ್ನ ಮೇಲಕ್ಕೆ ಬೆಸ್ತ ಪುನರ್ಜನ್ಮ ಕೊಟ್ಟ ಆ ಅರ್ಥದಲ್ಲಿ ಪ್ರಾಚೇತಸ ಅಂತಲೂ ಹೇಳ್ತಾರೆ ಪ್ರಚೇತಸ್ ಅಂತ ಒಬ್ಬ ಮಹರ್ಷಿಯೇ ಇದ್ದ ಯಾತಿಕ್ಕಿಲ್ಲ ಅಂತ ಅಪ್ಲಾಪ್ ಮಾಡಬೇಕು ಇವು ಬ್ರಾಹ್ಮಣನ ಮಗನಾಗಿದ್ರೆ ಬೇಡರ ಕಥೆ ಹೇಳ್ತಾರಲ್ಲ ಹೌದು ಅದು ಹೊಂದಿಸೋಣ ಎಲ್ಲ ಸರ್ವಂ ಸಮಂಜಸ ಎಲ್ಲಿ ವಿರೋಧವಿಲ್ಲ ಈ ಮಗು ಅವರಿಗೆ ವಾಲ್ಮೀಕಿ ಅಂತ ಹೆಸರಿಲ್ಲ ಆವಾಗ ಸಣ್ಣ ಮಗು ಎಂಟು ಹತ್ತು ತಿಂಗಳು ಮಗುವಾಗಿದ್ದಾಗ ಹತ್ತನೇ ಮಗು ಬೇರೆ ತಾಯಿನ ಬಿಟ್ಟಿರೋದಿಲ್ಲ ಹೊಳೋ ಅಂತ ಹೇಳೋದು ಸೊಂಟಕ್ಕೆ ಕಚ್ಚೆ ಕಟ್ಟಿ ತಾಯಿ ನದಿ ದಡದಲ್ಲಿ ಬಿಟ್ಟು ಚಂಬಲ್ ವ್ಯಾಲಿ ತುಳಸಿದಾಸರು ಹುಟ್ಟಿದ ಸಮೀಪದಲ್ಲಿ ಮಧ್ಯಪ್ರದೇಶ ಅವತಾರ ಸ್ಥಳ ಅಲ್ಲೆಲ್ಲ ಸುತ್ತಾಡಿದ್ರೆ ವಾಲ್ಮೀಕಿ ಹುಟ್ಟಿದ್ದಾಗ ತುಳಸಿದಾಸರು ಹುಟ್ಟಿದ್ದಾಗ ದರ್ಶನ ಮಾಡಬಹುದು ಡಕಾಯತರಿದ್ದ ಜಾಗ ಅದು ದಡದಲ್ಲಿ ಬಿಟ್ಟು ತಾಯಿ ನದಿಯಲ್ಲಿ ಮುಳುಗು ಹಾಕ್ತಾ ಇದ್ದಾಳೆ ಮೇಲಿನಿಂದ ಒಂದು ಹದ್ದು ಬಂದು ಕೆಂಪಗಿದ್ದ ಈ ಮಗುವನ್ನು ನೋಡಿ ಮಾಂಸದಾಶೆಯಿಂದ ಆ ಸೊಂಟಕ್ಕೆ ಕಟ್ಟಿದ್ದ ಕಚ್ಚೆಯನ್ನು ಕೊಕ್ಕಿನಲ್ಲಿ ಎತ್ತಿಕೊಂಡು ಹೋಗಿಬಿಡ್ತು ಅಯ್ಯೋ ನನ್ನ ಮಗು ನನ್ನ ಮಗು ತಾಯಿ ಕಿರಿಸಿಕೊಳ್ತಾಳೆ ಋಷಿಗಳು ಮುನಿಗಳು ಕೈಯಲ್ಲಿದ್ದ ಕಮಂಡ್ಲು ಕೋಲು ಗಂಡ ತಗೊಂಡು ಬಂದ್ರು ಅದು ಜೋರಾಗಿ ಅಟ್ಟಿಸ್ಕೊಂಬಂದ್ರೆ ಭಯದಿಂದ ಮೇಲಿಂದ ಎಲ್ಲಿ ಕೆರೆಗೆ ಹಾಕಿ ಮಗು ಸತ್ತು ಹೋಗುತ್ತೋ ಅನ್ನೋ ಭಯದಿಂದ ಮೆದುರಿಸಿ ಹೋಗ್ತಿದ್ದಾರೆ ಅದು ಬಹುದೂರಕ್ಕೆ ಹೋಗಿಬಿಡ್ತು ಅಮ್ಮ ನಿನ್ನ ಮಗು ಇಲ್ಲ ಅಂತ ತಿಳ್ಕೊ ಅಂತ ಇವರಿಗೆ ಸಮಾಧಾನ ಮಾಡಿದರು ಆ ಹದ್ದು ಅದನ್ನು ತಗೊಂಡೋಗಿ ಒಂದು ಬೇಡರ ಕೇರಿಯಲ್ಲಿ ಹಾಕಿತು ದ್ರವಿಡಾಚಾರ್ಯರು ಒಂದು ಕತೆ ಹೇಳ್ತಾರೆ ಇದಕ್ಕೆ ಸರಿ ಹೋಲುವಂತಹ ಕತೆ ಶಂಕರ ಭಾಷ್ಯದಲ್ಲಿ ರಾಮಾನುಜ ಭಾಷೆಯಲ್ಲಿ ಬ್ರಹ್ಮಸೂತ್ರ ಭಾಷೆಯಲ್ಲಿ ಒಂದೇ ರೀತಿ ಕಥೆ ಬರ್ತದೆ ಅದಕ್ಕೆ ಮೂಲವಾದ ಕಥೆ ಅಂತ ಕಾಣುತ್ತೆ ಇದು ಹೆಚ್ಚು ಕಮ್ಮಿ ಆ ಬೇಡರ ದಂಪತಿಗಳ ಮಕ್ಕಳಿರಲಿಲ್ಲ ನನ್ನ ಮಗು ತಿಳ್ಕೊಂಡ್ರು ಬೆಳೆಸಿದ್ರು ಅದಕ್ಕೆ ಬೇಡದ ಸಂಸ್ಕಾರವನ್ನೇ ಕೊಟ್ಟರು ಕಡಿಯುವುದು ಕೊಲ್ಲುವುದು ಹೊಡೆಯುವುದು ಪ್ರಾಣಿ ಪಶು ಪಕ್ಷಿಗಳನ್ನು ತಿನ್ನುವುದು ಆಹಾರ ಸಿಕ್ಕದೇ ಕಾಲದಲ್ಲಿ ದರೋಡೆ ಮಾಡುವುದು ಕೊಲ್ಲುವುದು ದಾರಿ ಹೋಕರನ್ನು ಬಲಿ ಹಾಕುವುದು ಹೀಗಾಗಿ ಬೆಳೆದು ಈ ಮಗು ಋಕ್ಷನೆಂಬ ಹೆಸರನ್ನು ಋಕ್ಷ ಋ ಕನ್ನಡದ ಸಂಸ್ಕೃತದಲ್ಲಿರುವ ಅಕ್ಷರ ಋ ಯಾವುದನ್ನು ತೆಗೆದು ಹಾಕಬೇಕು ಅಕ್ಷರಮಾಲೆ ಅಂತ ಮಹಾಪ್ರಯಾಸ ಮಾಡ್ತಿದ್ದಾರೆಯೋ ಕನ್ನಡವೇ ಅಳಿಸಿ ಹೋಗುವ ಸ್ಥಿತಿಗೆ ರಮಾರಮಣ ಗೋವಿಂದ ಆಗುವ ಸ್ಥಿತಿಗೆ ವಿಜಯ ಕರ್ನಾಟಕದಲ್ಲಿ ಒಂದು ರಾಮಪಾಣ ಬರೆದಿದ್ದೇನೆ ಮೊನ್ನೆ ದಿವಸ ಲೇಖನ ನೋಡಿ ಅದು ಕನ್ನಡ ಹೋದ್ರೆ ಏನು ಗತಿಯಾಗತ್ತೆ the only link with your nationalism ಹೋಗ್ಬಿಡುತ್ತೆ ಸಂಸ್ಕೃತ ಹೋಗಿ ಆಯಿತು ಕನ್ನಡ ತೊಟ್ಲಂತೆ ಇಂಗ್ಲಿಷ್ ಮೆಟ್ಲಂತೆ ಯಾವನೊಬ್ಬ ಪಾಪಿ ಈಗೆಲ್ಲ ಬರೆದ ನೋಡಿ ಇದ್ದಲ್ಲೇ ಓಡಾಡ್ತೀರಿ ಇದು ನಮ್ಮ ಕಣ್ಣಿಗೆ ಬೀಳುತ್ತೆ ಟಿವಿ ನೋಡಿದ್ರೆ ಇಂಥ ಪ್ಲಕಾರ್ಡ್ಸ್ ಏನ್ ಮಾಡೋಣ ರುಕ್ಷ ಅಂದ್ರೆ ಹೊರಟು ಅನ್ನೋ ಅರ್ಥ ರೂಕ್ಷ ರಿಕ್ಷಾ ಅಲ್ಲ ಈ ಮಗುವಿಗೆ ಯಾಕೆ ಹೆಸರಿಟ್ರು ಅದು ಗೊತ್ತಿಲ್ಲ ಇವನು ಹಾಗೆ ಬೆಳೆದ ಒಂದು ಬೇಡರ ಹುಡುಗಿಯನ್ನ ಬಂದ್ರು ಮದುವೆ ಮಾಡಿಸಿದ್ರು ಅವಳಲ್ಲಿಯ ಮಕ್ಕಳಾಯಿತು ನಮ್ಮ ತಿರುಮಂಗಿ ಆಳ್ವಾರರ ಹಾಗೆ ಹದಿನೆಂಟು ಇಪ್ಪತ್ತು ವರ್ಷ ತಲೆ ಒಡೆಯೋದು ಆದರೂ ಬ್ರಾಹ್ಮಣ ಶಿಶು ಜನ್ಮಾಂತರ ಸಂಸ್ಕಾರ ಚೆನ್ನಾಗಿತ್ತು ಅವರ ಭಾಗ್ಯ ವಿಶೇಷ ಟರ್ನಿಂಗ್ಸ್ ಪ್ರತಿಯೊಬ್ಬರ ಜೀವನದಲ್ಲಿ ಬರುತ್ತದೆ ಗಂಗಾವಲೇಕರ್ ಮಹಾರಾಜರ ಜೀವನದಲ್ಲಿ ಬಂತು ನಿಮ್ಮ ಜೀವನದಲ್ಲಿ ಬಂತು ನಮ್ಮ ಜೀವನದಲ್ಲಿ ಬಂತು ಇದು ದಿವ್ಯತೆ divinity is a matter of experience ಬಾಯಲ್ಲಿ ಹೇಳೋ ವಿಶೇಷವಲ್ಲ How God comes into my life may not be the way He comes into your life ಒಂದು ರೀತಿ ಅನುಭವ ಆಗಿದ್ದವ್ರಿಗೆ ಇನ್ನೊಂದು ಗೊತ್ತಾಗುತ್ತೆ ಸಪ್ತರ್ಷಿಗಳು ಆ ದಾರಿಯಲ್ಲಿ ಬರ್ತಿದ್ರು ಅಂತ ಕಥೆ ಕೆಲವರು ನಾರದರು ಬರ್ತಿದ್ರು ಅಂತ ಒಂದು ಕಥೆ ಹೇಳ್ತಾರೆ ನಾರದನ್ನ ಇಟ್ಕೊಳ್ಳಿ ಇವರು ಲೇ ಅದೇನು ಇಟ್ಕೊಂಡಿದ್ಯಲ್ಲ ಕೈಯಲ್ಲಿ ಅದರ ತುಂಬಾ ಬೆಳ್ಳಿ ಬಂಗಾರ ಒಡವೆ ಇರಬೇಕು ಕೊಡು ತಲೆ ಬಡಿದು ಬಿಡ್ತೀನಿ ಇವರು ಇದು ಬರೀ ತಂಬೂರಿ ಇದ್ರೊಳಗೆ ಏನು ಇಲ್ಲಪ್ಪ ಮತ್ತೆ ಶಬ್ದ ಮಾಡುತ್ತಲ್ಲ ಅದು ಇಲ್ಲದೆ ಇರೋದ್ರಿಂದ ಶಬ್ದ ಮಾಡೋದದು ಇದನ್ನು ನನ್ನ ತಲೆಯನ್ನು ಹೊಡೆದ್ರೆ ನಿನಗೆ ಏನು ಸಿಕ್ಕೋದಿಲ್ಲ ಯಾರಪ್ಪ ನೀನು ಆಮೇಲೆ ಕ್ರಮೇಣ ಪರಿಚಯ ಆಯಿತು ತನ್ನ ಕಥೆಯಲ್ಲಿ ಹೇಳ್ಕೊಂಡ್ರು ಹತ್ರ ಕೂತು ಅಯ್ಯ ಇಷ್ಟೊಂದು ಜನರನ್ನ ಕೊಂದು ಕೊಂದು ಕೊಂದು ಪಾಪ ಮಾಡಿದ್ದೀಯಲ್ಲ ಏನ್ ಮಾಡ್ತೀಯ ಏ ನನ್ನ ಹೆಂಡತಿ ಮಕ್ಕಳನ್ನು ಕಾಪಾಡ್ತೇವೆ ಹೌದು ಇದರಿಂದ ಪುಣ್ಯ ಅಥವಾ ಪಾಪ ಬರ್ತದಲ್ಲ ಈ ಪಾಪವನ್ನು ನಿನ್ನ ಹೆಂಡತಿ ಮಕ್ಕಳು ಹಂಚಿಕೊಳ್ತಾರೆಯೇ ನಿನ್ನ ಜೊತೆ ಇಲ್ಲಿ ಅವರಪ್ಪನೂ ಹಂಚ್ಕೋಬೇಕು ಅವರಪ್ಪ ಹಂಚ್ಕೊಳ್ತಾನೆ ಕೇಳ್ಕೊಂಬ ಹೋಗು ನಿನ್ನ ಹೆಂಡತಿಯನ್ನು ನನ್ನ ಕಡೆ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದೆ ನಾನು ಇಲ್ಲೇ ಕೂಡ್ತೀನಿ ಬೇಕಾದ್ರೆ ತಂಬೂರಿ ಎತ್ಕೊಂಡು ಹೋಗು ನಿನ್ನ ಹೆಂಡತಿನ ಕೇಳ್ಕೊಂಬ ನಾ ಮಾಡಿದ ಪಾಪದಲ್ಲಿ ನಿನಗೂ ಭಾಗ ಇದೆ ತಾನೆ ತಗೊಳ್ತೀಯೋ ಇಲ್ವೋ ಅಂತ ಈತ ಓಡಿದ ಮನೆಗೆ ರಿಕ್ಷಾ ಹೆಂಡತಿನ ಕೇಳಿದ ಯಾಕ್ರಿ ಬರೀ ಕೈಯಲ್ಲಿ ಬಂದಿದ್ದೀರಿ ಬೆಳ್ಳಿ ಬಂಗಾರ ತರಲಿಲ್ಲ ಬಂಗಾಳಿ ಬೆಳ್ಳಿ ಬಂಗಾರ ಹಾಳಾಯಿತು ಈ ಪಾಪ ಬರ್ತಾ ಇದೆ ನನಗೆ ಇದರಲ್ಲಿ ಭಾಗ ನೀನು ತಗೊಳ್ತೀಯ ತಾನೆ ಒಂದು ಕ್ಲಿಕ್ ಆಯಿತು ಪಾಪ ಪುಣ್ಯದಲ್ಲಿ ಶ್ರದ್ಧೆ ಕ್ಲಿಕ್ ಆದದ್ರಿಂದ ಮಹರ್ಷಿಯಾದ ಪರಲೋಕ ಪುಣ್ಯ ಪಾಪ ದೇವ್ ಯಾವುದಾದ್ರೂ some one Indian value must clutch T S Eliot ಕೇಳ್ತಾನೆ what are the roots that clutch son of man you cannot say or guess for here is a heap of broken rubbish ಒಡೆದ ಕನ್ನಡಿಯಲ್ಲಿ ಒಂದು ಮುಖ ನೂರು ಚೂರು ಕಂಡ ಹಾಗೆ ನಿಮಗೆ ಸಮಗ್ರ ಚಿತ್ರ ನಿಮ್ಮದು ಗೊತ್ತಿಲ್ಲ ದೇಶದ್ದು ಗೊತ್ತಿಲ್ಲ ಒಂದು ಬೇರು ಹತ್ತಿದ್ರೆ ಎಲ್ಲ ಹತ್ತು ಬಿಡುತ್ತೆ ಅದು ನನ್ನ ಪಾಪ ನೀ ತಗೊಳ್ತೀಯಲ್ಲ ಅವಳು ಹೇಳಿದ್ರು ನಿಮ್ಮ ಪಾಪ ನನಗೆ ಬೇಕು ಹೆಂಡತಿ ಮಾಡಿದ ಪಾಪ ಗಂಡಗಿಲ್ಲ ಕೇಳಿಲ್ವಿ ಅವತ್ತು ನೀವು ಒಬ್ಬ ಹರಿದಾಸರು ಗಂಡ ಮಾಡಿದ ಪಾಪ ಹೆಂಡತಿಗೆ ಅಲ್ಲ ಹೆಂಡತಿ ಮಾಡಿದ ಪಾಪ ಗಂಡಗೆ ಇಲ್ಲ ಪುರಂದರ ವಿಠಲ ನೀ ಗಂಡ ನಾ ಹೆಂಡತಿ ಭಾಳ ಪೂರ್ತಿ ಹೇಳಲಿಲ್ಲ ಯಾರೋ ತಗೊಂಡು ಹೋಗ್ಬಿಟ್ರೆ ಅವತ್ತು ಆ ಚೀಟಿಯನ್ನ ಎಷ್ಟು ಉತ್ತಮವಾದ ಹಾಡುಗಳನ್ನು ಮಾಡಿದ್ದಾರೆ ಅವಳು ಹೆಂಡತಿ ಹೇಳಿದ್ದು ನಿಮ್ಮ ಪಾಪ ನನಗಿಲ್ಲ ಅದೆಲ್ಲ ನಿಮ್ಮ ಅಕೌಂಟ್ ಮತ್ತೆ ನಾ ಕೊಟ್ಟಿದ್ದಲ್ಲ ನೀನು ಪದಾರ್ಥ ತಗೊಂಡಿಲ್ಲ ನಾ ಅದಷ್ಟೇ ತಗೊಳ್ಳೋದು ನಮ್ಮ ಅಧಿಕಾರ ಪಾಪ ಪುಣ್ಯ ನನಗಿಲ್ಲ ಹಾಗಿದ್ರೆ ಕೆಟ್ಟನಲ್ಲ ಅಂತ ಪರಿತಾಪವಾಗಿ ನಾರದ್ರ ಬಂದು ತಪ್ಪಾಯಿತು ಜಿಯಾ ಈ ಪಾಪವನ್ನೆಲ್ಲ ಕರಗಿಸೋದಕ್ಕೊಂದು ದಾರಿ ಹೇಳಿ ಅಂದ್ರೆ ಈಗ ನಿನಗೆ ಪಾಠ ಹೇಳ್ತಾ ಕೂತ್ಕೊಳ್ಳೋಕೆ ನನಗೆ ವೇಳೆ ಇಲ್ಲ ನಾ ಜಗತ್ ಸುತ್ತಾರು ಮಾಡಿದ್ರು ಒಂದು ರಾಜಕ ಒಂದು ಕಡೆ ಒಂದಲ್ಲ ಅಂತ ಅವರ ಕಿವಿಯಲ್ಲಿ ಒಂದು ದಿವ್ಯ ಮಂತ್ರವನ್ನ ರಾಮ ಮಂತ್ರವನ್ನ ಕೊಟ್ಟು ಅವರು ಹೊರಟು ಹೋದರು ಆ ಮಂತ್ರೋಚ್ಚಾರಣೆಗೂ ಸಾಮರ್ಥ್ಯವಿಲ್ಲ ತುಳಸಿದಾಸರು ಹೇಳ್ತಾರೆ ಮರ ಮರ ಮರ ಅಂತ ಹೇಳಿ ಹೇಳಿ ಆ ಮರ ಈ ಮರ ಅಂತ ಅದಾರ ಹೇಳೆಯ ಕೊನೆಗೆ ಅದು ಮರ ಮರ ಮರ ರಾಮ ರಾಮ ಅಂತಾಯಿತು ಇದರಲ್ಲಿ ತಿಳ್ಕೋಬೇಕಾದ ಅಂಶವೇನು ಗೊಂದವಲೇಕರ್ ಮಹಾರಾಜ ಹೇಳ್ತಾರೆ ಭಗವಂತನಿಗಿಂತ ಅವನ ನಾಮ ಬಹಳ ದೊಡ್ಡದು ನೀನ್ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಈ ನಾಮ ಅಲ್ಲ ಇದು ಕೇಶವ ಇದು ಭಗವಂತನ ನಾಮವೇ ಕೆಲವರು ಪರಿಹಾಸ್ಯ ಮಾಡ್ತಾರೆ ನಾಮದ ಬಲವೊಂದಿದ್ದರೆ ಸಾಕು ಹಾಕು ಇನ್ ಸ್ವಲ್ಪ ಜೋರಾಗಿಂತ ಅಲ್ಲ ಇದಕ್ಕೆ ಕೇಶವ ಅಂತ ಹೆಸರು ಕೇಶವ ನಾರಾಯಣ ಮಾಧವ ಗೋವಿಂದ ವಿಷ್ಣು ಮಧುಸೂದನ ತ್ರಿವಿಕ್ರಮ ದ್ವಾದಶ ನಾಮಗಳು ಅವನ ಹೆಸರುಗಳು ಭಗವಂತನ ಹೆಸರು ಆ ಹೆಸರಿಗೆ ಸುಲಭವಾಗಿ ಅದನ್ನ ಜಪ ಮಾಡುವ ಜಾಪಕರನ್ನ ಎತ್ತಿ ಮೇಲಕ್ಕೆ ಅವರ ಕಷ್ಟಗಳಿಂದ ಉದ್ಧಾರ ಮಾಡುವ ಶಕ್ತಿ ಉಂಟು ಇದನ್ನ ಪುರಂದರದಾಸರು ಆ ಹಾಡಿನ ಎಷ್ಟು ಚರಣಗಳಲ್ಲಿ ವಿವರಿಸಿದ್ದಾರೆ ನೋಡಿ ದ್ರೌಪದಿಗೆ ಆಪತ್ತಿನಲ್ಲಿ ಅವಳಿಗೆ ಸೀರೆಯನ್ನು ಅನುಗ್ರಹ ಮಾಡಿದ್ದು ತಿರುನಾಮಮಿರೇ ಪಿಳ್ಳಲೋಕಾಚಾರ್ಯರು ದ್ರೌಪದಿಗೆ ಆಪತ್ತಿಲ್ ಪಡವೈ ತಿರುನಾಮ ತಿರುನಾಮವಿರೇ ಕೃಷ್ಣನ್ ಎಲ್ಲಿ ನೋಡಿದ್ಲು ಕರ್ಕೊಂಬರ್ಲು ಗೋವಿಂದ ಗೋವಿಂದ ವಸಿಷ್ಠ ಹೇಳ್ಕೊಟ್ಟ ಮಾತು ತುಂಬ ಆಪತ್ತು ಉಂಟಾದ್ರೆ ಸ್ಮರ್ತವ್ಯೋ ಭಗವಾನ್ ಹರಿಹಿ ಭಗವಂತನ ನೆನೆಸ್ಕೋ ಅದು ತೀರ ಸಮೀಪದಲ್ಲಿದೆ ಶ್ರೀನಾಮ ನಮ್ಮನ್ನು ಹಿಡಿದಿದೆ ನಾವು ನಾಮವನ್ನು ಹಿಡಿದಿಲ್ಲ ಇದೆಲ್ಲ ಆಳ್ವಾರಗಳ ಅನುಭವ ಹಾಗೆಯೇ ಅದು ನಿಮಗೆ ಉಸಿರು ಒಳಗೆ ಹೋಗೋದು ಹೊರಗೆ ಬರುವುದರ ಜೊತೆಗೆ ನಿಮ್ಮ ಶರೀರದಲ್ಲಿ ರಕ್ತದಲ್ಲಿ ಶ್ರೀರಾಮ ಘಟವಾಗಿ ಕೂತು ಬಿಟ್ರೆ ಅದಕ್ಕೆ ವಶವಾಗಿ ಹಗ್ಗದಂತೆ ಭಗವಂತ ನಿಮ್ಮ ಕಡೆಗೆ ಓಡಿ ಬಂದು ಬಿಡ್ತಾನೆ ಅದಕ್ಕಾಗಿ ಈ ದೇಶದಲ್ಲಿ ರಾಮಕೋಟಿ ಬರೀರಿ ಮಾಡ್ತಾರೆ ಶ್ರೀನಿವಾಸ ಏನೋರು ಮಾಡ್ತಾರೆ ಅನೇಕರು ಮಾಡ್ತಾ ಇದ್ದೀರಿ ನಿಮಗೆ ಕೇಳಿಲಿ ಬಿಡಲಿ ಶ್ರೀರಾಮ್ ಶ್ರೀರಾಮ್ ಶ್ರೀರಾಮ್ ಶ್ರೀರಾಮ್ ಶ್ರೀರಾಮ್ ತೆರಕೋಟಿ ಬರೀತಾರೆ ಬರೀತಾರೆ ತಗೊಂಡೋಗಿ ಭದ್ರಾಚಲದಲ್ಲಿ ಅಲ್ಲಿ ಇಲ್ಲಿ ಅಯೋಧ್ಯೆಯಲ್ಲಿ ನೀವು ಸುಮ್ಮನೆ ಮಾಡಿ ಯಾತಕ್ಕೆ ಕೇಳಬೇಡಿ ನೀವು ಹೇಳಿ ಅದನ್ನು ಮಾಡಿ ಕೆಲಸ ಆಮೇಲೆ ನೋಡಿ ನೀವು ಮನಸ್ಸಾಗಿರುತ್ತೆ ಆರೋಗ್ಯ ಆಗಿರುತ್ತೆ ನೋಡಿ ತಮೇವೇಕಂ ಜಾನಥ ಮಾಚೋ ವಿಮುಂಚಥ ಇನ್ನೊಂದು ಮಾತು ಬಿಟ್ಬಿಡಿ ಅವನೊಬ್ಬನನ್ನೇ ತಿಳಿಯಿರಿ ಅರ್ಥ ಮಾಡಿಕೊಳ್ಳಿ ಸ್ವಾಮಿ ನೀವು ರಾಮ ಅಂದ್ರೆ ಅರ್ಥ ಆಗಲಿಲ್ಲವಲ್ಲ ಅದಕ್ಕೆ ಅರ್ಥ ಮಾಡಿಕೊಡುವ ಶಕ್ತಿ ರಾಮನಾಮಕ್ಕಿದೆ ಅದಕ್ಕೊಂದು ಕಾಲದಲ್ಲಿ ತಾನೇ ಮಾಡುತ್ತೇವೆ ಆಚಾರ್ಯರು ಅಷ್ಟಾಕ್ಷರ ಮಂತ್ರ ದ್ವಯಮಂತ್ರಗಳಿಗೆ ಹೇಳ್ತಾರೆ ಏತದುಚ್ಚಾರಣ ಮಾತ್ರ ಅವಲಂಬನೇನ ಅಂದ್ರು ಒಂದು ಕಡೆ ಬರೀ ದ್ವಯಮಂತ್ರ ಉಚ್ಚಾರ ಮಾಡು ಸಾಕು ಇನ್ನೊಂದು ಕಡೆ ಹೇಳಿದ್ರು ದ್ವಯಮರ್ಥಾನುಸಂಧಾನೇನು ಸಹ ಸದಾ ಏವಂ ವಕ್ತ ಅತ್ರೈವ ಶ್ರೀರಂಗೀಯ ಸುಖಮಾಸ್ವ ಶಕ್ತಿ ಇದ್ರೆ ಅರ್ಥಾನುಸಂಧಾನ ಮಾಡು ಅದು ಎರಡನೇ ಸ್ಟೆಪ್ ಇಲ್ಲದ್ರೆ ಮೊದಲು ಶ್ರೀರಾಮವನ್ನು ಹಿಡ್ಕೊ ಮೊದಲು ಪರಿಗ್ರಹ ಮಾಡು ಆಮೇಲೆ ಅದು ಹಿಡಿಯುತ್ತೆ ನೋಡು ಅಂದ್ರು ಇವರು ಜಪ ಮಾಡಿದ್ರು ನಿನಗೆ ಸಿದ್ಧಿಯಾಗೋ ತನಕ ಹೇಳಬೇಡ ರಾಮ ಬಂದು ಎದುರು ಕಾಣಿಸಬೇಕು ಅಲ್ಲಿ ತನಕ ಹೇಳ್ಬೇಡ ಅಂತ ಹೇಳಿ ಹೊರಟೋದ್ರು ನಾರದ್ರು ಇವರು ಕೂತರು ಕೂತರು ಕೂತರು ಕೂತರು ಅವರ ನಿಷ್ಠೆ ಹೇಗಿತ್ತು ಗೆದ್ದಲು ಹುಳುಗಳು ಬಂದು ಚರ್ಮವನ್ನು ತಿಂದು ಕೂದಲನ್ನು ತಿಂದು ರಕ್ತವನ್ನು ಕುಡಿದು ಮಾಂಸವನ್ನು ಹರಿದು ಬರೀ ಅಸ್ಥಿ ಪಂಜರದಲ್ಲಿ ಇವರು ಕೂತಿದ್ದಾರೆ ಅಸ್ಥಿ ಪಂಜರದಲ್ಲಿಯೇ ಉಸಿರಾಟ ಮಾಡುತ್ತಿದ್ದರು ಕೃತಿಯುಗದಲ್ಲಿ ತ್ರೇತಾಯುಗದಲ್ಲಿ ಹಿರಣ್ಯಕಶಪು ಅವನು ಹೇಗೆ ಮಂತ್ರೋಚ್ಚಾರಣೆ ಮಾಡ್ತಿದ್ದ ಅಂದ್ರೆ ಮೂಳೆಯಲ್ಲಿ ಉಸಿರಾಡ್ತಿದ್ದ ಭಾಗವತದಲ್ಲಿ ಬರೆದಿದ್ದಾರೆ ನೋಡಿ ಅವನದು ಘೋರ ತಪಸ್ಸು ಜಗತ್ತು ಹಾಳು ಅನ್ನೋದಂತ ಇವರದು ಪರ್ಸನಲ್ ನಾನು ಆತ್ಮೋದ್ಧಾರ ಮಾಡಿಕೊಂಡು ಪಾಪ ಹೋಗಬೇಕು ಕೊನೆಯಲ್ಲಿ ಬ್ರಹ್ಮದೇವ ಬಂದು ವರುಣದೇವ ಬಂದು ಮಳೆಯಿಂದ ಅವನನ್ನು ಕರಗಿಸಿ ವತ್ಸ ಮೇಲೆ ಕೇಳು ನಿಮಗೆ ಸಿದ್ಧಿಯಾಗಿದೆಯಪ್ಪ ಶ್ರೀರಾಮ ರಾಮನಾಮ ಸಿದ್ಧಿಯಾಗಿದೆ ಹೇಳು ಅಂತ ಹೇಳಿದಾಗ ಇವರು ಎದ್ದರು ಅಲ್ಲಿಂದ ಆಚೆಗೆ ಮಹರ್ಷಿಯಾದರು ರಾಮಾಯಣದ ಕಥೆಯನ್ನ ಅವರು ಬಯೋ ಬರೆಯುವಾಗ ಅವರಿಗೆ ಎಷ್ಟು ವಯಸ್ಸಾಗಿತ್ತು ಸುಮಾರು ಯಾವಾಗ ಬರೆದ್ರು ಇವರು ಬರೆದ ಮೇಲೆ ರಾಮಾಯಣವಾಯಿತೆ ರಾಮಾಯಣ ಆದ ಮೇಲೆ ಬರೆದರೆ ಎಲ್ಲ ಕೇಳ್ತಾರೆ ವಾಲ್ಮೀಕಿ ಕಾದಂಬರಿಕಾರ ಜಗತ್ತಲ್ಲಿ ಇನ್ನೊಬ್ಬ ಹೊಟ್ಟಿ ಬರಲಾರ ಕಥೆಯ ಆದಿಯಲ್ಲಿಯೇ ಅಂತ್ಯ ಅಂತ್ಯದಲ್ಲಿಯೇ ಆದಿ ಹೂವಿನ ಸರದಂತೆ ಬರೆದಿದ್ದಾರೆ ತಪಸ್ವಾಧ್ಯಾಯ ನಿರತಂ ಇವರ ಆಶ್ರಮಕ್ಕೆ ನಾರದರು ಹುಡುಕಿಕೊಂಡು ಬರುವ ಸಂದರ್ಭಕ್ಕೆ ಕಥೆ ರಚನೆಗೆ ಈ ಪ್ರೇರಣೆ ಸಂದರ್ಭ ಹೇಗಿತ್ತು ಅಷ್ಟೊತ್ತಿಗೆ ರಾಮಚಂದ್ರ ಸ್ವಾಮಿ ಅವತಾರವಾಗಿ ಲಂಕಾದಹನವಾಗಿ ರಾವಣ ಸಂಹಾರವಾಗಿ ಸೀತಾ ಪರಿಗ್ರಹವಾಗಿ ಲಂಕೆಗೆ ಬಂದು ಪಟ್ಟಾಭಿಷೇಕವನ್ನು ಮಾಡಿಕೊಂಡು ದಶವರ್ಷ ಸಹಸ್ರಾಣಿ ಹತ್ತು ಸಾವಿರ ವರ್ಷ ರಾಜ್ಯಭಾರವನ್ನ ಸೀತಾದೇವಿಯ ಜೊತೆಯಲ್ಲಿ ಮಾಡಿ ದಶವರ್ಷ ಶತಾನಿ ಚ ಇನ್ನೊಂದು ಸಾವಿರ ವರ್ಷ ಸೀತಾ ವಿರಹಿತನಾಗಿ ರಾಜ್ಯವನ್ನು ಪಾಲಿಸಿದ ದಶವರ್ಷ ಸಹಸ್ರ ದಶವರ್ಷ ಶತ ಬಿಡಿಸಿ ಹೇಳಿದ್ರಲ್ಲ ಒಂದು ವಿವಕ್ಷೆ ಹತ್ತು ಸಾವಿರ ವರ್ಷ ಸೀತಾ ಸಮೇತನಾಗಿ ರಾಜ್ಯಭಾರ ಮಾಡಿದ ಆಕೆಯನ್ನು ವಾಲ್ಮೀಕಿ ಆಶ್ರಮಕ್ಕೆ ಬಿಟ್ಟು ಬಾ ಅಂತ ಹೇಳಿದ್ದು ಅಲ್ಲಿ ನೀನು ಅವಲ್ಲಿಗಾದಡಂಪೋಗೆಂದು ರಾಮರಾಮ ಇದು ಲಕ್ಷ್ಮೀಶನ ಅಪಾರ್ಥ ನಮ್ಮ ಕನ್ನಡದ ಕವಿಗಳು ಸಾಮಾನ್ಯರಲ್ಲ ಆ ಪಂಪನಿಂದ ಹಿಡಿದು ಲಕ್ಷ್ಮೀಶನು ಈ ಕೆಲಸ ಮಾಡುವುದೇ ನಮ್ಮ ತೊರವೆ ನರಹರಿ ನೋಡಿ ಇದನ್ನು ಜನ ಓದುವುದೇ ಇಲ್ಲ ವಾಲ್ಮೀಕಿ ರಾಮಾಯಣಕ್ಕೆ ತುಂಬ ಸಮೀಪವಾದ ಹೃದಯವಾದ ರಾಮಾಯಣ ಇದರಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಇಲ್ಲ ವಾಲ್ಮೀಕಿ ಆಶ್ರಮದಲ್ಲಿಯೇ ಬಿಟ್ಟು ಬರತಕ್ಕದ್ದು ಎಂಬುದಾಗಿ ಲೋಕ ದುರ್ಜನರುಗಳ ರಸನಾನೀಕದ ಅಪಹಾಸ್ಯ ಕೆಟವಿದು ದುರ್ಜನರು ನಮ್ಮನ್ನು ಅಪಹಾಸ್ಯ ಮಾಡ್ತಾರೋ ಲಕ್ಷ್ಮಣ ಕೆಟ್ಟ ಹೋಗಿದ್ ಸೀತೆಯನ್ನು ರಾಮ ಉಪಯೋಗ ಮಾಡಿದ ಅಂತ ಲೌಕಿಕ ಲೌಕಿಕಕ್ಕೆ ದುಷ್ಟವೆಂದವರುಗಳ ನೊಡಬಡಿಸಿ ಲೋಕವರಿಯಲು ಬಿಟ್ಟು ಬಾ ವಾಲ್ಮೀಕಿ ಭವನದೊಳು ಇದು ವಾಲ್ಮೀಕಿ ವಾಲ್ಮೀಕಿ ಆಶ್ರಮದಲ್ಲಿ ಬಿಟ್ಟು ಬಾ ಇಂದು ವಿಮಡಿಕ್ಷ್ಮಾಕುಕುಲ ಸಂಭವನು ಸೌಮಿತ್ರಿಗೆ ನಿರೂಪಿಸಿದ ತೊಡವೆ ರಾಮಾಯಣದ ಹೆಸರೇ ಕೇಳಿಲ್ಲ ನಮ್ಮ ಕನ್ನಡ ವಿದ್ಯಾರ್ಥಿಗಳು ಸಂಸ್ಕೃತ ಬಿಟ್ಟುಬಿಡಿ ಕನ್ನಡ ರಾಮಾಯಣದಲ್ಲಿ ವಾಲ್ಮೀಕಿಗೆ ತೀರ ಸಮೀಪದಲ್ಲಿರುವ ಏಕೈಕ ರಾಮಾಯಣ ತೊರವೇ ರಾಮಾಯಣ ಅದರ ಸೌಂದರ್ಯ ಎಷ್ಟಿದೆ ಅದನ್ನು ಯಾರು ಕಣ್ಣೆತ್ತಿ ನೋಡೋದು ಅಚ್ಚು ಮಾಡೋರಿಲ್ಲ ಅದಕ್ಕೆ ಕುಮಾರ ವಾಲ್ಮೀಕಿ ಪ್ರಶಸ್ತಿ ಅಂತ ಒಂದು ಗ್ರಂಥ ಮಾಡಿ ನಲವತ್ತೈವತ್ತು ವಿದ್ವಾಂಸರು ಲೇಖನಗಳನ್ನು ಬರೆಸಿ ಅದು ನಡೀಬೇಕು ಅಂತ ಹಿಂದೆ ನಾನು ಇಲ್ಲಿ ಬಂದಿದ್ದ ಸಂದರ್ಭದಲ್ಲಿ ಒಂದು ದಿವಸ ಬೆಳಗ್ಗೆ ಉಪನ್ಯಾಸವಾಗಿ ಈಗ ಪುಸ್ತಕ ನಡೀತಾ ಇದೆ ಅಚ್ಚಾಗಿ ಈ ಪ್ರವಚನ ಮುಗಿಯೋದ್ರಲ್ಲಿ ಅದು ರಿಲೀಸ್ ಆಗ್ಬೋದು ಇಲ್ಲಿ ದೇವರು ಒದ್ದು ಮಾಡಿಸ್ತಾನೆ ಕೆಲಸ ವಾಲ್ಮೀಕಿ ಭವನದಲ್ಲಿ ಬಿಟ್ಟು ಬಾ ಅಂತ ಲಕ್ಷ್ಮಣನಿಗೆ ಹೇಳಿದ ಸ್ಪಷ್ಟವಾಗಿದೆ ಮೂಲದಲ್ಲಿ ಹಾಗೆ ಇದೆ ಗಂಗಾ ತೀರದಲ್ಲಿ ವಾಲ್ಮೀಕಿ ಆಶ್ರಮ ಇದೆ ಆ ಸಮೀಪದಲ್ಲಿ ಬಿಟ್ಟು ಬಾಪ ಅಂದ್ರೆ ಹನ್ನೊಂದನೇ ಸಾವಿರ ವರ್ಷದಲ್ಲಿ ಇನ್ನೇನು ರಾಮಾಯಣ ಮುಗಿಯಬೇಕು ಅನ್ನೋ ಸಂದರ್ಭದಲ್ಲಿ ವಾಲ್ಮೀಕಿ ಆಶ್ರಮಕ್ಕೆ ಸೀತಾದೇವಿ ಬಂದಳು ಮಹರ್ಷಿ ಜ್ಞಾನದೃಷ್ಟಿಯಿಂದ ನೋಡಿದರು ಪ್ರಭು ಇದು ಒಂದು ಲೀಲೆಯೋ ನಿನ್ನ ಮಕ್ಕಳ ನಾಮಕರಣ ನೀನೇ ಮಾಡಬಾರೋ ನಿನ್ನ ಮಕ್ಕಳ ಉಪನಯನ ನೀನೇ ಮಾಡಬೇಡವೋ ನಾನೇ ಮಾಡಬೇಕೋ ಏನಪ್ಪ ಲೋಕಮಾತೆ ಆಯಿತು ಅಂತ ಹೇಳಿ ತಾವು ಆಶ್ರಮದಲ್ಲಿಟ್ಟುಕೊಂಡು ಆಕೆಗೆ ಮುನಿಪತ್ನಿಯರ ಕೈಯಲ್ಲಿ ಬಾಣಂತನ ಮಾಡಿಸಿ ಲವಕುಶರು ಹುಟ್ಟಿದ ಮೇಲೆ ಲವಕುಶ ಅಂತ ತಾವೇ ಹೆಸರಿಟ್ಟು ಅವರಿಗೆ ಏಳೆಂಟು ವರ್ಷದಲ್ಲಿ ಉಪನಯನವನ್ನು ಮಾಡಿ ಉಪನಯನವನ್ನು ಮಾಡಿದ ಮೇಲೆ ಈ ಕಥೆ ನಡೆಯುತ್ತೆ ನಾರದರು ಮತ್ತೆ ಬರ್ತಾರೆ ವಾಲ್ಮೀಕಿ ಆಶ್ರಮಕ್ಕೆ ರಾಮಾಯಣ ಉಪದೇಶ ಮಾಡ್ತಾರೆ ಆಮೇಲೆ ಕ್ರೌಂಚ ಪ್ರಸಂಗ ಆಮೇಲೆ ಬ್ರಹ್ಮದೇವರು ಬಂದು ಇನ್ನೇನು ಬಾಯಲ್ಲಿ ಬಂದದ್ದು ಇದು ಶೋಕೋಕ್ತಿ ಅಲ್ಲ ಇದು ಶ್ಲೋಕವಪ್ಪ ಇದೇ ಛಂದಸ್ಸಿನಲ್ಲಿ ನೀನು ರಾಮಾಯಣವನ್ನು ರಚಿಸು ಅಂತ ಹೇಳುವುದು ಆಮೇಲೆ ಕೈಯಲ್ಲಿ ನಲ್ಲಿಕಾಯಿ ಇಟ್ಕೊಂಡ ಹಾಗೆ ಇವರು ಪ್ರತಿಯೊಂದು ಘಟನೆಯನ್ನು ಹಿಂದೆ ನಡೆದಿದ್ದನ್ನ ಕಣ್ಣಿಂದ ನೋಡಿದಂತೆ ರಹಸ್ಯಂಚ ಪ್ರಕಾಶಂಚ ಯದ್ವೃತ್ತಂ ತಸ್ಯ ಧೀಮತಃ ಸೀತಾರಾಮರು ಏಕಾಂತವಾಗಿದ್ದಾಗ ಏನು ನಡೆಯಿತು ಎಲ್ಲಿ ನಕ್ಕರು ಎಲ್ಲಿ ದುಃಖಪಟ್ಟರು ಎಲ್ಲಿ ಕೈಕೈ ನೆನೆಸ್ಕೊಂಡ್ರು ಎಲ್ಲಿ ದಶರಥನ ನೆನೆಸ್ಕೊಂಡ್ರು ಎಲ್ಲಿ ಹೊರಕಣ್ಣಿಗೆ ಕಾಣಿಸುವ ಕಥೆ ನಡೆಯಿತು ರಹಸ್ಯಂಚ ಪ್ರಕಾಶಂಚ ಒಂದರ್ಥ ರಾಮಕಥಾ ಅಭಿನಯದಲ್ಲಿ ರಹಸ್ಯಗಳೇನು ಪಾಮರರಿಗೆ ತಿಳಿಯಬೇಕಾದ ಅರ್ಥಗಳೇನು ರಹಸ್ಯಂಚ ಪ್ರಕಾಶಂಚ ಪಾಣವ್ವಾಮಲಕಂ ಯಥ ನೀ ಬರೀ ಅವರು ಸ್ವಾಮಿಗಳು ಹೇಳಿದರು ನತೇವಾ ಚೇವಾಘನತ ಕಾಚಿತ್ ನೀ ಬರೆದಿದ್ದು ಸುಳ್ಳಾಗೋದಿಲ್ಲ ಸತ್ಯವಿದ್ದದ್ದನ್ನು ನೀ ಬರೆಯೋದಲ್ಲ ನೀ ಬರೆದದ್ದು ಸತ್ಯವಾಗೇ ಇರ್ತದೆ ಅದು ಸುಳ್ಳಾಗುವುದಕ್ಕೆ ಶಕ್ಯವಿಲ್ಲ ಬರೀ ಅಂತ ಹೇಳಿ ಹೋದರು ಅವರು ರಾಮಾಯಣ ರಚನೆ ಮಾಡಿದರು ನಾಳೆ ನಾಡಿದ್ದಲ್ಲಿ ಹೇಳಬೇಕಾದ ಮುಂದಿನ ಕಥೆಯಲ್ಲಿ ಮುಕ್ತಾಯ ಮಾಡ್ತಿದ್ದು ಇನ್ನೂ ಅರ್ಧ ಗಂಟೆ ಮೇಲೆ ಟೈಮ್ ಇದೆ ಒಂದು ಚೌಕಟ್ ಚಿತ್ರ ಕೊಡ್ತಿದ್ದೇನೆ ಸಮಷ್ಟಿ ಮೆನು ಕಾರ್ಡ್ ಕೊಟ್ಟ ಹಾಗೆ ಆ ಕ್ರೌಂಚ ಪ್ರಸಂಗ ಆದ್ಮೇಲೆ ಇವರು ಬಾಯಲ್ಲಿ ಒಂದು ಶ್ಲೋಕ ಬಂತು ನೋಡೋದಕ್ಕೆ ನೋಡೋದಕ್ಕದು ಹೋಗ್ತಿ ಆದರೆ ಅದು ಒಳಗಡೆ ದಿವ್ಯಾರ್ಥ ಸಪ್ತಕಾಂಡಗಳ ಅರ್ಥವನ್ನು ಒಳಗೊಂಡ ಗಾಯತ್ರಿ ಮಂತ್ರ ದ್ವಯಮಂತ್ರಾರ್ಥ ಪ್ರತಿಪಾದಕವಾದ ಶ್ಲೋಕ ಆಮೇಲೆ ಬ್ರಹ್ಮ ಹೇಳಿದ ಮೇಲೆ ಇವರು ಶ್ಲೋಕ ಹೇಳ್ತಾ ಹೋದ್ರು ಈ ಗಣಪತಿ ಬರ್ಕೊಂಡ ಹಾಗೆ ಇಲ್ಲಿ ಬಾರು ಬರ್ಕೊಳ್ಳಿಲ್ಲ ಇದು ಇದು ತ್ರೇತಾಯುಗ ಎಲ್ಲ ಮೇಧಾಶಕ್ತಿ ಚೆನ್ನಾಗಿದ್ದ ಕಾಲ ವ್ಯಾಸರು ಗಣಪತಿಗೆ ಮೂರೂವರೆ ವರ್ಷ ಡಿಕ್ಟೇಷನ್ ಕೊಟ್ರು ಅಂತ ಇದೆ ಮಹಾಭಾರತದಲ್ಲಿ ಅದು ಪ್ರಕ್ಷಿಪ್ತ ಅಂತ ಕೆಲವರು ವಾದ ಪ್ರಕ್ಷಿಪ್ತವೋ ವಿಕ್ಷಿಪ್ತವೋ ನಮಗೆ ಗೊತ್ತಿಲ್ಲ ಅದು ನಂಬೋದಾದ್ರೆ ಗೋರಖ್ಪುರ ಪ್ರತಿ ಮೂರುವರೆ ವರ್ಷ ಡಿಕ್ಟೇಷನ್ ಗಣಪತಿ ಕಷ್ಟ ಹೇಗೆ ನಾ ಹೇಳಿದ್ದ ಅರ್ಥ ಮಾಡಿಕೊಳ್ಳದೆ ನೀವು ಬರೀಬಾರದು ಅಂದ್ರು ನನ್ನ ಪೆನ್ ಕೆಳಗಿಳಿದೇನೋ ಆಗ ನೀವು ಬರೀಬೇಕು ಅಂತ ಅವನು ಹೇಳಿದ ಈ ಸ್ಪರ್ಧೆಯಲ್ಲಿ ಮಹಾಭಾರತ ಒಂದೂವರೆ ಲಕ್ಷ ಬೇಡವೇ ಬೇಡ ಅಂತ ಇವತ್ತು ಯಾರು ಪ್ರವಚನವೂ ಮಾಡೋದಿಲ್ಲ ಕೇಳೂ ಕೇಳೋದಿಲ್ಲ ಮನೆಯಲ್ಲೂ ಪ್ರತಿ ಇಡೋದಿಲ್ಲ ಮಹಾಭಾರತ ಮನೆಯಲ್ಲಿಟ್ಟರೆ ಜಗಳ ಬರುತ್ತೆ ಕೌಂಡವ್ ಕೌರವ ಪಾಂಡವರಾಗ್ತೇವೆ ಇದೊಂದು ಅಪಖ್ಯಾತಿ ಬೇರೆ ಹಾಕಿ ಅದು ಮುಟ್ಟಬಾರದ ಗ್ರಂಥ ಅಂತ ಏನು ಮಾಡಿಟ್ಟಿದ್ದಾರೆ ಇದೇ ಮುಂದಿನ ಜನವರಿ ತಿಂಗಳು ಇಪ್ಪತ್ತೊಂದನೇ ತಾರೀಕಿನಿಂದ ಒಂದು ತಿಂಗಳು ಶ್ರೀಮನ್ ಮಹಾಭಾರತವನ್ನ ಮಲ್ಲೇಶ್ವರಂ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ವಿಜ್ಞಾಪನೆ ಮಾಡ್ತಾ ಇದ್ದೇನೆ ಪಡಿಯಾರವರು ಕೂತಿದ್ದಾರೆ ಮಹಾಭಾರತ ಹೇಳಿಸಬೇಕು ಅಂತ ಅರವತ್ತೆಪ್ಪತ್ತು ವರ್ಷಗಳ ಹಿಂದೆ ಶ್ರೀಮದ್ ಹಂಡಮನ್ ಸ್ವಾಮಿಗಳು ಪಾದಯಾತ್ರಾ ಕಾಲದಲ್ಲಿ ಅದೇ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ಭಕ್ತರ ಅಂತ ಒಂದು ತಿಂಗಳು ಮಹಾಭಾರತ ಹೇಳಿದ್ರು ಕೆಲವು ದಿವಸ ಕೇಳಿದ್ದೆ ಅಲ್ಲಿ ತನಕ ನಾವು ಬದುಕಿರಬೇಕು ಮಹಾಭಾರತ ಅದು ಅದಕ್ಕೆ ಅದಕ್ಕೆ ಪರಿಪಾಟ್ಲು ಬಹಳ ರಾಮಾಯಣ ಆಗಿಲ್ಲ ಇವರು ಸುಮ್ಮನೆ ಶ್ಲೋಕ ಹೇಳ್ತಾ ಹೊರಟೋದ್ರು ಭರದ್ವಾಜ ಹಿಂದೆ ನಿಂತಿದ್ದ ಇಲ್ಲಿ ಯಾರು ಭರದ್ವಾಜ ಗೋತ್ರದವರು ಇದ್ರೆ ಮೊದಲು ನಮಸ್ಕಾರ ಮಾಡ್ತೇನೆ ಲೋಕಕ್ಕೆ ರಾಮಾಯಣವನ್ನು ಕೊಟ್ಟವರು ಮೊದಲೇ ಹೇಳಬೇಕಾಗಿತ್ತು ರಾಮಾಯಣಾರ್ಥಗಳನ್ನು ಲೋಕಕ್ಕೆ ಕೊಟ್ಟ ಮಹಾನುಭಾವರು ಶ್ರೀಶೈಲ ಪೂರ್ಣರು ತಾತಾಚಾರ್ಯರು ಶಠಮರ್ಷಣ ಗೋತ್ರದವರು ಈ ಸಭೆಯಲ್ಲಿ ಯಾರಾದರೂ ಅವರು ಕುಲದವರಿದ್ದರೆ ಅವರಿಗೆ ನಮಸ್ಕಾರ ಮಾಡಿ ಮುಂದುವರಿತಾ ಇದ್ದೇನೆ ಭರದ್ವಾಜರು ರಾಮಾಯಣವನ್ನು ಜ್ಞಾಪಕ ಇಟ್ಕೊಂಡ್ರು ಅವ್ರ ಶ್ಲೋಕ ಹೇಳಿದ ಜ್ಞಾಪಕ ಒಂದು ದಿವಸ ಹಿಂತಿರುಗಿ ನೋಡಿದ್ರು ಮಗು ಎಷ್ಟು ಶ್ಲೋಕ ಆಯಿತೋ ಲೆಕ್ಕ ಇಟ್ಟಿದ್ಯಾ ಇಟ್ಟಿದ್ದೇನು ಬುದ್ಧಿ ಎಷ್ಟಾಯಿತು ಬರೀ ಇಪ್ಪತ್ನಾಲ್ಕು ಸಾವಿರ ಶ್ಲೋಕ ಆ ಅಂದ್ರು ಅಥಕೋನು ಪ್ರಯುಂಜೀಯಾತ್ ಇಷ್ಟು ದೊಡ್ಡ ಗ್ರಂಥವನ್ನು ಯಾರೇ ಆ ಲೋಕದಲ್ಲಿ ಪ್ರಯೋಗ ಮಾಡಬಲ್ಲರು ಮುದ್ರಣ ಇಲ್ಲ ಚಿಲ್ಲ ಸ್ಟೆನ್ಸಿಲ್ ಇಲ್ಲ ಜೆರಾಕ್ಸ್ ಇಲ್ಲ ಇಷ್ಟು ದೊಡ್ಡ ಕಾವ್ಯ ಪ್ರಯೋಗ ಮಾಡುವವರು ಯಾರು ಅಂದ್ರೆ ಉಪನೀತರಾಗಿದ್ದ ರಾಮಪುತ್ರರು ಬಂದು ವಾಲ್ಮೀಕಿಯ ಪಾದಗಳಿಗೆ ನಮಸ್ಕಾರ ಮಾಡಿ ನಮಗೆ ಕೊಡಿ ರಾಮಾಯಣವನ್ನು ಅಂತ ಅವರು ಕೇಳಲಾಗಿ ಕಣ್ಣೀರು ಬಂದ್ಬಿಡ್ತು ವಾಲ್ಮೀಕಿ ಅವರ ನೇವರಿಸ್ತಾರೆ ಸೌತು ಮೇಧಾವಿನೋ ದೃಷ್ಟ ವೇದೇಶು ಪರಿನಿಷ್ಠಿತವು ಹುಡುಗರ ಮೇಧಾಶಕ್ತಿ ಚೆನ್ನಾಗಿತ್ತು ಪವರ್ ಆಫ್ ಮೆಮೊರಿ ನೋಡಿದ್ರು ತಾವೇ ಬೆಳೆಸಿದ್ದವರಲ್ಲವೇ ಈಗ ಹೇಳಿದ ಹಾಗೆ ಹೇಳೋರು ಮೇಧಾವಿನವು ಮೇಧಾಶಕ್ತಿ ಬರುವುದಕ್ಕೆ ಕಾರಣ ಕಾರಣ ವೇದೇಶು ಪರಿನಿಷ್ಠಿತವು ಚತುರ್ವೇದಗಳನ್ನು ಬಾಯಿಂದ ಹೇಳುತ್ತಿದ್ರು ಲವಕುಶರು ತ್ರೇತಾಯುಗದಲ್ಲಿ ವಾಲ್ಮೀಕಿ ಒಬ್ಬರು ವೇದವ್ಯಾಸರು ಇದುವರೆಗೆ ಇಪ್ಪತ್ತೆಂಟು ವೇದವ್ಯಾಸರಾಗಿ ಹೋದರು ಅವರ ಹೆಸರು ಕೊಡ್ತಾರೆ ವಿಷ್ಣು ಪುರಾಣದಲ್ಲಿ ಅವರವರ ಕಾಲಕ್ಕೆ ಅಲ್ಲಿಯವರೆಗೆ ಬಂದಿದ್ದ ವೇದಗಳನ್ನೆಲ್ಲ ವಿಂಗಡಿಸಿ ಇದು ರಿಕ್ಕು ಇದು ಯಜಸ್ಸು ಇದು ಸಾಮ ಇದು ಅಥರ್ವ ವಿಂಗಡಣೆ ಮಾಡಿದ್ದ ಕೆಲಸದಲ್ಲಿ ವಾಲ್ಮೀಕಿಯು ಇದ್ದರಾದ್ರಿಂದ ಕುಲಪತಿಗಳವರು ಸಾಮಾನ್ಯ ಗುಡಿಸಲು ಜೋಪಡಿ ಗೋಸಾಯಿ ಅಲ್ಲ ಹುಡುಗರಿಗೆ ಹೇಳ್ಕೊಟ್ಟಿದ್ರು ವೇದೇಶು ಪರಿನಿಷ್ಠಿತವು ಅವರು ನೋಡಿ ಪರವಾಗಿಲ್ಲ ನಿಮಗೆ ಕೊಟ್ಟ ಒಳ್ಳೆಯದು ರಾಮನ ಪುತ್ರರಿಂದಲೇ ರಾಮಾಯಣ ಪ್ರಸಾರವಾಗಲಿ ಅಂತ ತೌ ಅಗ್ರಾಹಯತ ಪ್ರಭು ಅವರು ವಾಚೋ ವಿಧೇಯಂ ತತ್ಸರ್ವಂ ಶ್ಲೋಕಗಳೆಲ್ಲ ಕಂಠಪಾಠವನ್ನು ಮಾಡಿ ಒಂದು ದಿವಸ ಮಕ್ಕಳನ್ನ ಕೇಳಿದ್ರು ನೀವು ತಂಬೂರಿ ಅಥವಾ ವೀಣೆ ಗೋಟವಾದ್ಯ ಇಟ್ಕೊಂಡು ಹಾಡಿ ತೋರಿಸ್ತೀರಾ ಪಾಠ್ಯೇ ಗೇಯೇ ಚ ಮಧುರಂ ಮೆಟ್ಲಿಲ್ದೇ ಇದ್ದಂತಹ ತಂಬೂರಿ ಇತ್ತಾಗಿನ ಕಾಲದಲ್ಲಿ ಗೋಟವಾದ್ಯ ಈ ಗೋಟು ಅಂದ್ರೆ ಅರ್ಥ ಆಗೋದಿಲ್ಲ ದತ್ತಾತ್ರೇಯ ವೀಣೆ ರುದ್ರವೀಣೆ ಅಂತ ಹೆಸರಿಟ್ಟಿದ್ದಾರೆ ಅದು ಇದು ಗೋಟು ಅಂತ ಯಾಕೆ ಮಾಡಿದ್ರು ಅಡಿಕೆ ಗೋಟಿದ್ದ ಹಾಗೆ ಅದನ್ನು ಹೆಗಲ ಮೇಲೆ ಹಾಕೊಂಡು ತಂತ್ರಿ ರಯ ಸಮನ್ವಿತ ನುಡಿಸ್ತಾ ಇದ್ದಾರೆ ಮೂರ್ಛನ ಇದು ಎಲ್ಲಿ ನಡುಗಿಸಬೇಕು ಧ್ವನಿಯನ್ನು ವೀಣೆಯಲ್ಲಿ ಮಾಡ್ತಾರೆ ನೋಡಿ ಎಲ್ಲಿ ಕಂಪನ ಮಾಡಬೇಕು ಎಲ್ಲಿ ರಸೋತ್ಪತ್ತಿ ಮಾಡಬೇಕು ಅದನ್ನು ಮಾಡ್ತಾ ಸಂಗೀತ ಶಾಸ್ತ್ರ ನಡುವೆ ನಿರುಕ್ತ ವ್ಯಾಕರಣ ಛಂದಸ್ಸು ಅಲಂಕಾರ ಒಂದಕ್ಕೂ ಭಂಗ ಬರದೇ ಇರುವಂತೆ ಆ ಚೋಟುದ್ದದ ಹುಡುಗರು ರಾಮಾಯಣವನ್ನು ಹೇಳಿದ್ದನ್ನು ಕೇಳಿ ಸಂತೋಷಪಟ್ಟು ಮಕ್ಕಳಿರ ರಾಮಚಂದ್ರ ಅಶ್ವಮೇಧ ಯಾಗ ಮಾಡ್ತಾ ಇದ್ದಾನಂತೆ ಅವನ ಆಸ್ಥಾನದಲ್ಲಿ ಇದನ್ನು ಹೇಳಿಸೋಣ ಬನ್ನಿ ಅಂತ ಕರ್ಕೊಂಡು ಹೋದ್ರು ಅಂತ ಇದು ಮೊದಲಿನ ನಾಲ್ಕು ಐದು ಸರ್ಗಗಳಲ್ಲಿ ಬರುವಂತಹ ಕಥೆ ಏನಿದೆ ಇದನ್ನು ವಾಲ್ಮೀಕಿ ಹೇಳಿದ್ರು ನಿಮ್ಮ ನಿಮಗೆ ಗಂಟೇನು ಹೋಗ್ತದೆ ತುಂಬ ಕೋಪ ಬರುತ್ತೆ ದೊಡ್ಡ ದೊಡ್ಡ ವಿದ್ವಾಂಸರು ತಮ್ಮ ತಮ್ಮ ಮಿತಿಗಳಿಂದ ರಾಮಾಯಣವನ್ನು ಅಳೆಯೋದಕ್ಕೆ ಹೋಗಿ ಬಹಳ ಅಂದ್ರೆ ಹತ್ತು ಚಟಾಕಿರ್ಬೋದು ಸಮುದ್ರ ಇಲ್ಲ ಬೇಡ ಚೌಕಾಸಿ ಒಂದು ಇಪ್ಪತ್ತು ಸೇರಿರಬಹುದು ಸಮುದ್ರ ಇದೀಗ ಹೀಗೆ ಅಳೆಯೋದು ನೀವು ನಿಮ್ಮ ಅಳೆಯೋಕೆ ಶಕ್ತಿ ಇಲ್ಲ ಆದ್ರಿಂದ ರಾಮಾಯಣಾವತಾರದ ಪ್ರಸಂಗವನ್ನ ಇವತ್ತು ಅದರಲ್ಲಿ ಒಂದು ಮರ್ಮವನ್ನು ಮಾತ್ರ ತಮಗೆ ಸೂಚನೆ ಮಾಡಿ ಮಂಗಳ ಮಾಡ್ತಾ ಇದ್ದೇನೆ ಆರಂಭ ಶ್ಲೋಕವನ್ನು ನೋಡಿ ಎಷ್ಟು ಪರಮ ಸಕಾರವೆಂಬುದು ಪರಮ ಮಂಗಳ ಈ ಅಮೃತಾಕ್ಷರಗಳಿಂದ ಮಹಾಕಾವ್ಯ ಮಹಾಗ್ರಂಥಗಳನ್ನು ಆರಂಭಿಸಬೇಕು ಅಂತ ಒಂದು ಪದ್ಧತಿ ಕವಿತ್ವ ಬರುತ್ತೆ ಅಂತ ಸಿಕ್ಕಿದ್ದು ಯಾವುದೋ ಒಂದು ಅಕ್ಷರದಿಂದ ಆರಂಭ ಮಾಡೋದಲ್ಲ ಮತ್ತು ಕಾವ್ಯ ಬರೆದ್ರೆ ಹೇಗೆ ಹೇಗೆ ಬರೆಯೋದಲ್ಲ ಅದೆಲ್ಲ ಅನ್ಯತ್ರ ವಿಷಯ ಅಲ್ಲ ಇದಕ್ಕೆ ಸಂಬಂಧಪಟ್ಟದ್ದಾದರೂ ಹೇಳ್ತಾ ಕೂತರು ರಾಮಾಯಣ ಮುಗಿಯೋದಿಲ್ಲವಾದ್ರಿಂದ ನಾನು ಅದನ್ನು ಹೆಚ್ಚು ವಿಸ್ತಾರ ಮಾಡೋಕೆ ಹೋಗೋದಿಲ್ಲ ನಾಕವಿತ್ವ ಮಧರ್ವಾಯ ನೀವು ಕವಿತ್ವ ಮಾಡದಿದ್ರೆ ಕವಿತ್ವ ಇದ್ರೆ ಕವಿತೆ ಬರೀದಿದ್ರೆ ಆ ಧರ್ಮ ಏನು ಬರೋದಿಲ್ಲ ಅಥವಾ ವ್ಯಾಧೆಯೇ ದಂಡನಾಯಚ ಒಬ್ಬ ಮೀಮಾಂಸಕಾರ ಹೇಳ್ತಾನೆ ಯಾಕಯ್ಯ ಕಾವ್ಯ ಬರೆದ್ರಿ ನೀವು ಬರೀದೇ ರೋಗ ಬರುತ್ತೆ ಸ್ವಾಮಿ ಸರ್ಕಾರದವರು ದಂಡಿಸ್ತಾರೆ ಹಾಗೇನಿಲ್ಲವಲ್ಲ ನಿಮಗೆ ಕಾವ್ಯ ಬರೀತಿರೋ ಕೊಂತು ಬಿಡಲ ಹೀಗೇನು ಅಪಣೆ ಮಾಡಿದ್ದಾರೇನು ಇಲ್ಲ ಕುಕವಿತ್ವಂ ಪುನಃ ಸಾಕ್ಷಾತ್ ಮೃತಿಮಾಹುರ್ಮನೀಷಿಣ ಕೆಟ್ಟ ಕಾವ್ಯವನ್ನು ಬರೆದು ಪೇಪರ್ ವೇಸ್ಟ್ ಮಾಡಿ ಪೆನ್ ವೇಸ್ಟ್ ಮಾಡಿ ಓದೋರು ಟೈಮ್ ವೇಸ್ಟ್ ಮಾಡಿ ಕೆಟ್ಟ ಸೀರಿಯಲ್ಗಳು ಬರುವ ಹಾಗೆ ಮಾಡಿದ್ರೆ ಲೋಕವನ್ನು ಕೊಂದು ಪಾಪ ನಿಮಗೆ ಬರುತ್ತೆ ಎಚ್ಚರಿಕೆಯಲ್ಲಿ ಇಂದ್ರು ವಾಲ್ಮೀಕಿ ಅನ್ನೋದು ಕೋಗಿಲೆ ಆರುಷ್ಯ ಕವಿತಾ ಯಾವುದೋ ಕವಿತಾ ವೃಕ್ಷದ ಉತ್ತುಂಗ ಶಾಖೆಯ ಮೇಲೆ ಕೂತ್ಕೊಂಡು ಅದು ಎರಡೇ ಅಕ್ಷರದ ಒಂದು ಶಬ್ದವನ್ನು ಹೇಳ್ತಾ ಇದೆ ಕೋಗಿಲೆಯಂತೆ ರಾಮ ರಾಮ ರಾಮ ನಾನು ನನ್ನ ಸ್ವರ ಅದಲ್ಲ ಅದು ಕೋಕಿಲ ಪಂಚಮ ಅವರು ರಾಮ ಅನ್ನುವುದು ಎರಡು ಅಕ್ಷರ ಬಿಟ್ಟು ಅದಕ್ಕೇನು ಗೊತ್ತೇ ಇಲ್ಲ ಅದು ಅಭ್ಯಾಸ ಮಾಡಿದ್ದ ಅದನ್ನೇ ಅದು ಆ ವಾಲ್ಮೀಕಿ ಎಂಬ ಕೋಗಿಲೆ ನಮಸ್ಕಾರ ಮಾಡ್ತೇನೆ ಅಂದ್ರು ಅಂಥದೇನಾಯಿತು ತಪಸ್ವಾಧ್ಯಾಯ ನಿರತಂ ತಪಸ್ವಿ ವರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿರ್ಮುನಿ ಪುಂಗವಂ ಇದು ಗೋವಿಂದರಾಜನ ವ್ಯಾಖ್ಯಾನ ಓದಬೇಕು ನೀವು ಈ ಜಾಗದಲ್ಲಿ ಪ್ರಥಮಂ ಅತರ್ಕಿತಂ ನಾರದಾಗಮನಂ ಇದೆಲ್ಲ ತರ್ಕಕ್ಕೆ ಎಟಕದೇ ಇರುವಂತಹ ಘಟನೆಗಳ ಅವತ್ತು ನಡೆದು ಹೋಯಿತು ಅದರ ಹಿಂದೆ ದೈವ ಏನೋ ಕೈವಾಡ ಇಟ್ಟಿದೆ ಅಂತ ಅರ್ಥ ನಿಮ್ಮ ಬುದ್ಧಿಗೆ ನಿಮ್ಮ ಮನಸ್ಸಿಗೆ ನಿಮ್ಮ ಚೌಕಟ್ಟಿನ ಒಳಗೆ ನಿಮ್ಮ ಶಕ್ತಿಗೆ ಎಟಕದೇ ಇರುವಂತಹದ್ದು ನಿಮಗೆ ತಿಳಿಯದೇ ಇದ್ದದ್ದು ಏನಾದರೂ ಒಂದು ನಡೆಯಿತು ಅಂದರೆ ಅದರಲ್ಲಿ ದೇವರೇನೋ ಇಟ್ಟಿದ್ದಾನೆ ಅಂತ ಅರ್ಥ ಏನಾಯ್ತವಂತ ಅಂತ ದೊಡ್ಡ ಮಂತ್ರ ಇದೇನು ಡಬ್ಲ್ಯೂ ಟಿ ಒ ಆ ಟವರ್ಸ್ ಬ್ಲಾಸ್ಟ್ ಮಾಡಿದ್ರಲ್ಲ ಅಂಥದ್ದೇನಿದು ಲೋಕಕ್ಕೆ ಅನರ್ಥ ತರುವುದಲ್ಲ ತಪಸ್ಸು ಅಧ್ಯಯನಗಳಲ್ಲಿ ಸರ್ವದಾ ತೊಡಗಿದ್ದು ಆ ತಪಸ್ಸಿದ್ಧವಾದ ತತ್ವಗಳನ್ನು ವಾಕ್ ಮೂಲಕವಾಗಿ ಲೋಕಕ್ಕೆ ತಿಳಿಸುವುದರಲ್ಲಿ ತುಂಬ ಶ್ರೇಷ್ಠರಾದಂತಹ ನಾರದರು ಒಂದು ದಿವಸ ತಪಸ್ವಿಯಾದ ವಾಲ್ಮೀಕಿ ಆಶ್ರಮಕ್ಕೆ ನಡೆದು ಬಂದರು ಅದೇ ದೊಡ್ಡ ಆಶ್ಚರ್ಯ ಇದೇನು ಮಹಾಶ್ಚರ್ಯ ಗುರುಗಳ ಮನೆಗೆ ಶಿಷ್ಯರು ಬರೋದಂದ್ರೆ ಅದು ಆಶ್ಚರ್ಯವಿಲ್ಲ ಗುರುಗಳಿದ್ದಲ್ಲಿಗೆ ಶಿಷ್ಯರು ಹೋಗಬೇಕು ಶಿಷ್ಯರಿದ್ದಲ್ಲಿಗೆ ಗುರು ಹುಡುಕೊಂಡು ಬರೋದು ಪರಮಾಶ್ಚರ್ಯ ಸಲೂನಿಗೆ ಹೋಗ್ತೇವೆ ಈಗ ಅವನಿಗೆ ಆಯುಷ್ಯ ಕಮ್ಮಿ ಅಂತ ಶಾಸ್ತ್ರಕಾರ ಹೇಳ್ತಾರೆ ನಾವು ಅಲ್ಲಿ ಹೋಗಿ ದುಡ್ಡು ಕೊಟ್ಟು ಅವನ ಕೈಯಲ್ಲಿ ಹೇರ್ ಕಟ್ ಮಾಡಿಸ್ಕೊಂಡು ಮನೆಗೆ ಬಂದ್ರೆ ಮಾಡೋವನಿಗೆ ಆಯುಷ್ಯ ಕಡಿಮೆ ಆಗತ್ತಂತೆ ಇದೇನೋ ಒಂದು ಹೇಳಿಬಿಟ್ರಲ್ಲ ಅಂತ ಅವನು ಮನೆಗೆ ಬಂದು ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ ನಮ್ಮ ಶ್ರೀನಿವಾಸ ದೇಶಕಾಚಾರ್ಯ ಸ್ವಾಮಿಗಳು ಇದನ್ನೆಲ್ಲ ಎಷ್ಟು ಸೊಗಸಾಗಿ ರಾಮಾಯಣ ವಾಚೋವಿಧೇಯ ಅವರಿಗೆ ಈ ಕಣ್ಣು ಕಾಣಿಸೋದಿಲ್ಲ ಪಾಪ ಬಹಳ ದೊಡ್ಡ ವಿದ್ವಾಂಸರು ಶಿಷ್ಯೋ ಗುರು ಗೃಹಂ ಗಚ್ಚೇತ್ ನತು ಶಿಷ್ಯ ಗೃಹಂ ಗುರು ಅವರೇ ಬಂದ್ಬಿಟ್ರು ತಲೆ ಒಡೆದು ಬೇಡನಾಗಿದ್ದಂತಹ ಸಂದರ್ಭದಲ್ಲಿ ರಾಮ ಮಂತ್ರವನ್ನು ಉಪದೇಶ ಮಾಡಿದ ನಾರದರು ಆಮೇಲೆ ಪ್ರಾಯಶಃ ಒಮ್ಮೆಯೂ ವಾಲ್ಮೀಕಿ ಇದ್ದ ಕಡೆಗೆ ಬಂದಿರಲಿಲ್ಲ ಬಂದಿದ್ರೆ ನಮಗೆ ಗೊತ್ತಿಲ್ಲ ಇವತ್ತು ಬಂದು ಅವತ್ತು ಮಂತ್ರೋಪದೇಶ ಇವತ್ತು ಮಂತ್ರಾರ್ಥ ವಿವರಣ ಆ ಶಿಷ್ಯನಿಗೆ ಮಂತ್ರಾರ್ಥಕ್ಕಿಂತ ಮಂತ್ರ ಜಪದಲ್ಲಿ ಬಹಳ ನಿಷ್ಠೆ ರಾಮಕಥೆಯನ್ನು ಕೇಳಿದ್ದಾರೆ ರಾಮನನ್ನು ನೋಡಿದ್ದಾರೆ ಮಾತನಾಡಿಸಿದ್ದಾರೆ ಸೀತಾಮನವರಲ್ಲೇ ಇದ್ದಾರೆ ಮಕ್ಕಳಿದ್ದಾರೆ ಆದರೂ ರಾಮಾಯಣದಲ್ಲಿ ಕುತೂಹಲ ಪ್ರಾಯಶಃ ಚಪಲ ಇದನ್ನು ಲೋಕಕ್ಕೆ ತಿಳಿಸುವ ಕಥೆಯನ್ನಾಗಿ ಬರೀಬೇಕು ಅದು ಪ್ರೇರಣೆ ಸಿಗ್ತದೆಯೋ ನನಗೆ ಸದ್ಗುರು ಸಿಗ್ತಾರೆಯೋ ಇದರಲ್ಲಿ ಅರ್ಥಗಳನ್ನ ನೀಡಬೇಕೋ ಗುರುಮುಖೇನ ಬರಬೇಕು ಗುರುಮುಖೇನ ಬರದೇ ಇದ್ರೆ ನನಗೂ ಪೆನ್ನಿದೆ ಪೇಪರಿದೆ ಅಂತ ಬರೆದ್ರೆ ನನ್ನನ್ನು ಲೋಕವನ್ನು ಹಾಳು ಮಾಡುವ ಕಾವ್ಯ ಉಂಟಾಗಿ ಆದ್ದರಿಂದ ತಪಸ್ವಾಧ್ಯಾಯ ನಿರತಂ ಇದರಲ್ಲಿ ಒಂದು ಶ್ಲೋಕಕ್ಕೆ ಒಂದು ದಿವಸ ಅರ್ಥ ಹೇಳ್ಬೋದು ತಪಸ್ಸು ಅಂದರೆ ಭಗವಂತನನ್ನ ಪಡೆಯುವುದಕ್ಕಾಗಿ ಮಾಡತಕ್ಕ ತ್ರಿಕರಣಗಳಲ್ಲಿ ಒಂದು ಆ ಗುರಿ ಏನಿಟ್ಕೊಂಡು ಕಾಯಶೋಷಣ ವಾಕ್ ನಿಯಮನ ಇತ್ಯಾದಿಗಳು ಮಾಡ್ತೇವೆ ಇದು ತಪಸ್ಸು ಗೀತೆಯಲ್ಲಿ ವಾಂಗ್ಮಯಂ ತಪಃ ಶಾರೀರಿಕಂತಪಃ ಇದೆಲ್ಲ ಹೇಳಿದ್ದಾನೆ ಭಗವಂತ ಶರೀರವನ್ನು ಟ್ಯೂನ್ ಮಾಡಬೇಕು ಇಂಗ್ಲಿಷ್ ಭಾಷೆಯಲ್ಲಿ ಹೇಳೋದಾದ್ರೆ you to tune all the faculties that God has given you in order to know him ಹಾಗೆ ಬರುವುದಿಲ್ಲ ಒಂದು ಕಚಡ ಟೆಲಿವಿಷನ್ ನಿಮಗೆ ಚಿತ್ರ ಕೊಡಬೇಕಾದ್ರೂ ಟ್ಯೂನಿಂಗ್ ಅಂತ ಮಾಡಬೇಕು ಅದಕ್ಕೇನೋ ಒಂದು ರಿಮೋಟ್ ಅಂತ ಬೇರೆ ಇಟ್ಟಿರ್ತಾರೆ ಇವತ್ತು ಆ ರಿಮೋಟ್ ರಿಮೋಟನ್ನು ತಲೆಕೆಳಕ ಹಿಡ್ಕೊಂಡ್ರೆ ಕೆಲಸ ಮಾಡೋದಿಲ್ಲ ಅದು ನೀವು ತಲೆ ಕೆಳಕ ಕೂತ್ರೆ ಕೆಲಸ ಮಾಡೋದಿಲ್ಲ ಅದಕ್ಕೆ ಅಲ್ಲ ಒಂದು ರಿಮೋಟ್ಗೆ ಒಂದು ಡೈರೆಕ್ಷನ್ ಇದೆ ಒಂದು ಟಿವಿಗೆ ಒಂದು ಡೈರೆಕ್ಷನ್ ಇದೆ ಭಗವಂತನನ್ನು ತಿಳಿಯುವಂತಹ ಶಿಷ್ಯನಿಗೆ ಡೈರೆಕ್ಷನ್ ಇಲ್ವಾ ಯೋಚನೆ ಮಾಡಿ ಅವರು ನಾಡಿದ್ರು ಒಂದು ಕಡೆ ನಿಲ್ಲೋರಲ್ಲ ಅವ್ರಿಗೆ ಹೆಂಡತಿ ಇಲ್ಲ ಮಕ್ಕಳಿಲ್ಲ ಮನೆ ಇಲ್ಲ ಕುಟುಂಬ ಇಲ್ಲ ಸರ್ವದಾ ನಾರಾಯಣ ಸ್ಮರಣ ಅಷ್ಟಾಕ್ಷರ ಸ್ಮರಣ ಅವರು ಜಪ ಮಾಡ್ತಿದ್ದು ನಾರಾಯಣ ಮಂತ್ರ ರಾಮ ಮಂತ್ರ ಅಲ್ಲ ಆದರೆ ವಾಲ್ಮೀಕಿ ಕೊಟ್ಟಿದ್ದು ರಾಮ ಮಂತ್ರ ಕೊಡಿ ಇಲ್ಲೇ ರಹಸ್ಯ ಅವರು ಜಪ ಮಾಡ್ತಿದ್ದುದು ಅಷ್ಟಾಕ್ಷರ ಮಂತ್ರ ಇವರಿಗೆ ಕೊಟ್ಟಿದ್ದು ರಾಮ ಮಂತ್ರ ಎಪ್ಪಡಿ ಪೊರಂದು ರಾಮನೇ ನಾರಾಯಣನು ನಾರಾಯಣನೇ ರಾಮನು ಎಲ್ಲಿ ಹೇಳಿದ್ದಾರೆ ಎಲ್ಲೋ ಕೊನೆಯಲ್ಲಿ ಹೇಳಿದ್ದಾರೆ ಕೆಲವರು ವಾಲ್ಮೀಕಿ ಎಲ್ಲಿಯೂ ರಾಮನನ್ನು ವಿಷ್ಣು ಅಂತ ಹೇಳಲಿಲ್ಲ ಟಿವಿ ಮೇನ್ ಪ್ರಚಾರ ಲಕ್ಷ್ಮಣನ ಶೇಷ ಅಂತ ಹೇಳಲಿಲ್ಲ ಇದೆಲ್ಲ ಇಲ್ಲದೆ ಪಂಡಿತರು ಸೇರಿಸ್ಕೊಳ್ತಾ ಇದ್ದಾರೆ ಬಾಯಿ ಸೇಳಿ ಬಿಡ್ತೇನೆ ಇನ್ನೊಂದ್ಸಲ ಯಾರು ಹಾಗೆ ಹೇಳಿದ್ರೆ ಮೂಲ ಗ್ರಂಥವನ್ನು ಓದಿದ್ರೆ ಈಗೆಲ್ಲ ಬಾಯಿಗೆ ಬಂದ ಅದು ಟಿವಿ ಮೇಲೆ ಹೇಳಿದ್ರೆ ಇರಬಹುದು ಏನೋ ನಂಬಿಡ್ತಾರೆ ನೋಡದೇ ಇದ್ದವರು ಪಾಪ ರಾಮಾವತಾರ ಕಾಲದಲ್ಲಿ ಒಂದು ನಿಬಂಧನೆಯನ್ನು ಭಗವಂತ ಹಾಕಿದ್ದ ಋಷಿಗಳಿಗೆ ಮುನಿಗಳಿಗೆ ಅಯ್ಯ ನಾನು ಯಾರು ಯಾತಕ್ಕಾಗಿ ಬಂದಿದ್ದೇನೆ ಏನನ್ನು ಮಾಡ್ತಾ ಇದ್ದೇನೆ ನೀವು ಪ್ರಕಟ ಮಾಡತಕ್ಕದ್ದಲ್ಲ ಯಾಕೆ ಯಾಕೆ ಅಂತ ಕೇಳಬಾರದು ಅದು ನೀವು ನಿಮ್ಮ ಅಧಿಕಾರದಲ್ಲಿ ಬರೋದಿಲ್ಲ ಇದು ಅನುಷ್ಠಾನ ಪ್ರಧಾನವಾದ ಆಚಾರ ಪ್ರಧಾನವಾದಂತಹ ಅವತಾರ ಅವತಾರಗಳಲ್ಲಿ ಉಪದೇಶ ಅಥವಾ ಆಚಾರ ಅಥವಾ ತಾತ್ಕಾಲಿಕ ಒಂದು ಸಂಹಾರ ಮತ್ಸ್ಯ ಕೂರ್ಮ ವರಾಹ ನಾರಸಿಂಹದಲ್ಲಿ ಸಾಮಾನ್ಯ ಉಪದೇಶ ಬಹಳ ಇಲ್ಲ ಅವ್ರು ಮಾಡಿದಾಗ ನಾವು ಮಾಡೋಕೆ ಬರುತ್ತೆ ವರಾಹ ಸ್ವಾಮಿ ಭೂಮಿ ಎದ್ದಾಗ ನೀವು ಭೂಮಿ ಎತ್ತೋಕಾಗತ್ತೆ ಒಂದು ಸ್ಕೂಟರ್ ತೋಕಾಗತ್ತೆ ನಿಮ್ಮ ಕೈಯಲ್ಲಿ ನರಸಿಂಹಾವತಾರ ಮಾಡಿದಾಗ ಮಾಡ್ತೀರಾ ನೋಡಿ ಅದೆಲ್ಲ ಕೇಳೋಕೆ ಚೆನ್ನ ಅಷ್ಟೇ ಅದು ಉಪನ್ಯಾಸ ಮಾಡಿದ್ರೆ ನೀ ಹೇಳ್ಬಿಟ್ಟೆ ಸತ್ಯಂ ವದ ಧರ್ಮಂಚರ ನೀ ಮಾಡಿ ನೋಡೋಣ ಅಂತ ದೇವರಿಗೆ ರೇಗಿಸ್ತಾರೆ ಕೆಲವರು ನಾಸ್ತಿಕರು ಅಷ್ಟೇನಪ್ಪ ಹಾಗಿದ್ರೆ ಮಾಡಿಸ್ತೋರಿ ಓಭವ ಮಾಡಿ ತೋರಿಸ್ತೇನೆ ಓಭವ ಮಾಡಿ ತೋರಿಸ್ತೇನೆ ಆಚಾರ್ಯ ದೇವೋಭವ ಅತಿಥಿ ದೇವೋಭವ ಯಾನ್ಯನವದ್ಯಾನಿ ಕರ್ಮಾಣಿ ಯಾವುದು ಬಹಳ ಶ್ರೇಷ್ಠವೋ ಅದನ್ನು ಮಾತ್ರ ತಾರಿಸೇವಿ ತವ್ಯಾನಿ ನೋ ಇತರಾಣಿ ಅದನ್ನೆಲ್ಲ ಅನುಷ್ಠಾನ ಮಾಡಿ ತೋರಿಸಿ ವೇದವೆಂಬುದು ಆಚರಣೆಗೆ ಮಾರ್ಗದರ್ಶಿಯಾಗಿರುವಂತಹ ಒಂದು ದಿವ್ಯ ಗ್ರಂಥ ಅಂತ ಆ ವೇದಾರ್ಥಗಳನ್ನು ಅನುಷ್ಠಾನ ಮೂಲಕವಾಗಿ ಸ್ಥಾಪನೆ ಮಾಡುವಂತಹ ಅವತಾರ ರಾಮಾವತಾರವಾದ್ದರಿಂದ ವಾಲ್ಮೀಕಿಗೂ ನಾರದರಿಗೂ ಅಗಸ್ತ್ಯ ವಸಿಷ್ಠ ವಿಶ್ವಾಮಿತ್ರ ಶರಭಂಗ ಸುತೀಕ್ಷ್ಣ ಅತ್ರಿ ಮೊದಲಾದವರಿಗೂ ಭಗವಂತ ಬಾಯಿಗೆ ಬೀಗವನ್ನು ಹಾಕಿಬಿಟ್ಟ ನಾ ಭಗವಂತ ಅಂತ ಹೇಳಬಾರ್ದು ಹೇಳಿದಾಗ ಮಾತ್ರ ಅಪ್ಪಣೆ ಕೊಟ್ಟಾಗ ಹೇಳಬೇಕು ಆದ್ರಿಂದಲೇ ಇಲ್ಲಿ ಪ್ರಾರಂಭದಲ್ಲಿ ಹದಿನಾರು ಗುಣಗಳನ್ನು ಕೇಳ್ತಾರೆ ವಾಲ್ಮೀಕಿ ಅವರು ಬಂದು ಕೂಡಲೇ ಕೋನು ಅಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್ ಕಶ್ಯ ವೀರ್ಯವಾನ್ ಧರ್ಮಜ್ಞಶ್ಚ ಕೃತಜ್ಞಶ್ಚ ಸತ್ಯವಾಕ್ಯ ದೃಢ ಚಾರಿತ್ರೇಣ ಚಕೋ ಯುಕ್ತ ಹೀಗೆ ಹದಿನಾರು ಗುಣಗಳನ್ನು ಹೇಳಿ ಈ ಎಲ್ಲ ಗುಣಗಳನ್ನ ಹೊಂದಿರತಕ್ಕಂತಹ ಏತದಿಚ್ಛಾಮ್ಯಹಂ ಶ್ರೋತಂ ಪರಂ ಕೌತೂಹಲಂ ಹಿಮೆ ಮಹರ್ಷೇ ತ್ವಂ ಸಮರ್ಥೋಸಿ ಜ್ಞಾತುಂ ಏವಂ ವಿಧಂ ನರಂ ಸೂರಂ ಅಂತ ಹೇಳ್ಬೋದಾಗಿತ್ತಲ್ಲ ಪ್ರಾಸಬದ್ಧವಾಗಿತ್ತಲ್ಲ ನರಂ ನರೀಯತೆ ಶಾಶ್ವತವಾದವನು ಚುಚಿಯಲ್ದವನು ಅಂತ ಒಳಗಿನ ಅರ್ಥ ಅದು ನಾನು ವ್ಯಾಕರಣದಲ್ಲಿ ಬಾಳಿಸಿ ಹೇಳಿದ ಅರ್ಥವಲ್ಲ ಜಗ್ಗಾಟ ಮಾಡಿದ್ದಲ್ಲ ಸಹಜವಾಗಿದೆ ಶಬ್ದಕ್ಕೆ ಅರ್ಥ ಆದರೆ ಪಾಮರರಿಗೆ ಒಬ್ಬ ಮನುಷ್ಯನ ವಿಷಯವಾಗಿ ಇವರು ಪ್ರಶ್ನೆ ಕೇಳಿದರು ಮನುಷ್ಯನ ವಿಷಯವಾಗಿ ಉತ್ತರ ಹೇಳಿದರು ಎಷ್ಟು ಸೂಚ್ಯವಾಗಿ ಅವರು ಪ್ರಶ್ನೆ ಕೇಳಿದ ಕೂಡಲೇ ಹೌದು ಹೌದು ಮುನೇ ವಕ್ಷಾಮಿ ನಾರದರ ಮಾತು ಅಹಂ ಬುದ್ಧ ತೈರ್ಯುಕ್ತ ಶ್ರೂಯತಾಂ ನರ ಅವರು ಅದೇ ಶಬ್ದ ಹಾಕಿದ್ರು ಓಹೋ ಆ ನರನ ವಿಷಯ ಕೇಳ್ತಾ ಇದ್ದೀಯೋ ಅದನ್ನೇ ಹೇಳ್ತೇನೆ ವಿಶ್ವಾಮಿತ್ರರು ಸುಪ್ರಭಾತ ಮಾಡ್ತಾರೆ ಎದ್ದು ಕೂತು ಬಿಡ್ತಾರೆ ದೇವರಿಗೆ ಹೇಳಿದರೆ ಕೌಸಲ್ಯ ಸುಪ್ರಜಾರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಪ್ರತಿಯೊಂದು ದೇವಸ್ಥಾನದಲ್ಲಿ ವೆಂಕಟೇಶ್ವರನ್ನು ಬಿಡಿದೆ ರಂಗನಾಥನನ್ನು ಬಿಡಿದೆ ನಿತ್ಯ ಬೆಳಿಗ್ಗೆ ಹೇಳ್ತೇವಲ್ಲ ಶ್ಲೋಕ ಆ ಶ್ಲೋಕದಲ್ಲಿ ಏನಿದೆ ನೋಡಿ ಉತ್ತಿಷ್ಠ ನರಶಾರ್ದೂಲ ನೋಡಿ ಅಲ್ಲಿ ಸುರಶಾರ್ದೂಲವಿಲ್ಲ ಕರ್ತವ್ಯಂ ದೈವಮಾನ್ಯಕ ಮಾಡೋದು ಮಾತ್ರ ದೈವಾನ್ಯಕ ಆದರೆ ನೀನು ನರ ಹೌದು ಪಟ್ಟಾಭಿಷೇಕ ಸರ್ಗದಲ್ಲಿ ಅಭ್ಯಸಿಂಚನ್ ನರವ್ಯಾಘ್ರಂ ಅಲ್ಲಿ ನರ ಶಬ್ದ ಇದರಲ್ಲಿ ಎರಡು ಕೆಲಸ ರಾವಣ ಮಾರೀಚ ಶೂರ್ಪಣಿಕೆ ಇತ್ಯಾದಿ ಆಸುರಿ ಪ್ರಕೃತಿಗಳಿಗೆ ಭಗವಂತ ಯಾರು ಅಂತ ಗೊತ್ತಾಗದೆ ಲೀಲೆಗೊಂದು ಅವಕಾಶವಾಗಲಿ ಅಂತ ಒಂದದ್ದು ಎರಡನೇದು ಮಾಯಾಮಾನುಷ ನಾಟಕದಲ್ಲಿ ಮನುಷ್ಯರ ಜೀವನ ಎಷ್ಟು ಎತ್ತರಕ್ಕೆ ಏರಬಹುದು ಅಂತ ತೋರಿಸಿಕೊಡುವಂತಹ ಅವತಾರ ಪಿತೃವಾಕ್ಯ ಮಾತೃವಾಕ್ಯ ಪರಿಪಾಲನೆ ಏನು ಕಷ್ಟವಾದದ್ದಲ್ಲ ಯಾವಾಗ ನೀವು ಸತ್ಯಕ್ಕೆ ಬದ್ಧರಾಗಿ ತ್ಯಾಗಕ್ಕೆ ಬದ್ಧರಾಗಿ ಜೀವನದ ಪರಮೋನ್ನತ ಆದರ್ಶಗಳಿಗೆ ಬದ್ಧರಾಗಿದ್ದರಲ್ಲಿ ನಿಮಗೆ ಹೊರಗಿಂದ ಕಷ್ಟ ಬರಬಹುದು ಒಳಗಿಂದ ಕಷ್ಟ ಬರೋದಿಲ್ಲ ನಿಮ್ಮ ಹೃದಯ ನಿಮ್ಮನ್ನು ಚುಚ್ಚೋದಿಲ್ಲ ಅದಲ್ಲವೇ ಸುಖ ನಿಮ್ಮ ಹೃದಯ ನಿಮ್ಮನ್ನು ಚುಚ್ಚದೇ ಇದ್ರೆ ಹೊರಗಿಂದ ಜನ ಏನಂದ್ರೂ ಸಹಿಸ್ಕೊಳ್ಬಹುದು ಹೊರಗಿನವರೆಲ್ಲ ನಿಮ್ಮನ್ನು ದೊಡ್ಡವನು ದೊಡ್ಡವನು ಅಂತ ಹೇಳ್ತಾ ನೀವು ಎಷ್ಟು ಅಯೋಗ್ಯರು ಅಂತ ನಿಮಗೇ ಗೊತ್ತಿದ್ರೆ ಅವರೆಷ್ಟು ಹೊಗಳಿದಷ್ಟು ನಮಗೆ ಹಿಂಸೆಯಾಗಿ ಕಾಣಿಸ್ತಾ ಇದೆ ಆಂತರಿಕ ಸುಖ ಅತ್ಯಂತಿಕಂ ಎತ್ತತೆ ಬುದ್ಧಿಗ್ರಾಹ್ಯಮತೀಂದ್ರಿಯಂ ಭಗವಂತ ಹೇಳಿದ ಗೀತೆಯಲ್ಲಿ ಸುಖೇನ ಬ್ರಹ್ಮ ಸಂಸ್ಪರ್ಶಂ ಅತ್ಯಂತಂ ಸುಖಮಷ್ಣುತೆ ಆ ಒಳಗಿನ ಸುಖ ಬೇಕು ಯೋಂತ ಸುಖ ಅಂತರ ಆರಾಮ ಎಷ್ಟು ಕಡೆ ಹೇಳ್ತಾರೆ ಗೀತೆಯಲ್ಲಿ ಭಗವಂತ ಆದ್ರಿಂದ ಆ ಸುಖ ದುಃಖಗಳ ಸ್ವರೂಪವನ್ನು ತೋರಿಸ್ಕೊಡ್ತಾರೆ ಪುರುಷಾರ್ಥಗಳ ಏಳು ಬೀಳು ಎತ್ತರಗಳನ್ನು ತೋರಿಸ್ತಾನೆ ಜೀವನದಲ್ಲಿ ಸುಖವೆಂಬುದು ಬಂದರೆ ಮೌಲ್ಯಾತ್ಮಕವಾಗಿ ಬರ್ತದೆ ಪದಾರ್ಥಾತ್ಮಕವಾಗಿ ಬರೋದಿಲ್ಲ merely by possessing things you can never be happy happiness is a state of mind it is not a substance ಸುಖವೆಂಬುದು ವಸ್ತುವಲ್ಲ ಮಕ್ಕಳಿಗೆ ತೋರಿಸಿದ್ರೆ ಇರಲಿ ಅಂತಾರೆ ದೊಡ್ಡವರು ಇರಲಿ ಅಂತಾರೆ ಎಲ್ಲ ಇರಲಿ ಅಂತಾರೆ ಹತ್ತು ಸಾವಿರ ರೂಪಾಯಿ ಜಾಬಲ್ಲಿದ್ರೆ ಅವಿನ್ಯೂ ರಸ್ತೆಯಲ್ಲಿ ಹೋಗಿದ್ರೆ ಅಲ್ಲಿ ಚಾಕು ಬ್ಲೇಡು ಕತ್ರಿ ಸೌತೆಕಾಯಿ ಎಂದು ಹಿಡಿದು ಅಲ್ಲಿ ಏನೇನು ಸಿಕ್ಕುತ್ತೆ ಎಲ್ಲ ನನಗೆ ಬೇಕು ಅನ್ನುವ ಈ ಸ್ವಭಾವ ಮನುಷ್ಯನಿಗೆ ಈ ಪೊಸೆಸಿವ್ ಇನ್ಸ್ಟಿಂಕ್ಟು ಸಣ್ಣ ಮಕ್ಕಳಿಗೆ ಬೆಲೂನು ಒಂದೇ ದೊಡ್ಡವರಿಗೆ ಅದು ಭೂ ಕಳಗುಳಿಕೆ ಇರ್ಬೋದು ಮತ್ತೊಂದಿರಬಹುದು ರಾಜ್ಯ ಇರ್ಬೋದು ಅಧಿಕಾರ ಇರ್ಬೋದು ಆ ಬರೀ merely by possessing things you not be happy you can be happy only by mastering your mind and going beyond the mind ಮನಸ್ಸಿನ ಆಚೆಗಿರುವಂತಹ ಸಾಮ್ರಾಜ್ಯವನ್ನು ಮುಟ್ಟಬೇಕು ವಿಶುದ್ಧ ಮನಸ್ಸಿನಿಂದ ಭಗವಂತನ ಧ್ಯಾನ ಮಾಡಬೇಕು ಅದನ್ನು ತೋರಿಸೋದಕ್ಕೆ ರಾಮಾವತಾರವಾದ್ರಿಂದ ಅದಕ್ಕೆ ಬೇಕಾದ ಸಾಂಗತ್ಯ ಲಕ್ಷ್ಮಣ ಭರತ ಶತ್ರುಘ್ನ ಇವರ ರೂಪದಲ್ಲಿಯೂ ಹನುಮಂತ ವಿಭೀಷಣಾದಿಗಳ ರೂಪದಲ್ಲಿ ಕರ್ಕೊಂಡು ಬಂದು ಈ ಮನುಷ್ಯ ಜೀವನದ ಎತ್ತರವನ್ನು ತೋರಿಸುವುದಕ್ಕೋಸ್ಕರ ರಾಮಾವತಾರ ಮಹಾರಾಯರೇ ಋಷಿಮುನಿಗಳೇ ಮಧ್ಯದಲ್ಲಿ ನಾನು ವಿಷ್ಣು ವಿಷ್ಣು ನಾರಾಯಣ ಅಂತ ಹೇಳಿ ಹೇಳಿ ರಸಾಭಾಸ ಮಾಡಬೇಡಿ ನಿಮ್ಮ ಹುಡುಗ ಹನುಮಂತನ ಪಾತ್ರ ಮಾಡ್ತಾನೆ ಅಂತ ಇಟ್ಕೊಳ್ಳಿ ಒಂದು ಹಳ್ಳಿ ಬಯಲು ನಾಟಕ ಆ ಹುಡುಗ ಹೇಳ್ದ ಊರಲ್ಲಿ ಇವತ್ತು ನಾನು ಹನುಮಂತನ ಪಾತ್ರ ಮಾಡ್ತೇನೆ ಬೆಳಗಿಂದ ಜಾವ ನಾಲ್ಕು ಗಂಟೆಗೆ ಬರುತ್ತೆ ಸುಂದರಕಾಂಡ ಎಲ್ಲರೂ ಬರತಕ್ಕದ್ದು ಎಲ್ಲರೂ ಬಂದಿದ್ದಾರೆ ಹನುಮಂತನ ಪಾತ್ರ ಬರೋ ಹೊತ್ತಿಗೆ ನಿದ್ದೆ ಮಾಡ್ತಿದ್ದಾರೆ ಆ ತಾಯಿ ಕೂತಿದ್ದಾಳೆ ಮೊದಲನೇ ಪಂಕ್ತಿಯಲ್ಲಿ ಅಕ್ಕಪಕ್ಕದವರು ಹೀಗಂತ ಏ ನಮ್ಮ ಮಗ ನೋಡಿ ಅವನೇ ಹನುಮಂತ ಆಗಿದ್ನಲ್ಲ ಅವನ್ ನನ್ನ ಮಗ ಹನುಮಂತ ಆಗಿದ್ನಲ್ಲ ಅವನ್ ನನ್ನ ಮಗ ಇದನ್ನ ಇಪ್ಪತ್ತು ಸಲ ಹೇಳಿದ್ರೆ ನಿಮ್ಮ ಮಗ ಅಂತ ನೋಡ್ತೀರಾ ಹನುಮಂತ ಅಂತ ನೋಡ್ತೀರಾ ಅವನನ್ನ ಸುಮ್ಮನೆ ಕೂತ್ಕೊಂಬುದಕ್ಕೆ ನಾ ಹನುಮಂತ ನೋಡ್ತೇನೆ ನಿಮ್ಮ ಮಗನನ್ನಲ್ಲ ನಾಟಕದಲ್ಲಿ ರಸಾಸ್ವಾದನೆ ಬೇಕಾಗಿದ್ರೆ ನೀವು ಬೇರೆಯವರಾಗಬೇಕು ಸಂಗೀತ ರಸಾಸ್ವಾದನೆ ಮಾಡುವಾಗ ಈ ಕೆಲವು ಸಂಗೀತಗಾರರು ಮಧ್ಯೆ ಮಾತನಾಡ್ತಾರೆ ಈಗ ನಾಡು ಹಾಡುವುದು ಈ ರಾಗದಲ್ಲಿ ತಾಳ ಹೇಗಿದೆ ಅದು ಕಥೆ ಬೇರೆ ಅಲ್ಲಿ ಹೇಳಿಸಿದ್ದಾಗ ಜನ ಹೇಗೆ ಮಾಡಿದ್ರು ಯಾಕೆ ಬೇಕು ನಡುವೆ ಸಂಗೀತಕ್ಕೆ ಪ್ರವೇಶ ಭಾಷೆ ಬೇಕಾಗಿಲ್ಲ ಗ್ಯಾಂಗ್ವೇ ಬೇಕಾಗಿಲ್ಲ ರನ್ವೇ ಬೇಕಾಗಿಲ್ಲ ನೇರವಾಗಿ ಹೃದಯಕ್ಕೆ ಹೋಗುತ್ತೆ ರಸಗಳ ವಿಷಯ ಹಾಗೆಯೇ ಮಾವಿನ ಹಣ್ಣನ್ನು ಹೆಚ್ಚಿ ತಿನ್ನುವಾಗ ಮಾವಿನ ಹಣ್ಣು ಕೊಡೋರು ಇದು ತುಂಬಾ ಶ್ರೇಷ್ಠವಾದದ್ದು ನಿಮಗೆ ಬಾಯಲ್ಲಿ ಜೊಲ್ಲು ಬರ್ತಾ ಇರುತ್ತೆ ಅವರ ಅರ್ಧ ಗಂಟೆ ಮಾವಿನ ಹಣ್ಣಿನ ಮೇಲೆ ಪ್ರವಚನ ಮಾಡಿ ನಿಮಗೆ ಕೊಟ್ರೆ ಅವರು ಮುಸುಳಿ ತಿವಿತೀರಿ ನೀವು ಅದಕ್ಕೆ ಇಂಟ್ರೊಡಕ್ಷನ್ ಬೇಕಾಗಲ್ಲ ಅದಂತೆ ರಾಮಾವತಾರಕ್ಕೆ ಇದು ರಸಪುರಿ ಹಣ್ಣಿದ್ದ ಹಾಗೆ ತಾನೇ ಗೊತ್ತಾಗಬೇಕು ಅಪಿವೃಕ್ಷ ಪರಿಮ್ಲಾನಾ ವಿಷಯೇತೆ ಮಹಾರಾಜ ಎಲ್ಲಿಂದಲ್ಲಿ ಹೊರಟೋದೆ ಕಾಂಡ ರಾಮಚಂದ್ರ ಕಾಡಿಗೆ ಹೊರಟು ಬಿಟ್ಟ ವ್ಯಸಜನ್ ಅನ್ನಾಗ ಅವತ್ತು ಸಾಯಂಕಾಲ ಸೂರ್ಯನು ಸೂರ್ಯಶ್ಚಾಂತರಧೀಯತ ದೆವ್ವ ಹಿಡಿದಾಗ ನಿಂತು ದಶರಥ ಅರಮನೆ ಬಾಗಿಲಲ್ಲಿ ಕಣ್ಣು ಕಾಣಿಸ್ತಾ ಇಲ್ಲ ರಾಮಮ್ಮೇ ಅನುಗತ ದೃಷ್ಟಿ ಅದ್ಯಾಪಿ ಅನಿವರ್ತತೆ ಕೌಶಲ್ಯೇ ಎಲ್ಲಿದ್ದೀಯ ಸಾಧು ಮಾಪಾಡಿ ನಾಸ್ಪೃಶ ಮುಟ್ಟಿದ್ಲು ಕೈ ಕೈ ಎಲ್ಲಿ ಹೋಗ್ತೀರಿ ನಮ್ಮ ಮನೆಗೆ ನಡೀರಿ ದುಷ್ಟಚಾರಿತ್ರೆ ಚೇಳು ಕುಟುಕಿದಾಗಾಯಿತು ಕಣ್ಣಿಲ್ಲದೆ ಇದ್ದವನಿಗೆ ಕೈ ಕೈ ಸ್ಪರ್ಶದಿಂದ ಇವಳು ದುಷ್ಟೆ ಕೈ ಕೈ ಏರಬೇಕು ಅಂತ ಗೊತ್ತಾಗಿ ಛೀ ಹೋಗು ರಾಮನನ್ನು ಹಡೆದ ತಾಯಿ ನಿನಗೆ ನಾನು ಒಳ್ಳೇದಾಗ ನಡ್ಕೊಳ್ಳಿಲ್ಲ ನಿನ್ನ ಒಳ್ಳೆ ಕೈಯಿಂದ ನನ್ನನ್ನು ಮುಟ್ಟು ರಾಮನನ್ನು ಮುಟ್ಟಿದೆ ಕೈಗಳು ಒಳ ಕರ್ಕೊಂಡು ಹೋಗು ಅಂತ ಹೇಳಿ ಅವತ್ ರಾತ್ರಿ ದಶರಥನ ಆನೆ ಕರಗೋಟಿಯಲ್ಲಿ ಇದ್ದಂತಹ ಆನೆಗಳು ಹುಲ್ಲನ್ನು ಮುಟ್ಟಲಿಲ್ಲ ಗೋವುಗಳು ನೀರನ್ನು ಕುಡಿಯಲಿಲ್ಲ ಪುತ್ರಂ ಪ್ರಥಮಜಂ ಲಭ್ಯ ಜನನೀನಾಭ್ಯನಂದತ ಎಷ್ಟೋ ಜನ ಗರ್ಭಿಣಿ ಸ್ತ್ರೀಯರು ಆಸನ್ನ ಪ್ರಸವ ಅವತ್ತು ಮಗು ಆಗಬೇಕು ಅಂತ ಡೇಟ್ ಕೊಟ್ಟಿದ್ದಾನೆ ಡಾಕ್ಟರು ಆ ಗರ್ಭಿಣಿ ಕೇಳ್ತಾಳೆ ಮಹಾರಾಯರೇ ರಾಮ ಕಾರಿಗೆ ಹೋದ ದಿವಸ ನನ್ನ ಕೆಟ್ಟ ಮಗು ಹುಟ್ಟುವುದು ಬೇಡ ಇದು ನಾಳೆ ಆಗಲಿ ನಾಡಿದ್ದಾಗಲಿ ಅಮ್ಮ ಸಿಸೇರಿಯನ್ನ ಆಪರೇಷನ್ ಇಲ್ಲ ನಾನೇನು ಮಾಡಲಿ ಅದೇ ನಕ್ಷತ್ರದಲ್ಲಿ ಹುಟ್ಟು ಬಿಡುತ್ತೆ ಅದು ಅವಳು ಎದೆ ಬಡ್ಕೊಳ್ತಾಳೆ ಗಂಡು ಮಗು ಹುಟ್ಟಿದೆ ಚೊಚ್ಚಲ ಮಗು ತಾಯಿ ಸಂತೋಷ ಪಡಬೇಕು ಪುತ್ರಂ ಪ್ರಥಮಜಂ ಲಬ್ಧ ಜನನೀನಭ್ಯನಂದತ ಆ ಮಗುವನ್ನು ನೋಡಿ ಹೇಳ್ತಾಳೆ ಈ ಮಗು ಅಯ್ಯೋ ರಾಮ ಕಾರಿಗೆ ಹೋದ ದಿವಸ ಹುಟ್ಟಲ್ಲ ಹುಟ್ಟಿದ ಮಗು ಇದು ಹುಟ್ಟಿದ ಭಾಗ ಮಾಡೋದು ರಾಮ ಹೋದ ಅಂತ ಅಳಬೇಕೆ ಇದು ಮುಗ್ಧ ಭಕ್ತಿ ಅವರೆಲ್ಲರಿಗೆ ಗೊತ್ತಾಯಿತು ರಾಮನನ್ನ ಅಲ್ಲಿ ಗಂಗಾ ತೀರದಲ್ಲಿ ಗಂಗಾ ಯಮುನಾ ನದಿಯ ದಡದಲ್ಲಿ ಬಿಟ್ಟು ಬಂದ ಸುಮಂತ್ರ ಮೂರು ದಿವಸ ಅಲ್ಲಿದ್ದು ವಾಪಸ್ ಬಂದವನನ್ನು ಯಾಕೋ ನೀನು ಇಷ್ಟು ದಿವಸ ಐದು ದಿವಸ ಮಾಡಿದ್ದೀಯಲ್ಲ ಮೂರು ದಿವಸ ಆಗಬೇಕಾಗಿತ್ತು ಜಾತಕ್ಕೆ ಬಂದೆ ತಡವಾಗಿ ಅಂದರೆ ನಾನೇನು ಮಾಡಲಿ ರಾಮನನ್ನು ಕರ್ಕೊಂಡು ಹೋಗ್ತಾನೋ ಏನೋ ಅಂತ ಆಶಯ ಯದಿವ ರಾಮ ಪುನಃ ಶಬ್ದ ಅಪಯೇಜಿತಿ ಮಗು ರಾಮ ನಿನ್ನ ಎತ್ತಿ ಬೆಳೆಸ್ತವನು ನಾನು ನಿಮ್ಮ ಅಪ್ಪನನ್ನೇನು ಕೇಳಲಿಲ್ಲ ನಿನ್ನೂ ಕೇಳಲಿಲ್ಲ ಆ ಕೈ ಕೈ ಊರಿಗೆ ನನ್ನ ಅಟ್ಬೇಡವಪ್ಪ ನನ್ನನ್ನು ಕರ್ಕೊಂಡು ಹೋಗ್ಬಿಡು ನೀವು ಹೋಗದೇ ಇದ್ರೆ ರಥವನ್ನು ಸುಟ್ಟು ನಾನು ಸುಟ್ಕೊಂಡ್ಬಿಡ್ತೇನೆ ಅಂತ ಹೇಳ್ತಾನೆ ಅವನು ಸುಮಂತ್ರ ಬರ್ತಾನೋ ಏನೋ ರಾಮ ಅಂತ ನಾನು ಸ್ವಲ್ಪ ಕಾಯಿದೆ ಪ್ರಭು ಏನು ಆಶ್ಚರ್ಯ ಕಂಡು ದಾರಿಯಲ್ಲಿ ಯಾರ ನನ್ನನ್ನು ಬೈತಾ ಇದ್ರೇನು ಪ್ರಭು ಅದನ್ನೆಲ್ಲ ಯಾತಕ್ಕೆ ಕೇಳಿ ಒಂದು ಆಶ್ಚರ್ಯ ಮಾತ್ರ ಹೇಳ್ತೇನೆ ರಾಮಚಂದ್ರ ಹೋದ ದಾರಿಯಲ್ಲಿ ಅರಣ್ಯದಲ್ಲಿ ಒಂದೊಂದು ಕಡೆಯು ಈ ಕಡೆ ಆ ಕಡೆ ದಡದಲ್ಲಿದ್ದ ಮರಗಳು ಕೋರಿಕಾಹ ಮೊಗ್ಗು ಎಲೆ ಹೀಚು ಕಾಯಿ ಒಂದೂ ಬಿಡದಂತೆ ರಾಮ ಹೋದ ದಿಕ್ಕಿಗೆ ಟೊಂಗೆಗಳನ್ನು ತಿರುಗಿಸಿಕೊಂಡು ಬಾಡಿ ಹೋಗಿವೆ ಪ್ರಭು ನಾವು ಭೂಮಿಯಲ್ಲಿ ಸಿಕ್ಕಾಕೊಂಡಿದ್ದೇವೆ ರಾಮ ಹೋದ ಕಡೆಗೆ ಹೋಗೋಕ್ಕಾಗ್ತಾ ಇಲ್ವಲ್ಲ ಅಂತ ಗಿಡ ಮರಗಳು ಅಳ್ತಾ ಇವೆ ಅಂತ ಹೇಳುವ ಪರಿಸ್ಥಿತಿ ಇಂಥ ಸ್ಥಿತಿ ಪರಿಸ್ಥಿತಿ ಇಂಥ ರಸ ಪುಷ್ಟ ಸನ್ನಿವೇಶಗಳನ್ನು ವಾಲ್ಮೀಕಿಯನ್ನು ಬಿಟ್ಟು ಯಾರು ರಚನೆ ಮಾಡಿದ್ದಾರೆ ಅಯೋಧ್ಯಾಕಾಂಡ ದಾಟಿಕೊಂಡು ಹೋಗೋದು ಎಷ್ಟು ದೊಡ್ಡ ಕಷ್ಟ ನನಗೆ ಬಾಲಕಾಂಡ ಹಾಗೂ ಹೇಳ್ಬೋದು ಜ್ಞಾತಿ ಕೇಳಿದೆ ಅಂದರೆ ಇವರು ತಪಸ್ವಿ ಅವರು ನಾರದರು ಬಂದರು ಇವರು ಪ್ರಶ್ನೆ ಕೇಳ್ತಾ ಇದ್ದಾರೆ ಇದು ಒಂದೊಂದು ಕಡೆಯೂ ಒಂದೊಂದು ಕಡೆಯೂ ಲೌಕಿಕದಲ್ಲಿ ಅನುಭವಿಸಬೇಕಾದಂತಹ ಕೆಲವು ಸ್ವಾರಸ್ಯಗಳು ಈಗ ನಾ ಹೇಳಿದ್ದೇನು ವೇದಾಂತವಲ್ಲ what it means to love God on the part of even trees ಗಿಡಮರಗಳು ಅನುಭವಿಸ್ತವೆ ಭಗವಂತನನ್ನ ಬಾಡದೇ ಇದ್ದ ತುಳಸಿಯನ್ನು ನೀವು ತಂದು ಅದನ್ನು ಪ್ರೋಕ್ಷಣೆ ಮಾಡಿ ಅಷ್ಟಾಕ್ಷರ ಮಂತ್ರದಿಂದ ಸಾಲಗ್ರಾಮ ರೂಪಿ ಭಗವಂತನ ಮುಡಿಯಲ್ಲಿ ಧರಿಸುವಾಗ ಆ ತುಳಸಿ ಹಿಗ್ಗುವುದಿಲ್ಲವೇ ನೀವು ನೋಡಿಲ್ಲವೇ ಅದನ್ನ ನೋಡಿಲ್ಲದೆ ಅದು ನೀವು ಭಕ್ತರಲ್ಲ ನಿಮಗಿಲ್ಲ ಆ ಭಾಗ್ಯ ಸಾಲಗ್ರಾಮಗೆ ನೀವು ಕೂತ್ಕೊಳ್ಳೋಕ್ಕಾಗೋದಿಲ್ಲ ಒಂದು ತುಳಸಿ ದಳವನ್ನ ಅದರ ಮೇಲಿಟ್ಟರೆ ಶಿರಸ ತಲೆಯೊಡ್ಡಿ ಭಗವಂತ ಸ್ವೀಕಾರ ಮಾಡ್ತಾನೆ ಆ ತುಳಸಿ ಹಿಗ್ಗುತ್ತೆ ನನ್ನ ಜನ್ಮ ಸಾರ್ಥಕವಾಯಿತು ನಮ್ಮ ಗುರುಗಳೊಬ್ರು ಹೇಳ್ತಿದ್ರು ತೋಟದಲ್ಲಿ ಅವತ್ತಿಗೆ ಎಷ್ಟು ಬೇಕೋ ಅಷ್ಟು ತುಳಸಿ ಒಂದು ಹನ್ನೆರಡು ಗ್ರಾಮ ಪೂಜೆಗೆ ಹನ್ನೆರಡು ದಳ ತುಳಸಿ ಕೊಯ್ದುಕೊಂಡು ಬರುವಾಗ ಅವ್ರಿಗನ್ನಿಸ್ತಾ ಇತ್ತಂತೆ ಆ ಗಿಡಗಳು ಹೀಗೆ ಹಾಗೆ ತಲೆ ಆಡಿಸ್ತಾ ಯಾವ ಗಿಡದಿಂದ ಇವರು ತುಳಸಿಯನ್ನು ಕೊಯ್ಲಿಲ್ಲವೋ ಆ ಗಿಡಗಳು ನನ್ನದೂ ಒಂದು ದಳ ತಕೋ ಅನ್ನೋ ಹಾಗೆ ಬೇಡ್ತಾ ಇದ್ದವು ಎಂಬುದಾಗಿ ಅವರ ಅನುಭವ ಅಂತ ಅನುಭವ ಎಲ್ಲ ಯು ಮಸ್ಟ್ ಫೀಲ್ ಗಾಡ್ ನಾನು ಅರ್ಥ ಹೇಳೋದಲ್ಲ ಇದು ಅನುಭವೈಕ ವೇದ್ಯವಾದದ್ದು ರಾಮಗುಣ ರಾಮಾಯಣದ ತುಂಬ ರಾಮಚಂದ್ರ ಸ್ವಾಮಿಯ ಗುಣ ಇದು ಮೂವತ್ತು ದಿವಸ ಆಗೋ ಹೊತ್ತಿಗೆ ನೀವು ಪೂರ್ತಿ ಉಜ್ಜಿದ ಕಲ್ಲು ನಮ್ಮ ಹರಿದ್ವಾರದ ಗಂಗೆ ಕಲ್ಲಾಗಿರ್ತೀರಿ ಕಾಡುಗಲ್ಲಾಗಿರೋದಿಲ್ಲ ಆ ಅನುಭವವನ್ನು ವಾಲ್ಮೀಕಿ ಕೈಯಲ್ಲಿ ಬರೆಸಬೇಕು ಅಂತ ಬಂದಿದ್ದಾರೆ ನಾರದರು ಅವರು ಬರೀ ನಾರಾಯಣ ಸ್ಮರಣೆ ಮಾಡ್ತಾ ಮಹತಿ ಆ ತಂಬೂರಿಯನ್ನು ಮೀಡ್ತಾ ಇದ್ದವರು ಮೊದಲನೇ ಆಶ್ಚರ್ಯ ಅದು ಪ್ರಥಮಂ अतर्कितम् नारदागमनम् ತತಶ್ಚ ಲೋಕೋತ್ತರ ವಿಷಯಕಃ ಪ್ರಶ್ನ ಇವರು ಬರ್ತಾರೆ ಬೆಳಿಗ್ಗೆ ಇನ್ನೂ ಸೂರ್ಯೋದಯ ಹೊತ್ತು ಬಂದ್ಬಿಟ್ಟಿದ್ದಾರೆ ನಾರದರು ಇವರು ಎದ್ರು ಮೇಲಕ್ಕೆ ಅವರಿಗೆ ಅರ್ಘ್ಯಪಾದ್ಯಗಳನ್ನು ಕೊಟ್ಟು ಉಪಚಾರ ಮಾಡಿ ಅವರನ್ನು ಕೂರಿಸಿ ಇವರು ಕೈ ಕೊಟ್ಟು ನಿಂತುಕೊಂಡು ಏನು ಬಂದ್ರಿ ಅಂತ ಕೇಳಲಿಲ್ಲ ಪ್ರೀವಿಯಸ್ ಸ್ಟೇಷನ್ ಎಲ್ಲಿಂದ ಬಂದ್ರಿ ಅಂತ ಕೇಳಲಿಲ್ಲ ಇಲ್ಲಿ ಹೋಗಿ ಅಂತ ಹೇಳಿದವರು ಯಾರು ಅಂತ ಕೇಳಲಿಲ್ಲ ಅವತ್ತು ರಾಮಂತ್ರ ಕೊಟ್ಟಿದ್ರು ಇಷ್ಟು ದಿವಸ ಯಾತಕ್ಕೆ ಬರಲಿಲ್ಲ ಅಂತ ಕೇಳಲಿಲ್ಲ ದಿಢೀರಂತ ಒಂದು ಪ್ರಶ್ನೆ ಬಂದ್ಬಿಡ್ತು ಅವ್ರ ಬಾಯಲ್ಲಿ ಸ್ವಾಮಿ ಗುರುಗಳೇ ನಾರದರೆ ನೀವು ನಾವು ಮಾತನಾಡುವ ಇದೇ ಸಮಕಾಲದಲ್ಲಿ ಇದೇ ದೇಶದಲ್ಲಿ ಇದೇ ಭೂಮಿಯಲ್ಲಿ ಈಗ ನಾನು ಹೇಳುವ ಹದಿನಾರು ಗುಣ ಸಂಪನ್ನನಾದ ಮಹಾಪುರುಷ ಎಲ್ಲಿದ್ದಾನೆ ಬರೀ ಕಾವ್ಯ ದೃಷ್ಟಿಯನ್ನು ನೋಡಿದವರಿಗೆ ಯಾವನೊಬ್ಬ ನ್ಯಾಷನಲ್ ಹೀರೋ ದೊಡ್ಡ ಮನುಷ್ಯನ ವಿಷಯವಾಗಿ ಹದಿನಾರು ಪ್ರಶ್ನೆ ಕೇಳಿದರು ಹೋಯಿತು ನಿಮ್ಗೆ ಹೇಳ್ಕೊಟ್ಟವರು ದಂಡ ನೀವು ಕೇಳಿದ್ದು ದಂಡ ಅದು ಧರ್ಮ ನೋಡಿ ಹದಿನಾರು ಗುಣಗಳನ್ನು ಹೇಳುವಾಗ ಮೊದಲನೇದು ಅಣ್ಣಗರಾಚಾರ್ಯ ಸ್ವಾಮಿಗಳು ಗುಣವಾನ್ ಕಶ್ಯ ವೀರ್ಯವ ವೀರ್ಯವಂತ ಅಂದ್ರೂ ಒಂದು ಗುಣ ಧರ್ಮಜ್ಞ ಅಂದ್ರೂ ಒಂದು ಗುಣ ಕೃತಜ್ಞ ಅಂದ್ರೂ ಒಂದು ಗುಣ ಸತ್ಯವಾಕ್ಯ ಅಂದ್ರೂ ಅದು ಒಂದು ಗುಣ ವ್ರತ ಅಂದ್ರೂ ಒಂದು ಗುಣ ಈ ಗುಣಗಳನ್ನು ಬಿಟ್ಟು ಪ್ರತ್ಯೇಕವಾಗಿ ಗುಣವಾನ್ ಅಂತ ಅದು ಒಂದು ಹೇಳಿದ್ದಾರಲ್ಲ ಮೊದಲಲ್ಲಿ ಅದು ಒಂದೇ ಹೇಳಿದ್ರೆ ಸಾಕಾಗಿತ್ತಲ್ಲ ಈ ಹದಿನೈದು ಅದರಲ್ಲೇ ಅಡಕವಾಗ್ತಿತ್ತಲ್ಲ ಆ ಹದಿನೈದನ್ನು ಒಂದು ತಟ್ಟೆಯಲ್ಲಿ ಹಾಕಿ ತಕ್ಕಡಿಯಲ್ಲಿ ಇದೊಂದನ್ನೇ ಪ್ರತ್ಯೇಕವಾಗಿ ಆತಕ್ಕೆ ಹಾಕಿದ್ರು ಅಂತ ಕೇಳಿದರೆ ಹದಿನೈದು ನಿಮಿಷ ತಗೊಳ್ಳುತ್ತೆ ಅದು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೇನೆ ಒಂದೊಂದು ಪ್ರಮೆ ಎತ್ತಿದ್ರೆ ಇದೆಷ್ಟೆಷ್ಟೊತ್ತು ವೇಳೆ ಹಿಡಿಯುತ್ತೆ ನಮ್ಮ ಸೊಲ್ಲು ಮುಡಿಯುಮೋ ಆ ಇರುವ ವೇಳೆಯಲ್ಲಿ ಹೇಳೋಕೆ ಸಾಧ್ಯವಾಗುತ್ತೋ ಶಕ್ತಿ ಆಗೋದಿಲ್ಲ ಅಂತ ಅಳತೆ ಮಾಡಿ ಮಾಡಿ ನಿಲ್ಲಿಸಬೇಕು ಈ ಗೋಳ ನೀ ಕೇಳು ನರಸಿಂಗ ದಯಾಳು ಇನ್ನೊಬ್ರಿಗೆ ಹೇಳೋಕೆ ಬರುವುದಿಲ್ಲ ಈ ಗೋಳು ಮೊದಲನೇ ಗುಣ ಯಾವುದು ಯಾವುದೊಂದು ಗುಣವಿಲ್ಲದಿದ್ದರೆ ಉಳಿದಿದ್ದೆಲ್ಲ ಗುಣವೂ ದುರ್ಗುಣಗಳಾಗುತ್ತಿದ್ವೋ ಅದೇ ಮಹಾಗುಣ ವೃಷಗಿರಿ ಮೇಧಿ ಗುಣ ಬೋಧ ಬಲೈಶ್ವರ್ಯ ವೀರಶಕ್ತಿ ಪ್ರಮುಖ ದೋಷ ಭವೇಯುರೇತೆ ಯಜಿ ಮದಯೇ ತ್ವಯಾ ವಿನಾ ಭಗವಂತನ ದಯಾಗುಣವೆಂಬುದು ಸೌಶೀಲ್ಯ ಗುಣ ಎಂಬುದು ಆ ವಾತ್ಸಲ್ಯ ಗುಣ ಎಂಬುದೊಂದಿಲ್ಲದೆ ಇದ್ದರೆ ಅವನಿಗೆ ಎಷ್ಟು ಬಲ ಇದ್ರೇನು ಎಷ್ಟು ಶಕ್ತಿ ಇದ್ರೇನು ಎಷ್ಟು ಜ್ಞಾನ ಇದ್ರೇನು ಅದೆಲ್ಲವೂ ಲೋಕವನ್ನು ಕೊಲ್ಲುವುದಕ್ಕೆ ಉಪಯೋಗವಾಗುತ್ತೆ ಹೊರತು ಒಬ್ಬರ ಕೈಯಲ್ಲಿ ಕತ್ತಿ ಇದೆ ಸ್ವಾಮಿ ತುಂಬಾ ಶಕ್ತಿ ಬೇಕಾದ್ರೆ ಒಂದೇ ಏಟಿಗೆ ತಲೆ ತೆಗಿತಾರೆ ಭೀಮನ ಗದಾದಂಡ ಇದ್ದ ಹಾಗೆ ಅವ್ರಿಗೆ ತುಂಬಾ ಹಣವಿದೆ ತುಂಬಾ ಎತ್ತರದ ವ್ಯಕ್ತಿಗಳು ಒಳ್ಳೆಯ ಕುಲದವರು ಹೇಳ್ತಲೇ ಹೋದ್ರೊಬ್ಬರು ಒಂದು ತುಂಬಾ ಒಂದು ಉಪನ್ಯಾಸ ತುಂಬ ಕೊನೆಯಲ್ಲಿ ಕೇಳ್ತಾರೆ ಅವರಿಗೆ ಏನಾದ್ರು ದಯೆ ಅಂತ ಒಂದು ಗುಣ ಇದೆಯೋ ಅದು ಮಾತ್ರ ಇಲ್ಲೇ ದಯೆ ಇದೆಲ್ಲ ತಗೊಂಡು ಏನ್ ಮಾಡ್ತೀರಿ ನೀವು ದಯಾ ದಯಾಶತಕದ ಆಚಾರ್ಯರು ಕೇಳಿದ್ರು ಅಮ್ಮ ದಯಾದೇವಿ ವೆಂಕಟೇಶ್ವರನ ಪತ್ನಿಯೇ ನೀನೊಬ್ಬಳು ಅವನಲ್ಲಿ ಇಲ್ಲದೆ ಇದ್ರೆ ದಯೆ ಎಂಬ ಗುಣ ಇಲ್ಲದೆ ಇದ್ರೆ ಷಡ್ಗುಣ ಸಂಪೇತ ಷಡ್ಗುಣ ಸಮೇತ ಅಂತ ಹೇಳ್ತಾರೆ ಭಗವಂತನ ಜ್ಞಾನ ಶಕ್ತಿ ಬಲ ಈಶ್ಯ ತೇಜಸ್ಸು ಐಶ್ವರ್ಯ ಇದೆಲ್ಲವೂ ದೋಷ ಯುರೇತೆ ದೋಷಗಳಾಗುತ್ತಿದ್ದು ಆದ್ದರಿಂದ ಸೌಶೀಲ್ಯವೆಂಬುದು ವಾತ್ಸಲ್ಯವೆಂಬುದು ದಯ ಎಂಬುದು ಪ್ರತ್ಯೇಕಿಸಲ್ಪಡುವ ಗುಣ ಅದನ್ನು ಉಳಿದ ಜೊತೆಯಲ್ಲಿ ಸೇರಿಸಬಾರದು ದೇವರು ಪೂಜೆ ಮಾಡುವಾಗ ತಟ್ಟೆಯಲ್ಲಿ ಜಾಜಿ ಮಲ್ಲಿಗೆ ಸಂಪಿಗೆ ಹೂವುಗಳ ಜೊತೆಯಲ್ಲಿ ತುಳಸಿಯನ್ನು ಸೇರಿಸಬಾರದು ಅಂತ ಒಂದು ಶಾಸ್ತ್ರ ಜ್ಞಾಪಕ ಇಟ್ಕೊಳ್ಳಿ ನೀವು ಪೂಜೆ ಮಾಡೋರಿಗೆ ಮನೆಯಲ್ಲಿ ಕೆಲವರು ಮನೆಯಲ್ಲಿ ನೋಡಿಬಿಟ್ಟಿದ್ದೇನೆ ಸೊನ್ನಾಲು ಇರೋದು ಯಾರ ಮನಸ್ಸು ನೊಂದುಕೊಳ್ತಾರೋ ಅಂತ ಒಂದು ಸಂಕಟ ತುಳಸಿಗಿರುವ ಜಾಗ ಬೇರೆ ಪುಷ್ಪಕ್ಕೆಲ್ಲ ಪ್ರತ್ಯೇಕ ತಟ್ಟೆಯಲ್ಲಿಡಬೇಕು ಭಗವಂತನ ಪಾದದಲ್ಲಿ ತುಳಸಿ ಇದ್ದುದನ್ನು ನೋಡಿ ಎದೆಯಲ್ಲಿ ಕುಳಿತಿದ್ದ ಲಕ್ಷ್ಮಿಗೆ ಅಸೂಯೆಯುಂಟಾಗಿ ಬಂದವರೆಲ್ಲ ಅವಳಿಗೆ ನಮಸ್ಕಾರ ಮಾಡುತ್ತಾರೆ ಮೊದಲು ಪಾದಕ್ಕೆ ನಮಸ್ಕಾರ ಮಾಡೋ ನೆಪದಲ್ಲಿಂತ ತಾನೇ ಕೆಳಗೆ ಇಳಿದು ಬಂದಳು ಪಾದದಲ್ಲಿ ಎಂಬುದಾಗಿ ಬ್ರಾಹ್ಮಣ ಪತ್ನಿಯರು ಕೃಷ್ಣನನ್ನು ಸ್ತೋತ್ರ ಮಾಡುವ ಶ್ರೀಮದ್ ಭಾಗವತ ದಶಮಸ್ಕಂದ ಪೂರ್ವಾರ್ಧದ ಶ್ಲೋಕ ಹೇಳಿದ್ದೆ ಒಂದ್ಸಲ ತಮಗೆ ತುಳಸಿ ಆಶೆ ಪಟ್ಟದ್ದು ಪಾದ ಮೇಲೂ ಅರ್ಭಿನ್ ಮೇಲೂ ಅಳ ಹೇಳ್ತಾರೆ ತಲೆ ಮೇಲೆ ಎದೆ ಮೇಲೆ ಎಲ್ಲಿ ನೋಡಿದ್ರು ತುಳಸಿ ತುಳಸಿ ತುಳಸಿ ಇಷ್ಟುವಂತೆ ಭಗವಂತನಿಗೆ ಆ ತುಳಸಿಗೆ ಸಮವಾದದ್ದು ಅವನ ಗುಣಗಳಲ್ಲಿ ದಯೆ ಎಂಬ ಗುಣ ಇದಕ್ಕೊಂದು ನಿದರ್ಶನವೇನು ಅಂದರೆ ಅನೇಕ ಕಡೆ ಹೇಳಿದ್ದೆ ಅಂತ ತಾವು ಕೇಳಿರಬೇಕು ಒಬ್ಬ ದಂಡನಾಯಕ ಕಮಾಂಡರ್ ಇನ್ ಚೀಫ್ ಜನರಲ್ ಕಾರ್ಯಪ್ಪನಂತ ಒಂದು ಇಟ್ಕೊಳ್ಳಿ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಯಾವ ಫೀಲ್ಡೋ ಯಾವ ಮಾರ್ಷಲ್ಲೋ ಅವರ ಮೀಸಿಯೋ ಗಡ್ಡುವೋ ಅವರ ಕೈ ತಲೆಯಲ್ಲಿರುವ ಆ ಟೋಪಿಯೋ ಆ ಬಂಡ ಬಂಡದ ಬ್ಯಾಡ್ಜುಗಳೋ ಕೈಯಲ್ಲಿ ಬ್ಯಾಟನ್ ಅದನ್ನು ನೋಡಿದ್ರೆ ನಮಗೆ ನಿಮಗೆ ಭಯವಾಗುತ್ತೆ ರಾಷ್ಟ್ರವನ್ನು ನಡಗಿಸಬಲ್ಲ ಶಕ್ತಿ ದಂಡನಾಯಕನಿಗೆ ಅವನ ಮನೆಗೆ ಬಂದ ರಿಟೈರ್ ಆಯಿತು ಅಥವಾ ಸರ್ವಿಸಲ್ಲೇ ಇದ್ದ ಅವನಿಗೊಬ್ಬ ಮೊಮ್ಮಗ ಇದ್ದಾನೆ ಎರಡು ಮೂರು ವರ್ಷದ ಹುಡುಗ ಆ ಹುಡುಗನಿಗೆ ಬೋರ್ ಮನೆಯಲ್ಲಿ ಅಪ್ಪ ಕೈಗೆ ಸಿಕ್ಕೋದಿಲ್ಲ ಅವನು ಬರೀ ಸರ್ವಿಸ್ ಇನ್ಫೋಸಿಸ್ಗೆ ಹೋಗಿಬಿಟ್ಟಿದ್ದಾನೆ ಏನ್ ಮಾಡೋದು ಅಮ್ಮ ಅವಳು ಹನಿವೆಲ್ಲಿಗೆ ಹೋಗಿದ್ದಾಳೆ ಹನಿಮೂನಿಗೆ ಹೋಗಿದ್ದಾಳೆ ಅಪ್ಪ ಅಮ್ಮ ಇಬ್ಬರೂ ಮನೆಯಲ್ಲಿಲ್ಲ ಈ ಹುಡುಗನ್ ಯಾವಳೋ ದಾದಿ ನೋಡ್ಕೊಳ್ತಾ ಇದ್ದಾಳೆ ಇವನಿಗೆ only company is grandfather ತಾತ ಮನೆಗೆ ಬಂದು ಕೂಡಲೇ ಬಿ ಟೋಬಿ ಪಿ ಎಲ್ಲ ತೆಗೆದು ಕನ್ನಡಕ ನೋಡಿಕೊಂಡು ಮುಖ ತೊಳ್ಕೊಂಡು ಮಗುವಿನ ಜೊತೆಲಿ ಆಟ ಪಾಠ ಆಡ್ತಾನೆ ಗೊಂಬೆ ಗಿಂಬೆ ಇಟ್ಕೊಂಡು ಇಮ್ಮಮ್ಮಗ ಕೇಳ್ತಾನೆ ತಾತ ನೆನ್ನೆ ಆಡಿದ್ವಲ್ಲ ಆಟ ಆಡೋಣವೇ ಆ ಆಗ್ಬೋದಲ್ಲ ನೆನ್ನೆ ಯಾವ ಆಟ ಆಡಿದ್ರು ಈ ಅಜ್ಜನನ್ನ ಎರಡು ಕೈ ಮೇಲೆ ಕಾಲು ಮೇಲೆ ಮಲಗಿಸಿ ಕುದುರೆ ಮಾಡಿ ಇವನು ಎಲ್ಲೋ ಒಂದು ಹಗ್ಗ ತಂದು ಇವನ ಬಾಯಿಗೆ ಹಾಕಿ ಅವನ ಹೆಗಲ ಮೇಲೆ ಕೂತ್ಕೊಂಡು ಅವನ ಕೈಯಿನ ಕೋಲನ್ನು ತಾನೇ ಹಿಡಿದುಕೊಂಡು ದಂಡನಾಯಕನಿಗೆ ಹೈ ಹೈ ಅಂತ ಹೊಡಿತಾ ಹೊಡಿತಾ ಮನೆ ತುಂಬ ಅವನನ್ನ ಆಡಿಸ್ಬೇಕು ಅಜ್ಜ ಅಂಬೆಗಾಲಿಟ್ಟು ಆ ವಯಸ್ಸಿನಲ್ಲಿ ಮಗುವಿಗೆ ತುಂಬಾ ಪ್ರಿಯವಾದದ್ದು ಆದರೆ ಅಜ್ಜ ಎಷ್ಟು ದೊಡ್ಡವನು ಅಂದ್ರೆ ಮಗುವಿಗೆ ತಾನೆಷ್ಟು ಭಯಂಕರ ಅಧಿಕಾರದಲ್ಲಿದ್ದೇನೆ ಅಂತ ಕೊಂಚವೂ ಸೂಚನೆ ಕೊಡದೆ ಭೋಗೇ ಉಪಕ್ರಮತಾಮ ಭೀಪ್ಸನ್ ಶಿಲಾದಿಭಿರ್ವಾರಯಸೀವ ಪುಂಸಾಂ ಅಷ್ಟಭುಜಾಷ್ಟಕದಲ್ಲಿ ವೇದಾಂತ ದೇಶಕರ ವಾಕ್ಯ ಭೋಗೆ ಮೃದು ಉಪಕ್ರಮತ ಗಂಡ ಹೆಂಡರು ಮೊದಲ ರಾತ್ರಿ ಕಲಿಯುವಾಗ ಬಹಳ ಅಗ್ರೆಸಿವ್ ಇದ್ರೆ ಬರೆದಿದ್ದಾರೆ ನೋಡಿ ಗುರುಗಳು ಭೋಗೆ ಮೃದು ಉಪಕ್ರಮತಾಮ ಭೀಪ್ಸನ್ನೆ ಹೆಂಡತಿಯನ್ನ ಗಂಡನೋ ಗಂಡನನ್ನ ಹೆಂಡತಿಯೋ ಪರಸ್ಪರ ವಶ ಮಾಡಿಕೊಳ್ಳಬೇಕಾದ್ರೆ ತುಂಬ ಮೃದುವಾಗಿ ಪಳಗಬೇಕಾದಂತೆ ಭಗವಂತನು ಅನೇಕ ಆಯುಧಗಳನ್ನು ಶಕ್ತಿಗಳನ್ನು ಧರಿಸಿದ್ರು ಬಂದ ಭಕ್ತರನ್ನ ತಾನು ಪಳಗಿಸಿ ಒಳಗೆ ಕರೆದುಕೊಂಡು ಬಾಯಲ್ಲಿ ನೀರು ಬರಲ್ಲ ನೀನು ಬರ್ಬೋದು ಅಂತ ದೂರದತ್ತಾಭಿಮುಖ್ಯಂ ಏಳನೇ ಪ್ರಾಕಾರಾಚೆಗೆ ನೀನು ಬರ್ಬೋದು ಅಂತ ರಂಗನಾಥ ಕರೋ ಹಾಗೆ ಸ್ವಾಮಿ ತನ್ನ ಗುಣಗಳನ್ನ ಪರತ್ವಾದಿ ಗುಣಗಳನ್ನು ಶಕ್ತಿ ಜ್ಞಾನ ಬಲ ಐಶ್ವರ್ಯಾದಿಗಳನ್ನು ಮರೆಸಿಕೊಂಡು ಭಕ್ತರಿಗೆ ಸುಲಭರಾಗಿದ್ದಾನೆ ಅಂತ ತೋರಿಸಿಕೊಡುವ ಭಕ್ತರ ಜೊತೆಯಲ್ಲಿ ಸುಲಭವಾಗಿ ಬರೆಯುವ ಈ ಗುಣಕ್ಕೆ ಗುಣವಾನ್ ಗುಣವ ಮರು ಜಾಗದಲ್ಲಿ ಮಹರ್ಷಿ ವಾಲ್ಮೀಕಿಯನ್ನಿಟ್ಟರು ಇದನ್ನು ಅಯೋಧ್ಯ ಕಾಣದಷ್ಟು ವ್ಯಾಖ್ಯಾನ ಮಾಡ್ತಾರೆ ಕಿಷ್ಕಿಂದ ಕಾಣದಷ್ಟು ಮಾಡ್ತಾರೆ ಯುದ್ಧ ಒಂದು ಶಬ್ದಕ್ಕೆ ರಾಮಾಯಣ ಸಹಸ್ರಿ ಅಂತ ಒಂದು ಪುಸ್ತಕ ಬಂದಿದೆ ಈ ಹದಿನಾರು ಗುಣಗಳನ್ನೇ ಕುರಿತು ಐದು ವಾಲ್ಯೂಮು ಅದನ್ನು ಕೆಲವರು ಓದಿದವರು ಒಂದೊಂದು ಗುಣಕ್ಕೆ ಒಂದೊಂದು ರಾಮಾಯಣ ಪ್ರದಕ್ಷಿಣೆ ಮಾಡಿಸಿದ್ದೀರಲ್ಲ ಸಾಹಸ್ರಿ ಸಾವಿರ ಗುಣ ಆಗಿದ್ರೆ ಏನು ಗತಿ ಸಾವಿರ ಪ್ರದಕ್ಷಿಣೆ ಆಗ್ತಿತ್ತು ನಿಮಗೆ ಅದಾಗಿಲ್ಲ ಇನ್ನು ಯಾವಾಗಲೂ ಮಾಡಬೇಕು ಉದಾಹರಣೆ ಕೊಡ್ತೇನೆ ನಿನ್ನೆ ಮೊನ್ನೆ ಒಂದು ಕಡೆ ಹೇಳ್ತಾ ಇದ್ದೆ ಅಯೋಧ್ಯೆಯಲ್ಲಿ ಯಾರ ಮನೆಯಲ್ಲಿ ಆದರೂ ಯಾರಾದರೂ ವಯಸ್ಸಾದವರು ತೀರಿಕೊಂಡರು ದಶರಥನಿಗೆ ಸಮಾಚಾರ ಹೋಯಿತು ದುಃಖ ವಿಚಾರಣೆ ಮಾಡಬೇಕು ದಶರಥನಿಗೆ ತುಂಬಾ ವಯಸ್ಸಾಗಿದ್ದು ಮುದುಕನಾಗಿದ್ದರಿಂದ ಮಗನನ್ನು ಕರೆದು ಪಯ್ಯ ನೀವು ಪೋಯಿಟ್ ಬೇಡ ಅವತ್ತನ್ನು ನಡೆದು ಬಾರಡ ಅವರಿಗೆ ಕಣ್ಣೋರಿಸಿ ಎರಡು ಮಾತನ್ನು ಹೇಳಬಾಪ ಅಲ್ಲಿ ಹೋದರೆ ರಾಮಚಂದ್ರ ಹದಿನಾರು ವರ್ಷದ ರಾಜಕುಮಾರ ಹದಿನೆಂಟು ವರ್ಷ ರಾಜಕುಮಾರ ಅವರೆಲ್ಲ ಅಳ್ತಾ ಕೂತಿದ್ರೆ ಅವರ ಜೊತೆಯಲ್ಲಿ ತಾನೂ ಸಮಾನ ದುಃಖಿಯಾಗಿ ವ್ಯಸನೇಶು ಮನುಷ್ಯಾಣ ಭೃಷಂ ಭವತಿ ದುಃಖಿತ ಉತ್ಸವೇಶು ಸಮಾಜೇಶು ಪಿತೇವ ಪರಿತುಷ್ಯತಿ ಒಂದು ಮುಂಜಿ ಮುಂಜಿಯಾಯಿತು ಎಲ್ಲ ಪೆರಿವಾಚಾರ ಬಿಳ್ಳೆ ಆ ತನಿ ಶ್ಲೋಕದಲ್ಲಿ ವ್ಯಾಖ್ಯಾನ ಮಾಡ್ತಾರೆ ಹೇಗೆ ಅನುಭವಿಸಿದ್ದಾರೆ ಪೂರ್ವಾಚಾರ್ಯರು ಉಪನಯನವಾಯಿತು ಮದುವೆ ಆಯಿತು ದಶರಥನ ಮೊದಲು ಪತ್ರಿಕೆ ಬುದ್ಧಿ ನೀವು ಬರಬೇಕು ಮಕ್ಕಳನ್ನು ನಡೆಸಬೇಕು ಪಟ್ಟೋ ಪೀತಾಂಬರು ಹಣಕಾಸು ಎಲ್ಲ ಕೊಟ್ಟು ಪಯ್ಯ ರಾಮ ನೀವು ಹೋಯ್ಟೋಡ ನೀ ಹೋಗ್ಬಾರೋ ಅವ್ರ ಮನೆಗೆ ಅಗ್ರಪಂಕ್ತಿಯಲ್ಲಿ ಕೂತ್ಕೊಂಡು ರಾಮಚಂದ್ರ ಉತ್ಸವೇಶು ಸಮಾಜೇಶು ಪಿತೇವ ಪರಿತುಷ್ಯತಿ ಆ ಮನೆಗೆ ಹಿರಿಯ ತಂದೆ ಹಾಗೂ ಹಾಗೆ ಹಿಗ್ಗಿ ಸಂತೋಷ ಪಡ್ತಿದ್ದ ಇದಲ್ಲವೇ ಸೌಲಭ್ಯ ನೋಡಿ ಯೋಚನೆ ಮಾಡಿ ಅವನಿಗೆ ಶಬರಿ ಕೊಟ್ಟ ಹಣ್ಣು ಒಂದೇ ಭಗವತಿ ಭರದ್ವಾಜೇ ಭುಕ್ತಿ ತಥಾ ಶಬರಿ ಗೃಹ ಸಂಕಲ್ಪ ಸೂರ್ಯೋದಯ ಕಂಡು ಕೊಟ್ಟ ಹಣ್ಣಿನಲ್ಲೆಷ್ಟು ಪ್ರೀತಿಯೋ ಭರದ್ವಾಜರು ಮಾಡಿಸಿದ ಷಡ್ಡಸೋಪೇತ ಅಡಿಗೆ ಊಟದಲ್ಲಿಯೂ ಅಷ್ಟೇ ತೃಪ್ತಿ ಅವರು ದೊಡ್ಡವರು ಇವರು ಸಣ್ಣವರು ವ್ಯತ್ಯಾಸವಿಲ್ಲ ನಾ ಹಣ್ಣು ಕೊಡಬೇಕು ಅಂತ ಸಂಕಲ್ಪ ಮಾಡಿದ್ದೇನಪ್ಪ ನಮ್ಮ ಗುರುಗಳ ಪುಣೆಯನ್ನು ಬಿಟ್ಲು ಶಬರಿ ತಾಯಿ ಕೊಡಮ್ಮ ತುಂಬಾ ದಿವಸ ಆಯ್ತು ನಮ್ಮ ಅಮ್ಮನನ್ನು ನೋಡಿ ನೀನೇ ಅವಳ ರೂಪದಲ್ಲಿದ್ದೀಯೇ ಕೊಡು ಅಂತ ಅವಳ ಕೈಯಿಂದ ಹಣ್ಣನ್ನು ಸ್ವೀಕಾರ ಮಾಡಿದ ಕನ್ನುಲಾರ ಸೇವಿಂಚಿ ಕಮ್ಮನಿ ಫಲವನ್ನು ತ್ಯಾಗರಾಜರು ಎಂತನೇ ನೀನೇ ವರ್ಣಿಂತನು ಶಬರಿ ಭಾಗ್ಯಂ ಒಂದೇ ಒಂದು ಅಧ್ಯಾಯ ಶ್ರೀಮದ್ ರಾಮಾಯಣದಲ್ಲಿ ಆ ಶಬರಿ ಅದರ ಮಹಿಮೆ ಎರಡು ದಿವಸ ಹೇಳಬೇಕು ತಮಗೆ ಅದು ಆ ಸೌಲಭ್ಯ ಗುಣ ಪುಸಕ್ಕಂತೆ ಇವನು ಪಟ್ಟಾಭಿಷೇಕ ಮಾಡಬೇಕು ಅಂತ ನೋಡಿದ ದಶರಥ ಚಕ್ರವರ್ತಿ ಇಲ್ಲ ಇಲ್ಲ ಜಗತ್ತಿನ ತುಂಬ ನನ್ನ ಸೌಲಭ್ಯ ಗುಣ ತೋರಿಸಿಬಿಡ್ತೇನೆ ಅಪ್ಪಾಜಿ ನಾನು ಯಾರಂತೂ ಜಗತ್ತಿಗೆ ಗೊತ್ತಾಗಬೇಕು ನಾ ದೊಡ್ಡವನಲ್ಲ ದೊಡ್ಡವನಂತ ಹೇಳೋದಿದ್ದೇ ಇದೆ ಶಾಸ್ತ್ರ ಹೇಳುತ್ತೆ ವೇದ ಹೇಳುತ್ತೆ ವೇದದಲ್ಲಿ ಸೌಲಭ್ಯ ಗುಣಗಳು ಕಡಿಮೆ ಯ ಸರ್ವಜ್ಞ ಸರ್ವವಿತು ಯೋ ಅಸ್ಯಾಧ್ಯಕ್ಷ ಯೋ ಉಪನಿಷತ್ತು ಓದಿದ್ರೆ ಭಯ ಬರುತ್ತೆ ಅದು ಆಳ್ವಾರ ಸಾಹಿತ್ಯ ಓದಿದ್ರೆ ಗೌರವ ಬರುತ್ತೆ ಭಕ್ತಿ ಉಂಟಾಗುತ್ತೆ ರಾಮಾಯಣವನ್ನು ಓದಿದ್ರೆ ದೇವರು ತುಂಬಾ ಸುಲಭ ನಮಗೆ ಎಂಬುವ ಪ್ರೀತಿಯಿಂದ ನೀವು ಓದ್ತೀರಿ ಅದನ್ನು ತೋರಿಸೋದಕ್ಕೆ ವೇದಗಳಲ್ಲಿ ಅವಕಾಶವಿಲ್ಲವಾದ್ರಿಂದ ವೇದ ವೇದ್ಯ ಪರೇ ಪುಂಸಿ ಜಾತೆ ದಶರಥಾತ್ಮಜೆ ವೇದ ಪ್ರಾಚೇರ ಸಾದಾಸಿ ಸಾಕ್ಷಾತ್ ರಾಮಾಯಣಾತ್ಮನ ಇವರು ಗುಣಗಳನ್ನು ಹೇಳಿದ್ರು ವೀರ್ಯವಾನ್ ಒಂದು ಮಗುವನ್ನು ಹಡೆದ ತಾಯಿ ಅವಳ ಹಲ್ಲು ಹೇಗಾಗ್ತದೆ ಮೈ ಸುಕ್ಕು ಹೇಗೆ ಬರ್ತದೆ ಅವಳ ಯೌವನ ಹೋಗಿಬಿಡುತ್ತೆ ಒಂದೇ ಮಗು ಹಡೆದದ್ದಕ್ಕೆ ಎಷ್ಟು ಕೋಟಿ ಸಲ ಬ್ರಹ್ಮಾಂಡ ರಚನೆ ಮಾಡಿದ್ದಾನೆ ಭಗವಂತ ಭೀ ಕಮಲದಿಂದ ಎಷ್ಟೊಂದು ಬ್ರಹ್ಮರನ್ನು ಹಡೆದಿದ್ದಾನೆ ಅವನಿಗೆ ಯಮನ ಏನಾದರೂ ಕೊಂಚವಾದರೂ ಹೋಗಿದೆಯೇ ಅವನ ವೀರ್ಯ ಎಂಥದ್ದು ಕೃತಜ್ಞಶ್ಚ ಧರ್ಮಜ್ಞಶ್ಚ ಧರ್ಮವನ್ನು ತಿಳಿದವನು ಶರಣಾಗತಿ ಮಾಡಿದವರನ್ನು ಕಾಪಾಡಬೇಕು ಅಂತ ಗೊತ್ತಿದ್ದವನು ಒಂದೇ ಒಂದು ಸಲ ಶರಣಾಗತಿ ಮಾಡಿದವನನ್ನು ಅವನ ಅಂತ್ಯಕಾಲದವರಿಗೆ ಸ್ಮರಣ ಮಾಡುವ ಕೃತಜ್ಞ ಭಗವಂತ ಕೃತಿ ಕೃತಜ್ಞ ಸ್ತಮಸಿ ಸ್ವಭಾವತಃ ಸತ್ಯವಾಕ್ಯ ಕೊಟ್ಟ ಮಾತನ ಮೀರದೆ ಇರುವವನು ದೃಢವ್ರತಃ ಸಂಕಲ್ಪವುಳ್ಳವನು ಅಂತ ಹೀಗೆಲ್ಲ ಆ ಹದಿನಾರು ಗುಣಗಳನ್ನು ಹೇಳಲಾಗಿ ಸಾಕು ಸಾಕು ಉಪನ್ಯಾಸ ಟೈಮ್ ಮುಗೀತಾ ಇದೆ ಅಂತ ಹೇಳಿ ಅವರು ಹೇಳ್ತಾರೆ ಮುಂದೆ ನಾರದರು ಅಪ್ಪ ವಾಲ್ಮೀಕಿ ಎನ್ನಡ ರಾಮ ಮಂತ್ರ ಸಲ್ಲಿ ಕೊಡ್ತೇನೆ ಅವನಕ್ಕೆ ಅದು ಅಷ್ಟಾಕ್ಷರದೊಡೆಗೆ ಅವರು ಪಿರುವೇನು ಪುರಿಯಾದ ಇದು ಅಷ್ಟಾಕ್ಷರದ ಅರ್ಥ ನೀವು ತಿಳಿಯಲೇ ಇಲ್ಲವಲ್ಲ ಈ ಎಲ್ಲ ಗುಣಗಳು ಅಷ್ಟಾಕ್ಷರ ಮಂತ್ರದಲ್ಲಿದೆ ಅದನ್ನ ಬಾಯಿ ಬಿಟ್ಟು ಹೇಳೋ ಹಾಗಿಲ್ಲ ರಾಮಾಯಣದಲ್ಲಿ ನನ್ನ ಬಾಯಿಗೆ ಬೀಗ ಹಾಕಿದ್ದಾನೆ ಭಗವಂತ ಅತ್ತ ಮರಚಿ ಸೊಲ್ರ ಅದನ್ನ ಮರಸಿ ಹೇಳ್ತೇನೆ ಕೇಳು ಎಂಬುದಾಗಿ ಹೇಳಿ ರಕ್ಷಿತಾ ಜೀವಲೋಕಸ್ಯ ಅಷ್ಟಾಕ್ಷರ ಮಂತ್ರ ಅರ್ಥ ಇದು ರಕ್ಷಿತಾ ಜೀವಲೋಕಸ್ಯ ಧರ್ಮಸ್ಯ ಪರಿರಕ್ಷಿತ ರಕ್ಷಿತ ಸ್ವಸ್ಯ ಧರ್ಮಸ್ಯ ಸ್ವಜನಸ್ಯ ಚ ರಕ್ಷಿತ ಈ ಶ್ಲೋಕದಲ್ಲಿ ಮೂರು ಸಲ ಬರುತ್ತೆ ರಕ್ಷಿತ ರಕ್ಷಿತ ರಕ್ಷಿತ ರಕ್ಷಣೆ ಮಾಡುವವನು ಅಕಾರವಾಚ್ಯನಾದವನು ಯಾರನ್ನ ಕಾಪಾಡ್ತಾನೆ ಜೀವಲೋಕಸ್ಯ ಬರೀ ಮನುಷ್ಯನಿಗೆ ಗುಣ ಇದೆ ನೋಡಿ ನಿಮ್ಮನ್ನೆಲ್ಲ ಕಾಪಾಡುವ ಶಕ್ತಿ ನನಗಿದೆಯೇ ನನ್ನ ಕಾಪಾಡಿಕೊಳ್ಳೋ ಶಕ್ತಿ ಯಾರು ನನಗಿದೆಯೇ ಒರು ಜೀವನಕ್ಕೆ ಒರು ಜೀವನ್ ತಂಜಮಲ್ಲನ್ ರಹಸ್ಯ ದೇಶಕರು ಬಂದಿಟ್ರು ಒಂದು ಜೀವಾತ್ಮ ಇನ್ನೊಂದು ಜೀವಾತ್ಮನಿಗೆ ದಾರಿ ತೋರಿಸೋದಿಲ್ಲ ತೋರಿಸಿದ್ರೆ ಕುರುಡ ಕುರುಡನಿಗೆ ದಾರಿ ತೋರಿಸ್ದಾಗತ್ತೆ ಐದು ರೂಪಾಯಿ ಚಿಲ್ಲರೆ ಇದೆಯಾ ಅಂತ ಕೇಳಿದ ಭಿಕ್ಷಕನನ್ನೊಬ್ಬ ನನ್ನ ಹತ್ರ ಚಿಲ್ಲರೆ ಇದ್ರೆ ನಿಮ್ಮನ್ನ ಯಾತಿ ಕೇಳ್ತಾ ಇದ್ದ ಅಂದ ಅವನು ಈ ಪರಸ್ಪರ ಭಿಕ್ಷುಕರತ್ತ ಆಗಾಗುತ್ತೆ ಒಬ್ಬ ಜೀವ ಒಬ್ಬನಿಗೆ ರಕ್ಷಿತಾ ಜೀವಲೋಕಸ್ಯ ಜೀವಲೋಕವನ್ನು ರಕ್ಷಣೆ ಮಾಡಬೇಕಾದ ಕರ್ತವ್ಯ ಹೊಣೆ ಅವನಿಗೇನು ಅಂತ ಕೇಳಿದ್ರೆ ಧರ್ಮಸ್ಯ ಪರಿರಕ್ಷಿತ ಇಡೀ ಜಗತ್ತಿಗೆ ಧರ್ಮವಿದೆ there is a direction and purpose for history ನಾಳೆ ವಿವರಿಸ್ತೇನೆ ಇತಿಹಾಸಕ್ಕೆ ದಿಕ್ಕು ಕೊಡುವ ಒಂದು ದೇವರು ಧೂರ್ತರು ರಾಕ್ಷಸರು ಅಸರಪ್ರಾಯರು ಈ ಜಗತ್ತೆಲ್ಲ ನಮ್ಮದೇ ಅಂತ ಹೇಳುವಾಗ ನಿನ್ನದಲ್ಲ ನಿನ್ನ ಹುಟ್ಟು ನಡೆಗಿಸ್ತೇನೆ ಮಂಗಳಮಯವಾದ ದಿಕ್ಕಿನತ್ತ ಜೀವನ ಹೋಗಬೇಕು ಪ್ರತಿಯೊಬ್ಬರ ಜೀವ ಆವಿಷ್ಕಾರವಾಗಿ ಜ್ಞಾನ ವಿಕಾಸ ಆಗಬೇಕು ಅಂತ ನನ್ನ ಸಂಕಲ್ಪ ಅಸತೋಮ ಸದ್ಗಮಯ ಅಂತ ಬಡ್ಕೊಳ್ತಾ ಇದ್ದ ಜೀವಾತ್ಮ ಅದನ್ನು ಉದ್ಧಾರ ಮಾಡಬೇಕಾದ ನನ್ನ ಕರ್ತವ್ಯ ಅಂತ ಧರ್ಮಭ್ರಷ್ಟನಲ್ಲ ಭಗವಂತ ಗಾಡ್ ಈಸ್ ನಾಟ್ ಸೆಕ್ಯುಲರ್ ನೀವು ರಕ್ಷಿತ ಧರ್ಮಸ್ಯ ಪರಿರಕ್ಷಿತ ರಕ್ಷಿತ ಸ್ವಸ್ಯ ಧರ್ಮಸ್ಯ ಅವನು ಶರಣ್ಯ ಶರಣ್ಯನಿಗೂ ಧರ್ಮವುಂಟು ಸ್ವಜನಸ್ಯ ಚ ರಕ್ಷಿತ ನಿನ್ನವನು ಅಂತ ಒಂದು ಸಂಬಂಧವನ್ನಿಟ್ಕೊಂಡ್ರೆ ಆ ಸಂಬಂಧವುಳ್ಳವರನ್ನೆಲ್ಲ ಕಾಪಾಡ್ತಾನೆ ಭಗವಂತ ಅದೇ ಅಷ್ಟಾಕ್ಷರ ಮಂತ್ರ ಅಷ್ಟಾಕ್ಷರ ಮಂತ್ರ ಅರ್ಥ ನಾಳೆ ವಿವರಿಸ್ತೇನೆ ಇದು ಒಂದು ಮೊದಲನೇ ರಹಸ್ಯ ಇದು ನೀವು ಹೇಳಿದ ಅರ್ಥ ಸಮಂಜಸ ಅಂತ ಹೇಗೆ ಗೊತ್ತು ಅಂದ್ರೆ ರಾಮಾಯಣದಲ್ಲಿ ಇದೇ ವಾಕ್ಯ ಇನ್ನೆರಡು ಸಲ ಬರುತ್ತೆ ಎಲ್ಲಿ ಬರುತ್ತೆ ನೀನು ರಾಮದೂತ ಅಂತ ನಾನು ಹೇಗೆ ನಂಬಲಿ ಎಂದು ಸೀತಾದೇವಿ ಮೊದಲು ಹನುಮಂತ ಯಮಾರಿ ಹೋದ ರಾಮ ಕಮಲ ಭತ್ರ ಅಕ್ಷ ನೀ ರಾಮದೂತನಾಗಿದ್ರೆ ರಾಮ ಯಾರು ಅಂತ ಹೇಳು ಅಂತ ಕೇಳಿದ್ಲು ಅವನು ಶ್ರೀಮನ್ ನಾರಾಯಣ ಅಂತ ಹೇಳಬೇಕಾಗಿತ್ತು ಅದನ್ನು ಹೇಳಲಿಲ್ಲ ಕಣ್ಣು ದೊಡ್ಡದಾಗಿದೆ ಅವರ ಕಣ್ಣುಗಳಾಲಿಯೇ ಪುರುಜು ಬೋಚು ಅವರ್ ದೀರ್ಘನೇತ್ರನಾದವನು ಕಮಲಭತ್ರಾಕ್ಷ ಸರ್ವಸತ್ವ ಮನೋಹರ ಕಾಡಲ್ಲಿ ಹೋಗುವ ಕೋತಿ ಗೀತಿ ಎಲ್ಲ ಪ್ರಾಣಿಗಳಿಗೂ ಅವನು ನೋಡಲು ಕುತೂಹಲವಾಗುತ್ತೆ ಅಂತ ಹೇಳಿದ ಮೇಲೆ ಅವಳು ನೋಡಿದ್ರು ಇವಳು ದಾನ ಅವನು ಯೋಗ್ಯತೆ ರಾಮನ ಹತ್ರ ಪಳಗಿದ್ದಿ ಅವನು ಯಾರು ಅಂತ ಗೊತ್ತಿಲ್ವೇ ಅಂತ ಕೇಳಿದ್ರೆ ರಕ್ಷಿತಾ ಜೀವಲೋಕಸ್ಯ ಸ್ವಜನಸ್ಯ ಚ ರಕ್ಷಿತ ಲೋಕಸ್ಯ ಕರ್ತ ಕಾರಯಿತಾ ಸಹ ಎರಡನೇ ಪಾದದಲ್ಲಿ ಸ್ವಲ್ಪ ಅಡಿಷನಲ್ ಮ್ಯಾಟರ್ ಕೊಟ್ಟರು ಇಡೀ ಜೀವಲೋಕವನ್ನು ರಕ್ಷಿಸುವುದು ಕರಾಮಾವತಾರಮ್ಮ ನಮ್ಮ ದೇವರಿಗೆ ಬಂದಿದ್ದಾನೆ ಸ್ವಜನರನ್ನ ರಕ್ಷಿಸ್ತಾನೆ ಅವನು ಅದಕ್ಕಾಗಿಯೇ ಸುಗ್ರೀವನ್ನ ರಕ್ಷಣೆ ಮಾಡಿದ ಸ್ವಜನತ್ವವನ್ನ ವಾಲಿ ದೇವಾಂಶದಲ್ಲಿ ಬಂದರೂ ನಾನು ನಿನ್ನವನು ಅಂತ ಹೇಳಲಿಲ್ಲ ಆದ್ದರಿಂದ ವಾಲಿಗೆ ಅಭಯಪ್ರದಾನವಿಲ್ಲ ಮರ್ಯಾದಾನ ಅಂಚಲೋಕಾನ ದೇವತೆ ಆಗಿರಬೇಕು ಗಂಧರ್ವ ಆಗಿರಬೇಕು ಯಕ್ಷ ಆಗಿರಬೇಕು ರಾಕ್ಷ ಆಗಿರಬೇಕು ಇರುವೆ ಆಗಿರಬೇಕು ಹುಲ್ಕಡ್ಡಿ ಆಗಿರಬೇಕು ಪ್ರತಿಯೊಂದಕ್ಕೂ ಧರ್ಮವನ್ನು ಕೊಡತಕ್ಕವನು ಅಲ್ಲಿ ಹನುಮಂತ ಹೇಳಿದ ಮೇಲೆ ಅಪ್ಪು ಸರಿಯಾಗಿ ಹಾಗಿದ್ರೆ ನಾರಾಯಣ ತತ್ವ ನಿನಗೆ ಗೊತ್ತಿದೆ ಅವನು ರಾಮ ನಾರಾಯಣ ಅಂತ ಅರ್ಥ ಮಾಡ್ಕೊಂಡಿದ್ದೀಯ ಅಂತ ಶಾಬಾಸ್ ಒಂದು ಸೀತಾದೇವಿ ಮೂರನೇ ಸಂದರ್ಭದಲ್ಲಿ ಲಂಕೆಯಲ್ಲಿ ಅಗ್ನಿ ಪ್ರವೇಶ ಸೀತಾದೇವಿ ಮಾಡ್ತಾ ಇರುವ ಸಂದರ್ಭದಲ್ಲಿ ವಿಭೀಷಣನ ಕಡೆಯ ಅಳಿದುಳಿದ ಸೈನ್ಯದವರು ಪಲ್ಲಕ್ಕಿ ಹೊತ್ಕೊಂಡು ಬರ್ತಾ ಇರುವಾಗ ವಾನರ ವೀರರು ಒಬ್ಬರ ಮೇಲೆ ಒಬ್ಬರು ಬಿದ್ದು ಮುಸುಕು ತೆಗೆದು ಪಲ್ಲಕ್ಕಿಯನ್ನ ಒಬ್ಬ ಸೀತೆಗೋಸ್ಕರ ಕಬಂಧ ವಿರಾಧಾರನ್ನು ಕೊಂದು ಕಲ್ಲಿನ ಸೇತುವೆ ಸಮುದ್ರದಲ್ಲಿ ಕಟ್ಟಿ ರಾವಣ ಕುಂಭಕರ್ಣ ಇಂದ್ರಜಿತ್ತಾದಿಗಳನ್ನು ಸಂಹಾರ ಮಾಡಿದ ಅಂದ್ರೆ ಈ ಸೀತೆ ಎಷ್ಟು ಸುಂದರಿಯಾಗಿರಬೇಕು ಅಂತ ನೋಡೋಣ ಅಂತ ಕಪಿ ಸಹಜ ಚಾಪಲ್ಯದಿಂದ ಕರ್ನಾಟಕದ ಸೈನ್ಯ ಆ ಮುಸುಕು ತೆಗೆದು ತೆಗೆದು ತೆಗೆದು ನೋಡ್ತಾ ಇರುವಾಗ ವಿಭೀಷಣರ ಕಡೆಯವರು ವೇತ್ರಜರ್ಜರಪಾಣಿಯ ಕಂಚು ಹೆಲ್ಮೆಟ್ ಗಿಲ್ಮೆಟ್ ಹಾಕಿದ್ರು ಬೆಳಗಾಂ ಪೊಲೀಸ್ನವರಿದ್ದ ಹಾಗೆ ಕೈಯಲ್ಲಿ ಬೆತ್ತ ತಗೊಂಡು ಲಾಠಿ ಚಾರ್ಜ್ ಮಾಡಿಬಿಟ್ರು ಕೋತಿಗಳ ಬೆನ್ನೆಲ್ಲ ಮುರಿದು ಹೋಯಿತು ರಾಮ ರಾಮ ರಾಮ ಅಂತ ಅವನ ಹಿಂದೆ ಹೋಗುವಾಗ ಭಗವಂತ ಇಲ್ಲಿ ನಾರದ ಹೇಳಿದ ವಾಕ್ಯಕ್ಕೆ ತಾನೇ ವ್ಯಾಖ್ಯಾನ ಮಾಡ್ತಾನೆ ಕಿಮರ್ಥಂ ಮಾಮನಾದೃತ್ಯ ದೃಶ್ಯತೆ ಎಂ ತ್ವಯಾ ಜನಃ ನನ್ನನ್ನು ಅನಾದರಿಸಿ ನನ್ನವರು ಯಾಕೋ ಹೀಗೆ ಬಡಿತಾ ಇದ್ದೇವೆ ವಿಭೀಷಣ ಅವರಿಗೆ ಬಡಿದಿದ್ದು ಏಟ್ ಎಲ್ಲ ಒಂದೊಂದು ನನಗೆ ಬಡಿದ ಕಾಣೋ ನಿವರ್ತಯೇನ ಉದ್ಯೋಗಂ ಜನೋಯಂ ಸ್ವಜನೋ ಮಮ ಇವರೆಲ್ಲ ನನ್ನವರಪ್ಪ ಅಂತ ರಾಮಚಂದ್ರ ಅವರನ್ನ ಕೋತಿಗಳು ಅಂತ ಅನಿಸಲಿಲ್ಲ ಪ್ರಪನ್ನರು ಹನುಮಂತನ ಮೂಲಕ ಸುಗ್ರೀವನ ಮೂಲಕ ಅವರೆಲ್ಲ ಪ್ರಪನ್ನರು ಅಂತ ಆ ಏನು ಅಂಗೀಕಾರವನ್ನು ಮಾಡಿದ ಅದನ್ನೇ ಅಭಯಂ ಸರ್ವಭೂತೇಭ್ಯ ದದಾಮಿ ಯಾರಿಗೆ ತವಾಸ್ಮಿ ಇತಿ ಚಯ ಜೊತೆ ಈ ಸಂಬಂಧವನ್ನು ಹೇಳ್ಕೋಬೇಕು ಆ ಸಂಬಂಧವನ್ನು ತೋರಿಸುವುದು ಅಷ್ಟಾಕ್ಷರ ಮಂತ್ರ ಆದ್ರಿಂದ ನಾರದರು ವಾಲ್ಮೀಕಿಗೆ ಹೇಳಿದರು ಸರ್ವಭಷ್ಟಾಕ್ಷರ ಅಂತಸ್ಥಂ ನೀ ಕೇಳೋ ಅರ್ಥ ಹದಿನಾರು ಗುಣ ಅಲ್ಲ ಹದಿನಾರು ಸಾವಿರ ಗುಣಗಳು ಅಷ್ಟಾಕ್ಷರದಲ್ಲಿವೆ ಆ ಅಷ್ಟಾಕ್ಷರ ಅರ್ಥವನ್ನು ವಿವರಿಸಿ ಈ ರಾಮಾಯಣ ಬರೀಂತ ಪ್ರೇರಣೆ ಕೊಡೋಕೆ ಬಂದಿದ್ದೀನಿ ನಿಮಗೂ ಉತ್ಸಾಹ ಈಗ ನೀನು ತಿಳ್ಕೊಂಡ ಕಥೆ ಹೇಗೋ ಇರಬಹುದು ರಾಮಾಯಣದ ಕಥೆ ನಾನೊಂದು ಚೌಕಟ್ಟು ಕೊಡ್ತೇನೆ ಒಂದು ನೂರು ಶ್ಲೋಕದಲ್ಲಿ ಸಂಕ್ಷೇಪ ರಾಮಾಯಣ ಇಕ್ಷ್ವಾಕು ವಂಶ ಪ್ರಭವ ರಾಮೋ ನಾಮ ಜನೀಶ್ವತಃ ಅವನ ಹೆಸರು ಅದಲ್ಲ ಈ ಅವತಾರದಲ್ಲಿ ಜನಗೆ ಜನರಿಗೆ ರಾಮ ಅಂತ ಅವರು ಹೇಳಿದ್ರೆ ಇವನಿಗೆ ಪ್ರೀತಿ ಆಗುವಂತ ಒಂದು ಅವತಾರ ತಾತ್ಕಾಲಿಕವಾದ ಹೆಸರು ಅಂತ ಅವನ ಕಥೆಯೆಲ್ಲ ಹೇಳಿ ಅವರು ಪ್ರೇರಣೆ ಕೊಟ್ಟು ಹೋದರು ಎಂಬಲ್ಲಿಗೆ ಇವತ್ತಿಗೆ ಮಂಗಳವನ್ನು ಅನುಷ್ಠಾನ ಮಾಡ್ತಾ ಇದ್ದೇನೆ ಇವತ್ತು ಕಥೆ ಎಲ್ಲೆಲ್ಲೋ ಬಳಸ್ಕೊಂಡು ಎಲ್ಲೋ ಬಂದ್ರಿ ಅಂತ ಹೇಳಬೇಡಿ ದಾರಿ ತಪ್ಪಿಸ್ಲಿಲ್ಲ ದೇವರು ನಮ್ಮನ್ನ ಗುರುಗಳು ಎದುರಿಗೆ ಎದುರಿಗೆ ಕೂತಿದ್ರು ಅವರ ಪವಿತ್ರವಾದ ಕಿವಿಗಳಲ್ಲಿ ಎರಡು ತೊದಲು ಮಾತನ್ನು ಹೇಳುವಂತಹ ಭಾಗ್ಯ ಮೂವತ್ತು ದಿವಸವೂ ಸ್ವಾಮಿಗಳಲ್ಲೇ ಕೂತಿದ್ರೆ ತುಂಬಾ ಚೆನ್ನಾಗಿ ಬರ್ತಿತ್ತು ಪ್ರವಚನ ಅವರಿಗೆ ಪಾಪ ದೈಹಿಕವಾದ ಶ್ರಮ ಅದು ನಮ್ಮಲ್ಲಿ ತುಂಬಾ ಉಳ್ಳವರು ಅದನ್ನು ತುಂಬಾ ಹತ್ತಿರದಿಂದ ಅನುಭವಿಸಿದ್ದೀನಿ ಗುರುಕೃಪೆ ಎಂಬುದು ವಾಚಾಮಗೋಚರ ಈ ನಾರದರ ಕೃಪೆ ಹೇಗೆ ಬಂತು ಅದಕ್ಕೆ ದೇಶಿಕರು ಒಂದು ಶ್ಲೋಕ ಹೇಳ್ತಾರೆ ಈಶ್ವರನ ಕೃಪೆ ಬರೋದು ಬಹಳ ಸುಲಭವಂತೆ ಗುರು ಕೃಪೆ ಬರೋದು ಕಷ್ಟ ಗುರು ಕೃಪೆ ಬರಬೇಕಾದ್ರೆ ಆರು ಸಂಗತಿಗಳು ಒದಗಿ ಬರಬೇಕು ಮೊದಲನೇದು ಈಶ್ವರ ಸೌಹಾರ್ದಂ ದೇವರ ಕರುಣೆ ಇದ್ರೆ ಗುರು ಸಿಗ್ತಾನೆ ಯಥಚ್ಛಾ ಸುಕೃತಂ ತಥಾ ನಿಮಗೆ ಗೊತ್ತಿಲ್ಲದೆ ಜನ್ಮಾಂತರದ ಮಾಡಿದಂತಹ ಒಂದು ಸುಕೃತ ವಿಶೇಷ ವಿಷ್ಣು ಕಟಾಕ್ಷಂ ಭಗವಂತನ ಕರುಣೆ ಎಂಬುದು ಮೇಲೆ ಬೀಳ್ತಕ್ಕಂತಹ ಒಂದು ಕಾಲಪಕ್ವಾಗಬೇಕು ಅದ್ವೇಷಂ ಭಗವಂತನ ದ್ವೇಷ ಗೀಷ ಇರಬಾರದು ಆಭಿಮುಖ್ಯಂ ಚ ಸಾತ್ವಿಕೈ ಸಂಭಾಷಣಂ ಭಗವಂತನ ಕಡೆ ಹೋಗಬೇಕು ಅಂತ ಒಂದು ಪ್ರಯತ್ನ ಸತ್ಪುರುಷರ ಜೊತೆಯಲ್ಲಿ ಸತ್ಸಂಗ ಸಮಾಗಮ ಇದು ಆರು ಫ್ಯಾಕ್ಟರ್ಸ್ ಇದ್ದರೆ ಆಚಾರ್ಯ ಪ್ರಾಪ್ತಿ ಸದಾಚಾರ್ಯರು ಸದ್ಗುರುಗಳು ಸಿಕ್ಕಬೇಕಾದ್ರೆ ತಪಸ್ಸು ಮಾಡಬೇಕು ಅವರೇ ಹುಡುಕೊಂಡು ಬಂದರು ವಾಲ್ಮೀಕಿಯನ್ನ ಅಂತ ಕಥೆ ಆರಂಭವಾಗ್ತಾ ಇದೆ ನಾಳಿನ ಪ್ರವಚನದಲ್ಲಿ ಈ ಸಂಕ್ಷೇಪ ರಾಮಾಯಣದಲ್ಲಿ ಆ ಸಣ್ಣ ಸಣ್ಣ ಶ್ಲೋಕಗಳಲ್ಲಿ ಏನು ಚಮತ್ಕಾರ ಇಟ್ಟಿದ್ದಾರೆ ವಾಲ್ಮೀಕಿ ಅವರು ಕೇಳಿದ್ದರಲ್ಲಿ ಒಂದೆರಡು ಶ್ಲೋಕವನ್ನು ತಮಗೆ ವಿವರಿಸಿ ಕ್ರೌಂಚ ಪ್ರಸಂಗವನ್ನು ಹೇಳಿ ಸಾಧ್ಯವಾದರೆ ಮುಂದಕ್ಕೆ ಹೋಗಿ ಬ್ರಹ್ಮದೇವರು ಬಂದದ್ದು ರಾಮಾಯಣ ರಚನೆಯನ್ನು ಹೇಳ್ತೇನೆ ಅಂತ ಇನ್ನು ಮಂಗಳವನ್ನು ಮಾಡೋಣ ಮಂಗಳಾಗ್ಬೋದಾ ಬಹಳ ಹೊತ್ತು ತಗೊಳ್ಳೋದಿಲ್ಲ ಒಂದೇ ನಿಮಿಷ ಎಲ್ಲರೂ ಕೂತ್ಕೊಂಡು ಕೇಳಬೇಕು ಮಂಗಳಂ ಕೋಸಲೇಂದ್ರಾಯ ಮಾನೀಯ ಗುಣಾಭಯೇ ಚಕ್ರವರ್ತ್ಯ ತನೂಜಾಯ ಸಾರ್ವಭೌಮಾಯ ಮಂಗಳಂ ಮಂಗಳಾಶಾಸನಪರೈ ಮದಾಚಾರ್ಯ ಪುರೋಗಮೈ ಸರ್ವೈಶ್ಚ ಪೂರ್ವೈರಾಚಾರ್ಯೈ ಸಕೃತಾಯಾಸ್ತು ಮಂಗಳಂ ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾ ಗೋ ಬ್ರಾಹ್ಮಣೇಭ್ಯ ಶುಭವಸ್ತರಿತಂ ಲೋಕಾ ಸಮಸ್ತಾ ಸುಖಿನೋ ಭವಂತು ಮಂಗಳಂ ಮಂಗಳಂ ಮಂಗಳಂ ನಿತ್ಯಶ್ರೀರ್ನಿತ್ಯಮಂಗಳಂ